ಅದು ಎಲ್ಲರಿಗೆ ನಮಸ್ಕಾರ ಈ ಕೆಲವು ದಿವಸಗಳಿಂದ ಆಧುನಿಕ ಸಂಸ್ಕೃತ ಸಾಹಿತ್ಯಕ್ಕೆ ಗಣನೀಯವಾದ ಕೊಡುಗೆಗಳನ್ನು ಕೊಟ್ಟ ಕೆಲವು ಕವಿಗಳ ಪರಿಚಯ ಮಾಡ್ಕೋತಾ ಇದ್ದೀವಿ ತುಂಬ ಜನ ಕವಿಗಳಿದ್ದಾರೆ ಇದನ್ನು ಈ ಆಧುನಿಕ ಯುಗವನ್ನು ಸಾಮಾನ್ಯ ಹತ್ತೊಂಬತ್ತನೇ ಶತಾಬ್ದದ ಉತ್ತರಾರ್ಧದಿಂದ ಇಪ್ಪತ್ತೊಂದನೇ ಶತಮಾನದ ಹೊಸಲಿನವರೆಗಿನ ಹತ್ತತ್ರದ ನೂರ ಮೂವತ್ತು ನೂರ ನಲವತ್ತು ವರ್ಷಗಳ ಅವಧಿಯನ್ನು ಡಾಕ್ಟರ್ ರಾಧಾವಲ್ಲಭ್ ತ್ರಿಪಾಠಿ ಅಂಥವರು ಸಮೃದ್ಧಿಯುಗ ಅಂತಲೇ ಬರೆದಿದ್ದಾರೆ ನನಗೆ ಅದಷ್ಟಾಗಿ ಒಪ್ಪಿಗೆ ಇಲ್ಲ ಇಲ್ಲಿ ಗಾತ್ರ ಸಮೃದ್ಧಿ ಇದೆಯೇ ಹೊರತು ಗುಣ ಸಮೃದ್ಧಿ ಇಲ್ಲ ವೈವಿಧ್ಯ ಸಮೃದ್ಧಿ ಇದೆಯೇ ಹೊರತುನುವೆ ವೈದಗ್ಧ್ಯ ಸಮೃದ್ಧಿ ಇಲ್ಲ ಅಂದರೆ ತುಂಬ ಜನ ತುಂಬ ಬರೆದಿದ್ದಾರೆ ಹಾಗಾಗಿ ಗಾತ್ರ ಸಮೃದ್ಧಿ ಇದೆ ಆದರೆ ಬರೆದಿದ್ದೊಳಗೆ ಮುಕ್ಕಾಲು ಪಾಲು ನಿಷ್ಪ್ರಯೋಜನ ನೀರಸ ಇನ್ನು ವೈವಿಧ್ಯ ತುಂಬ ಇದೆ ಮಹಾಕಾವ್ಯ ಅಂದರೆ ಮಹಾಕಾವ್ಯ ಅನ್ನುವ ಘನತೆಯನ್ನು ಮುಟ್ಟುವಂಥದ್ದಲ್ಲ ಮಹಾಕಾವ್ಯ ಅಂದರೆ ನನ್ನ ಕಣ್ಣಿಗೆ ಬರತಕ್ಕಂಥದ್ದು ಸಂಸ್ಕೃತದಲ್ಲಿ ಕಾಳಿದಾಸನ ರಘುವಂಶ ಕುಮಾರ ಸಂಭವಗಳು ಅದಕ್ಕೂ ಮೇಲೆ ಹೋದರೆ ವ್ಯಾಸ ವಾಲ್ಮೀಕಿಗಳು ಆ ಎತ್ತರ ಯಾರಿಗೂ ಮುಟ್ಟೋಕ್ಕೆ ಸಾಧ್ಯವಿಲ್ಲ ಬಿಡಿ ಕಾಳಿದಾಸ ಅದು ನಿಜವಾಗಿ ಮಹಾಕಾವ್ಯದ ಮಟ್ಟ ಕನ್ನಡದಲ್ಲಿ ಒಬ್ಬ ಕುಮಾರವ್ಯಾಸ ಕುವೆಂಪು ಅಂತ ಹೀಗೆ ಅನ್ನಬಹುದು ಈ ರೀತಿಯಾಗಿ ಈ ಮಟ್ಟದ ಮಹಾಕಾವ್ಯಗಳ ಲೇಖನ ಇಲ್ಲ ಅಂತ ಅನ್ನಬೇಕು ಸಂಸ್ಕೃತದಲ್ಲಿ ಅದರಿಂದ ಸ್ವಲ್ಪ ಕೆಳಕ್ಕೆ ಇರತಕ್ಕಂಥದ್ದು ಅಂದರೆ ಈಗ ನಾವು ಒಬ್ಬ ಬಿಲ್ಹಣನನ್ನು ಅಥವಾ ಒಬ್ಬ ಭಾರವಿಯನ್ನು ಈ ರೀತಿಯಾದ ಅಥವಾ ಒಬ್ಬ ಅಭಿನಂದ ಇಲ್ಲದೇ ಇದ್ದರೆ ಒಬ್ಬ ಮಂಖ ಈ ಮಟ್ಟಕ್ಕೆ ಒಂದು ಹಂತಕ್ಕೆ ಬರಬಹುದಾದವರು ಆ ಮಟ್ಟದ ಕಲ್ಪನೆಯೂ ಆ ಮಟ್ಟದ ಪಾಂಡಿತ್ಯವೂ ಎಷ್ಟೋ ಬಾರಿ ಕಾಣಿಸೋಲ್ಲ ಅಂಥ ಒಂದು ಸ್ಟ್ರಕ್ಚರ್ಡ್ ಮಹಾಕಾವ್ಯ ಅನ್ನುವ ಟೆಕ್ನಿಕಲ್ ಡೆಫಿನೇಷನ್ ಇರುತ್ತಲ್ಲ ಎಷ್ಟೋ ಬಾರಿ ಇವರು ಎಂಜಿನಿಯರ್ ಅಂತಂದರೆ ಹೌದು ಎಂಜಿನಿಯರಿಂಗ್ ಡಿಗ್ರಿ ತಗೊಂಡಿದ್ದಾರೆ ಆದರೆ ಎಂಜಿನಿಯರ್ ಅನ್ನುವ ಕ್ವಾಲಿಫಿಕೇಷನ್ನೇ ಬೇರೆಯಾದದ್ದು ನಮ್ಮ ದೇಶದಲ್ಲಿ ಸೈಂಟಿಸ್ಟ್ಗಳು ತುಂಬ ಜನ ಇದ್ದಾರೆ ಆಗ ಯು ಎಸ್ ಎಸ್ ಆರ್ ಅಂತ ಆ ಅಖಂಡವಾಗಿ ಅದೊಂದು ದೇಶ ಇದ್ದಾಗ ರಷ್ಯಾ ಯುನೈಟೆಡ್ ಸೋವಿಯತ್ ಯೂನಿಯನ್ ಅಂತೆಲ್ಲ ಆಗಿದ್ದಾಗ ಅದು ಅಮೆರಿಕಾಗಿಂತ ಎರಡನೇ ಹಂತದ ಅತಿ ಹೆಚ್ಚು ವಿಜ್ಞಾನಿಗಳನ್ನು ಹೊಂದಿದ್ದು ನೆಕ್ಸ್ಟು ಅಮೆರಿಕಾ ಅತಿ ಹೆಚ್ಚು ವಿಜ್ಞಾನಿಗಳ ಸಂಖ್ಯೆ ಅಂತ ಅದಾದ ಮೇಲೆ ಭಾರತೀಯರೇ ನಮ್ಮವರೇನೇ ಅತಿ ಹೆಚ್ಚು ವಿಜ್ಞಾನಿಗಳು ಅಂತ ಅದಕ್ಕೆ ಲಕ್ಷಣ ಏನು ಡೆಫಿನೇಷನ್ ಏನು ಅಂದರೆ ಯಾರಿಗೇ ಆಗಲಿ ವಿಜ್ಞಾನ ಶಾಸ್ತ್ರಗಳಲ್ಲಿ ಪಿ ಎಚ್ ಡಿ ಡಾಕ್ಟರೇಟ್ ಇದ್ದರೆ ಅವರು ಸೈಂಟಿಸ್ಟ್ಗಳು ಅಂತ ಈ ಥರದ ಡೆಫಿನೇಷನ್ ಇಟ್ಟುಕೊಂಡು ಮುಂದುವರೋಕ್ಕೆ ಸಾಧ್ಯವ ಈಗ ವಿದ್ವತ್ ಪರೀಕ್ಷೆ ಪಾಸ್ ಮಾಡಿದವ್ರನ್ನೆಲ್ಲ ವಿದ್ವಾಂಸರು ಅಂತ ಕರೀಬೇಕು ಅವ್ರನ್ನೆಲ್ಲ ವಿದುಷಿಯರು ಅಂತ ಕರೀಬೇಕು ಅಂತ ಅನ್ನೋದಾದರೆ ತುಂಬ ಜನ ಇದ್ದಾರೆ ಅದಲ್ಲ ಹಾಗೆ ಸರ್ಗಬಂಧೋ ಮಹಾಕಾವ್ಯಂ ಅಂತ ಶುರು ಮಾಡ್ತಾನೆ ವಿಶ್ವನಾಥ ತನ್ನ ಸಾಹಿತ್ಯ ದರ್ಪಣದಲ್ಲಿ ಲಕ್ಷಣವನ್ನು ಎಂಟು ಸ್ವರ್ಗಕ್ಕಿಂತ ಮೇಲ್ಪಟ್ಟಾಗಿ ಇರಬೇಕು ಮತ್ತು ಐವತ್ತು ಸ್ವರ್ಗಗಳ ಒಳಗೆ ಇರಬೇಕು ಒಂದು ಸ್ವರ್ಗದಲ್ಲಿ ಮಿನಿಮಮ್ ಮೂವತ್ತು ಶ್ಲೋಕ ಇರಬೇಕು ಅದು ಒಬ್ಬ ನಾಯಕನನ್ನು ಒಳಗೊಂಡಿರಬೇಕು ಒಂದು ಮುಖ್ಯವಾದ ರಸ ಇರಬೇಕು ಇನ್ನು ಮಿಕ್ಕ ರಸಗಳು ಅಂಗವಾಗಿ ಬರಬೇಕು ನಗರ ಬೆಟ್ಟ ಸಮುದ್ರ ಋತು ಹೀಗೆ ಸೂರ್ಯೋದಯ ಚಂದ್ರೋದಯ ಮೊದಲಾದವುಗಳ ವರ್ಣನೆ ಇರಬೇಕು ಯುದ್ಧ ಇರಬೇಕು ಮತ್ತು ಜನನ ಇರಬೇಕು ಮದುವೆ ಇರಬೇಕು ಹೀಗೆಲ್ಲ ಒಂದಷ್ಟು ಐಟಮ್ಗಳು ಕೊಟ್ಟು ಇದನ್ನು ವರ್ಣಿಸಿದರೆ ಮಹಾಕಾವ್ಯ ಅಂತಂದರೆ ಆ ಥರದ ನಾಮಮಾತ್ರ ಮಹಾಕಾವ್ಯಗಳು ಸಂಸ್ಕೃತದ ಈ ಒಂದು ಸಮೃದ್ಧಿ ಯುಗ ಅನ್ನುವ ಹೆಸರು ಪಡೆದಂಥ ಯುಗದಲ್ಲಿ ಕಡಿಮೆ ಅಂದರೆ ಒಂದು ಆರುನೂರು ಏಳ್ನೂರು ಇರಬಹುದು ಅನಿಸುತ್ತೆ ಕಡಿಮೆ ಅಂತಂದರೆ ಅದಕ್ಕಿಂತ ಜಾಸ್ತಿ ಇರುತ್ತದೆ ಇನ್ನು ನಾಟಕಗಳಂತೂ ಹತ್ತತ್ರ ಇಪ್ಪತ್ತು ಸಾವಿರಕ್ಕೂ ಕಡಿಮೆ ಇಲ್ಲದೆ ಬೆಳಕೊಂಡು ಬಂದಿರತಕ್ಕಂಥದ್ದು ಅಲ್ಲಿಯೂ ಅಷ್ಟೇ ಶಾಕುಂತಲ ಮೃಚ್ಛಕಟಿಗ ವಿಶಾಖದತ್ತನ ಮುದ್ರಾ ರಾಕ್ಷಸ ಈ ಮಟ್ಟದ್ದೆಲ್ಲ ಇರತಕ್ಕಂಥದ್ದಲ್ಲವೇ ಅಲ್ಲ ಇದೇ ಸ್ಥಿತಿ ಖಂಡಕಾವ್ಯಕ್ಕೂ ಇದೆ ಸ್ತೋತ್ರಗಳಂತೂ ಟನ್ನುಗಟ್ಟಲೆ ಬಂದಿವೆ ಅರೆ ಒಂದು ಕೃಷ್ಣಕರ್ಣಾಮೃತದಂಥದ್ದು ಅಥವಾ ಒಂದು ಪಾದುಕಾಶಾಸ್ತ್ರದಂಥದ್ದು ಒಂದು ಸೌಂದರ್ಯ ಲಹರಿ ಅಂಥದ್ದು ಒಂದು ಶಿವಾನಂದ ಲಹರಿ ಅಂಥದ್ದು ತುಂಬ ತುಂಬ ವಿರಳ ಇಲ್ಲ ಅಂತಿಲ್ಲ ಸ್ತೋತ್ರದಲ್ಲಿ ಇವೆ ಆದರೆ ತುಂಬ ವಿರಳ ಹೀಗಿರುವುದು ಆದರೂ ಅಲ್ಲಿ ಗಾತ್ರ ಮಾತ್ರ ವೈವಿಧ್ಯ ಮಾತ್ರ ತುಂಬ ದೊಡ್ಡದಾಗಿದೆ ಕಥೆ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಹೈಕು ಬರೆದಿದ್ದಾರೆ ಹಾಡು ಬರೆದಿದ್ದಾರೆ ಗಜಲ್ ಬರೆದಿದ್ದಾರೆ ಏನಂದರೆ ಅದನ್ನು ಬರೆದಿದ್ದಾರೆ ಅನುವಾದಗಳನ್ನು ತುಂಬ ಮಟ್ಟಿಗೆ ಮಾಡಿದ್ದಾರೆ ಈ ದಿಕ್ಕಿನಲ್ಲಿ ಸಂಸ್ಕೃತದ ಪತ್ರಿಕೆಗಳು ತುಂಬ ತುಂಬ ದೊಡ್ಡ ಕೆಲಸವನ್ನು ಮಾಡಿವೆ ಉದಾಹರಣೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಡೆಸ್ತಕ್ಕಂಥ ಸಂಸ್ಕೃತ ಪ್ರತಿಭಾ ಡಾಕ್ಟರ್ ರಾಘವನ್ ಮಹನೀಯರ ಮಾರ್ಗದರ್ಶನದಲ್ಲಿ ಮೊದಲ ಬಾರಿಗೆ ಅದು ಹೊರಬಂದಿತು ಈಗಲೂ ನಡೀತಾ ಇದೆ ಆ ಕಾಲದಿಂದ ಬಹಳ ದೊಡ್ಡ ದೊಡ್ಡ ಲೇಖಕರು ವೈವಿಧ್ಯಮಯವಾದ ಸಾಧನೆ ಮಾಡಿದವರು ಬರ್ಕೊಂಡು ಬಂದಿದ್ದಾರೆ ಅಲ್ಲಿ ಬೇರೆ ಬೇರೆ ದೇಶಗಳ ಗದ್ಯ ಪದ್ಯ ಕಥೆ ಇತ್ಯಾದಿಗಳದೆಲ್ಲ ಅನುವಾದಗಳು ರೂಪಾಂತರಗಳು ಹೀಗೆಲ್ಲ ಬಂದಿವೆ ಅದೇ ರೀತಿಯಾಗಿ ಕಾಶಿಯಿಂದ ಬಂದಂಥ ಗಾಂಡೀವ ಇರಬಹುದು ಮತ್ತು ವಿಶ್ವಭಾಷಾ ಪತ್ರಿಕೆ ಇರಬಹುದು ಆಮೇಲೆ ಮಧ್ಯಪ್ರದೇಶದ ಭೋಪಾಲ್ನಿಂದ ದೂರ್ವ ಅನ್ನುವ ಪತ್ರಿಕೆ ಇರಬಹುದು ಕರ್ನಾಟಕದಿಂದ ಮಧುರವಾಣಿ ಅನ್ನುವಂಥ ಪತ್ರಿಕೆ ಇರಬಹುದು ಮತ್ತು ಮಹಾರಾಷ್ಟ್ರದಿಂದ ಶಾರದಾ ಅನ್ನುವ ಪತ್ರಿಕೆ ಸಂಸ್ಕೃತ ಭವಿತವ್ಯಂ ಅನ್ನುವಂಥ ವರ್ಣೇಕರ್ ಅವರು ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಅವರು ಸಂಪಾದನೆ ಮಾಡಿ ಮಾಡ್ತಾ ಇದ್ದಂಥ ಪತ್ರಿಕೆ ಹೀಗೆ ತುಂಬ ಪತ್ರಿಕೆಗಳು ಬಂದಿವೆ ಅನೇಕ ರೀತಿಯಲ್ಲಿ ಮಾಡ್ತಾ ಇವೆ ಇತ್ತೀಚಿನ ಯುಗದಲ್ಲಿ ಸಂಭಾಷಣ ಸಂದೇಶದಲ್ಲಿ ಕೂಡ ಬೇಕಾದಷ್ಟು ಕಥೆಗಳು ಕಾದಂಬರಿಗಳು ಹೀಗೆಲ್ಲ ಬೇರೆ ಬೇರೆ ವೈಜ್ಞಾನಿಕವಾದ ಸಾಮಾಜಿಕವಾದ ಸಾಮಯಿಕವಾದ ಲೇಖನಗಳು ಕೂಡ ಬರ್ತಾ ಇವೆ ಆ ಥರದ್ದು ಉಂಟು ಮೈಸೂರಿನ ಸುಧರ್ಮ ಅಂತೂ ದಿನಪತ್ರಿಕೆಯಾಗಿಯೇ ಇದೆ ಅಲ್ಲಿ ಎಷ್ಟೋ ಕಾವ್ಯಗಳ ವ್ಯಾಖ್ಯಾನಗಳು ಸಮೇತ ಬಂದಿವೆ ನಾಟಕಗಳು ಬಂದಿವೆ ಇನ್ನು ಬೇರೆ ವೃತ್ತಾಂತ ಇತ್ಯಾದಿಗಳು ಇದ್ದೇ ಇವೆ ಹೀಗೆ ಪತ್ರಕಾರಿತೆಯಲ್ಲಿ ತುಂಬ ಕೆಲಸಗಳು ನಡ್ಕೊಂಡು ಬಂದಿವೆ ಆದರೂ ತೃಪ್ತಿ ಆಗೋಲ್ಲ ಕಾರಣ ಹತ್ತು ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟಬೇಕು ಅನ್ನುವುದು ಬಹಳ ಬಹಳ ಆದರ್ಶ ದೊಡ್ಡದು ಅದು ಆಗಲಿಲ್ಲ ಅದು ಇನ್ನೂ ಆಗುವ ಸೂಚನೆ ಕಾಣಿಸ್ತಾ ಇಲ್ಲ ಈ ಮಧ್ಯದಲ್ಲಿ ಯಾರು ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನನ್ನ ದೃಷ್ಟಿಯಲ್ಲಿ ಚೆನ್ನ ಅಂತ ಅನಿಸಿದೆ ಅದಕ್ಕೆ ಮುಂದೆ ಒಂದು ಅಳತೆಗೋಲು ನನ್ನ ಪ್ರಜ್ಞೆಯನ್ನು ಮತ್ತು ಬೇರೆ ವಿದ್ವಾಂಸರ ಅಭಿಪ್ರಾಯಗಳನ್ನು ಸೇರಿಸಿಕೊಂಡು ಇಟ್ಟುಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ರೂಪಿಸ್ತಾ ಇರೋದ್ರಿಂದ ಇಲ್ಲಿ ಆಯ್ಕೆಯಲ್ಲಿ ರುಚಿಭೇದ ಇರಬಹುದು ಈ ಯಾಕೆ ಯಾಕೆ ಮಾಡಿದ್ದು ಇವರನ್ನೇ ಯಾತಕ್ಕೆ ಮಾತಾಡಿದ್ರಿ ಅಂತ ಕೇಳಬಹುದು ನನ್ನ ಕೆಲವರು ಸ್ನೇಹಿತರು ಈ ಸರಮಾಲೆಯಲ್ಲಿ ನನ್ನ ಯಾತಕ್ಕೆ ಸೇರಿಸ್ಕೊಂಡಿಲ್ಲ ಅಂದರು ಹಿಂದೆ ಇದೇ ವೇದಿಕೆಯಲ್ಲಿ ಆತನದೇ ಭಾರಾವತಾರ ಸ್ತವವನ್ನು ಹಲವು ದಿವಸ ಮಾತನಾಡಿದ್ದೀನಿ ಅದಲ್ಲದೆ ಬೇರೆ ಸಂದರ್ಭದಲ್ಲಿಯೂ ಆತನ ಕವಿತೆಗಳ ಬಗೆಗೆ ಹೇಳಿದ್ದೀನಿ ಮತ್ತು ಆತನ ನಿಪುಣ ಪ್ರಾಗುಣಕ ಅನ್ನುವ ಬಾಣವನ್ನು ಕುರಿತು ಕೂಡ ಮಾತಾಡಿದ್ದೀನಿ ಈ ಎಲ್ಲ ಕಾರಣದಿಂದ ಮತ್ತೆ ನಮ್ಮವ್ರನ್ನೇ ಕುರಿತು ನಾವು ಕೊಂಡಾಡ್ತೀವಿ ಅನ್ನೋ ಅಪಖ್ಯಾತಿ ಬರೋದು ಬೇಡ ಅನ್ನೋದಕ್ಕೋಸ್ಕರ ಆದರೆ ಮೊನ್ನೆಯೂ ಕೂಡ ಶಂಕರನ ಚಿತ್ರಯಶದಂ ಕಾವ್ಯದ ಕೆಲವೊಂದು ಪದ್ಯಗಳನ್ನು ಶ್ರಾವಣ ಮಾಡಿಸಿದ್ದಾಯಿತು ನಮ್ಮ ಪ್ರದೇಶದ ಕವಿಗಳ ಬಗ್ಗೆ ನಮಗೆ ಗಮನ ಇರಬೇಕು ಆ ಥರ ಹಲವರಿದ್ದಾರೆ ಉದಾಹರಣೆಗೆ ಮೇಲುಕೋಟೆ ಯಾರ ಶ್ರೀರಾಮ್ ಶರ್ಮಾ ಅವರಿದ್ದಾರೆ ನನ್ನ ವಿದ್ವತ್ ಬಂಧುಗಳಾಗಿದ್ದಂಥ ಡಾಕ್ಟರ್ ಕೆ ಎಸ್ ನಾಗರಾಜನ್ ಅವರು ಇದ್ದರು ಮತ್ತು ನನ್ನ ವಿದ್ಯಾಗುರುಗಳಾಗಿದ್ದ ರಂಗನಾಥ್ ಶರ್ಮರು ಹೀಗೆ ಹಲವಾರು ಜನ ಬರೆದಿದ್ದಾರೆ ಆದರೆ ನಾನು ಒಂದು ಅಳತೆಗೋಲನ್ನು ಇಟ್ಟುಕೊಂಡು ಮತ್ತಿರುವ ಸಮಯವನ್ನು ಗಮನಿಸಿಕೊಂಡು ಮಾಡ್ತಾ ಇದ್ದೀನಿ ಇವತ್ತು ನಾವು ಸ್ವನಾಮ ಧನ್ಯರಾದ ವಿದ್ವನ್ ಮೂರ್ಧನ್ಯರಾದ ಅನನ್ಯತಮರಾದ ವಿದ್ವಾಂಸ ಡಾಕ್ಟರ್ ವಿ ಅವರ ಸಾಹಿತ್ಯ ಕೃತಿಗಳ ಕಡೆಗೆ ಗಮನ ಹರಿಸೋಣ ಡಾಕ್ಟರ್ ವಿ ರಾಘವನ್ ಅವರು ಇದ್ದಿದ್ದರೆ ಈಗ ಅವರಿಗೆ ನೂರ ಹನ್ನೊಂದನೇ ವಯಸ್ಸಾಗಿರ್ತಿತ್ತು ಬಹುಶಾಸ್ತ್ರ ಕೋವಿದರು ಬಹುಗ್ರಂಥ ನಿರ್ಮಾತೃಗಳು ಬಹುದೇಶದರ್ಶಿಗಳು ಬಹುಕಾರ್ಯ ಮಗ್ನರಾಗಿದ್ದವರು ಪ್ರಾಯಶಃ ಭಾರತದ ಸಂಸ್ಕೃತಾಕಾಶದಲ್ಲಿ ಇಪ್ಪತ್ತನೇ ಶತಮಾನ ಒಂದು ರೀತಿ ರಾಘವನ್ ಯುಗ ಅಂತಂದರೆ ತಪ್ಪಾಗಲಾರದು ಅನಿಸುತ್ತೆ ಆ ಮಟ್ಟಕ್ಕೆ ಅವರ ಪ್ರಸಿದ್ಧಿ ಬಂತು ಅವರು ಭಾರತೀಯ ನವೋದಯದಲ್ಲಿ ಭಾರತೀಯ ಪುನರುತ್ಥಾನದಲ್ಲಿ ಎರಡನೇ ತಲೆಮಾರಿನವರು ಅಂತ ಹೇಳ್ಬೋದು ಮೊದಲನೇ ತಲೆಮಾರಿನವರು ಅಂದರೆ ಗಂಗಾನಾಥ ಅವರು ಗೋಪಿನಾಥ ಕವಿರಾಜ್ ಅವರು ಹಿರಿಯಣ್ಣನವರು ಕುಪ್ಪಸ್ವಾಮಿ ಶಾಸ್ತ್ರಿಗಳು ಮಹಮೋಪಾಧ್ಯಾಯ ಕಾಣಿಯವರು ವಿಷ್ಣು ಸೀತಾರಾಮ ಸುಖತನ್ ಸುಖತನ್ಕರ್ ಅವರು ಪಿ ಕೆ ಗೋಡೆಯವರು ಹೀಗೆ ದೊಡ್ಡ ವಿದ್ವಾಂಸರ ಮಹಾಪಂಕ್ತಿ ಬಂತು ಅದಾದ ಮೇಲೆ ಅವರಿಗಿಂತ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಚಿಕ್ಕವರ ಒಂದು ತಲೆಮಾರು ಬಂತಲ್ಲ ಆ ತಲೆಮಾರಿನಲ್ಲಿ ಇವರು ಅಗ್ರಗಣ್ಯರಾಗಿ ನಿಲ್ತಾರೆ ಮೊದಲನೇ ತಲೆಮಾರಿನವರು ಮೊದಲ ಬಾರಿಗೆ ಇಂಗ್ಲಿಷ್ ಭಾಷೆಯ ಪ್ರವೇಶವನ್ನು ಪರಿಚಯವನ್ನು ಪಡೆದು ಪ್ರಾಚೀನ ಭಾರತೀಯ ಪಾರಂಪರಿಕ ಜ್ಞಾನವನ್ನು ಪಾಶ್ಚಾತ್ಯ ಜ್ಞಾನವನ್ನು ಬೆಸೆಯುವಂಥ ಮೊದಲ ಹೆಜ್ಜೆ ಕೆಲಸ ಮಾಡಿದ್ದು ಅದಾದ ಮೇಲೆ ಬಂದಂಥ ಇವರು ಇನ್ನೊಂದು ರೀತಿಯಲ್ಲಿ ಈ ಕೆಲಸಗಳನ್ನು ಮುಂದುವರೆಸಿದ್ರು ಮತ್ತೂ ವಿಸ್ತಾರವಾಗಿ ಮತ್ತೂ ಆಳವಾಗಿ ಮತ್ತು ವ್ಯಾಪಕವಾಗಿ ಮತ್ತು ಸಮರ್ಥವಾಗಿ ಮಾಡಿದ್ರು ಈ ದೃಷ್ಟಿಯಿಂದ ಆ ತಲೆಮಾರಿಗೆ ಇವರು ಸಮರ್ಥರಾದ ಉತ್ತರಾಧಿಕಾರಿಗಳು ಈ ತಲೆಮಾರಿನಲ್ಲಿಯೇ ಬಂದವರು ಸುಬ್ರಹ್ಮಣ್ಯರು ಇರ್ಬೋದು ರಾಘವನ್ ಅವರಿರ್ಬೋದು ದಾಂಡೇಕರ್ ಅವರು ಇರಬಹುದು ಕೆ ಕೃಷ್ಣಮೂರ್ತಿಯವರು ಪುಲ್ಲಲ ಶ್ರೀರಾಮಚಂದ್ರುಡು ಈ ತರಹ ಅನೇಕ ವಿದ್ವಾಂಸರು ಬರ್ತಾರೆ ಅವರು ಬೇಕಾದಂತೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಮಾಡಿರೋರಲ್ಲಿ ಇವರು ಅನನ್ಯರಾಗಿ ನಿಲ್ತಾರೆ ಡಾಕ್ಟರ್ ವಿ ರಾಘವನ್ ತಮಿಳುನಾಡಿನವರು ಚೆನ್ನೈ ಕೇಂದ್ರವಾಗಿತ್ತು ಇವರಿಗೆ ಇವರು ಹುಟ್ಟಿದ್ದು ತಿರುವಾರೂರು ಅಂತ ಪ್ರಸಿದ್ಧವಾದ ಪುಣ್ಯಕ್ಷೇತ್ರದಲ್ಲಿ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಹುಟ್ಟಿದ್ದು ಪಾಪ ಹುಟ್ಟಿದ ಏಳೇ ವರ್ಷಕ್ಕೆ ತಂದೆ ತಾಯಿಗಳನ್ನು ಕಳ್ಕೊಂಡ್ರು ಬಂಧುವರ್ಗದ ಮನೆಯಲ್ಲಿ ಬೆಳೆದರು ತುಂಬ ಕಷ್ಟದಿಂದ ಬೆಳೆದರು ಆದರೆ ಒಂದನ್ನು ಗಮನಿಸಬಹುದು ಅವರ ಬರವಣಿಗೆಯಲ್ಲಿ ಉಲ್ಲಾಸ ಪ್ರಗಲ್ಭತೆ ಮತ್ತು ಕಾರ್ಯಶೀಲತೆ ಇದನ್ನು ಕಾಣ್ತೀವಿ ಹೊರತು ಯಾವುದೇ ಒಂದು ರೀತಿಯಾದ ಗೋಳಾಟ ಸಂಕಟ ಕಹಿ ಇದೆಲ್ಲ ನೋಡೋದಿಲ್ಲ ಅವರು ವ್ಯಕ್ತಿಯಾಗಿ ಹೇಗಿದ್ರು ಅನ್ನೋದು ನೇರವಾಗಿ ನನಗೆ ಗೊತ್ತಿಲ್ಲ ನನಗೆ ರಾಘವನ್ನವರ ಪೂರ್ಣವಾದ ಪರಿಚಯ ಅವರ ಬರವಣಿಗೆಯ ಮೂಲಕವೇ ಅವ್ರನ್ನ ಕಂಡವರು ಅವ್ರ ಜೊತೆಗೆ ವ್ಯವಹರಿಸಿದವರು ಆಗ ಈಗ ಹೇಳಿದ ತುಂಡು ತುಣುಕು ಮಾತುಗಳು ಎಷ್ಟೋ ಬಾರಿ ಅವುಗಳು ಅಂಶಿಕ ಸತ್ಯವಾಗಿರುತ್ತವೆ ಪೂರ್ಣ ಸತ್ಯವೂ ಆಗಿದ್ದಿರಬಹುದು ಗೊತ್ತಾಗೋದು ಕಷ್ಟ ಅಂದರೆ ನನಗ್ಯಾರೋ ಎಕ್ಸ್ ಬಂದುಬಿಟ್ಟು ರಾಘವನ್ನವ್ರ ಬಗ್ಗೆ ಹೇಳಿದ್ರೆ ಎಕ್ಸ್ ಅನ್ನೋ ವ್ಯಕ್ತಿಯ ರಾಗದ್ವೇಷಗಳು ಅವರನ್ನು ಕುರಿತು ಪ್ರಭಾವಿಸಿರಬಹುದು ಹೀಗಾಗಿ ನನಗೆ ನೇರವಾಗಿ ನನ್ನ ಅನುಭವ ಆಗೋಲ್ಲ ಏನೋ ಒಂದು ಆಪ್ತವಾಕ್ಯ ಅಂತ ತಗೋಬೇಕು ಅಲ್ಲಿ ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ ಹಾಗಾಗುತ್ತದೆ ಆದರೆ ಅವರ ಬರವಣಿಗೆಯನ್ನು ನೋಡಿದಾಗ ಸಾಕ್ಷಾತ್ತಾಗಿ ಅವರ ವ್ಯಕ್ತಿತ್ವ ಸ್ವಭಾವ ಕಾಣಿಸ್ತಾ ಇರುತ್ತದೆ ತುಂಬ ತುಂಬ ದೊಡ್ಡದಾದದ್ದು ನಾನು ಈ ಮಾಲಿಕೆಯಲ್ಲಿ ಕವಿಗಳನ್ನು ಕುರಿತು ಮಾತಾಡ್ತಾ ಇದ್ದೀನಿ ಸಂಸ್ಕೃತದಲ್ಲಿ ಅವರು ಬರೆದಂಥ ಗದ್ಯ ಪದ್ಯ ಕಾವ್ಯ ನಾಟಕ ಗೀತಾದಿಗಳನ್ನು ಕುರಿತು ಮಾತನಾಡ್ತಾ ಇದ್ದೀನಿ ಆದರೆ ಈ ಆಯ್ಕೆ ಮಾಡಿಕೊಂಡ ಆರೇಳು ಜನರಲ್ಲಿ ಯಾರೂ ಕೂಡ ರಾಘವನ್ನರಷ್ಟು ಕಾವ್ಯೇತರವಾದ ಕೃಷಿಯನ್ನು ಮಾಡಿಲ್ಲ ಮತ್ತು ಹಾಗೆ ಕಾವ್ಯೇತರವಾದ ಕೃಷಿ ಮಾಡಿದ್ದರೂ ಕೂಡ ಇವರ ಮಟ್ಟದ ಕ್ವಾಲಿಟಿಯಲ್ಲಿ ಇವರ ಗುಣಮಟ್ಟದಲ್ಲಿ ಇವರ ವೈವಿಧ್ಯದಲ್ಲಿ ಇವರ ತಲಸ್ಪರ್ಶಿತೆಯಲ್ಲಿ ಮಾಡಿಲ್ಲ ಈಗ ಒಂದು ಹನ್ನೊಂದು ವರ್ಷಗಳ ಕೆಳಗೆ ರಾಘವನ್ನವರ ಜನ್ಮಶತಾಬ್ದಿ ಆದಾಗ ಇದೇ ವೇದಿಕೆಯಲ್ಲಿ ಅವರ ಜೀವನ ಸಾಧನಗಳನ್ನು ಕುರಿತು ನಾನು ಮಾತನಾಡಿದ್ದೆ ಇನ್ನೊಮ್ಮೆ ಯಾವುದಾದ್ರೂ ಸಂದರ್ಭ ಬಂದಾಗಲೂ ಮಾತನಾಡಬೇಕು ಏಕೆಂದರೆ ಒಂದು ಗಂಟೆ ಅರ್ಧ ಗಂಟೆ ಇತ್ಯಾದಿಗಳಲ್ಲಿ ಅವರ ಕೊಡುಗೆಯನ್ನು ಪೂರ್ಣ ಪ್ರಮಾಣದಲ್ಲಿ ವಿವೇಚಿಸೋದಕ್ಕೆ ಆಗೋದಿಲ್ಲ ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಕೆಲಸವನ್ನು ಒಬ್ಬರು ಮಾಡಿದ್ದಾರೆ ಒನ್ ಮ್ಯಾನ್ ಆರ್ಮಿ ಅಂತಂದರೆ ಒನ್ ಮ್ಯಾನ್ ಯೂನಿವರ್ಸಿಟಿ ಅಂತಂದರೆ ಅದರೊಳಗೆ ಬರುವಂಥವರು ರಾಘವನ್ನವರು ಹಾಗಾಗಿ ಅವರ ಕ್ರಿಯೇಟಿವ್ ಆ್ಯಂಡ್ ನಾನ್ ಕ್ರಿಯೇಟಿವ್ ಅಂತ ಹೇಳುವುದಾದರೆ ಎರಡೊಳಗೂ ಅವ್ರದ್ದು ಗಣನೀಯ ಅದರೊಳಗೆ ನಾನ್ ಕ್ರಿಯೇಟಿವ್ ಅನ್ನೋದು ತುಂಬ ದೊಡ್ಡದು ಇದೇ ಸಂದರ್ಭದಲ್ಲಿ ನಾನ್ ಕ್ರಿಯೇಟಿವ್ ಅನ್ನೋ ಮಾತು ಕೂಡ ಪ್ರಶ್ನಾರ್ಹ ಯಾಕೆಂದರೆ ಫಸ್ಟ್ ಕ್ಲಾಸ್ ಆದ ಮೊದಲ ಪಂಕ್ತಿಯ ವಿದ್ವತ್ತ ಕೃತಿ ಏನಿದೆ ಅದು ಕ್ರಿಯೇಟಿವ್ ಆದದ್ದೇ ಅದರೊಳಗೆ ಯಾವ ಸಂದೇಹವೂ ಇಲ್ಲ ಈ ದೃಷ್ಟಿಯಿಂದ ತುಂಬ ರಚನಾತ್ಮಕವಾದ ವಿದ್ವಾಂಸರು ಹೌದು ಅಂತ ಗೊತ್ತಾಗುತ್ತದೆ ಅವರು ಕೆಮಿಸ್ಟ್ರಿ ಬಾಟನಿ ಎರಡನ್ನ ಸಸ್ಯಶಾಸ್ತ್ರ ರಸಾಯನಶಾಸ್ತ್ರಗಳನ್ನು ಪ್ರಧಾನವಾಗಿಟ್ಟುಕೊಂಡು ಓದಿದ್ದರು ಆದರೆ ಆಗಲೂ ಜಾತಿ ರಾಜಕೀಯ ಮತ್ತು ಅವರಿಗಿದ್ದ ಬಡತನ ಈ ಎಲ್ಲ ಕಾರಣದಿಂದ ಅವರಿಗೆ ಅದನ್ನು ಓದೋಕ್ಕಾಗದೆ ಸಂಸ್ಕೃತಕ್ಕೆ ಬರಬೇಕಾಯಿತು ಅದು ಸಂಸ್ಕೃತದ ಭಾಗ್ಯ ಆದರೆ ಅವರು ಕೈಗೊಂಡಿದ್ದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಕಡೆಯಲ್ಲಿಯೂ ಅವರ ಬರವಣಿಗೆಯಲ್ಲಿ ಅಯ್ಯೋ ಬಂದನಲ್ಲಪ್ಪ ಈ ಕ್ಷೇತ್ರಕ್ಕೆ ಎನ್ನುವ ಗೋಳಾಟ ಇಲ್ಲ ಅದು ತಿಳ್ಕೊಳ್ಳೋವರೆಗೂ ಗೊತ್ತಾಗ್ತಾ ಇರಲಿಲ್ಲ ಇವರನ್ನ ಕುರಿತು ಮೇಕರ್ಸ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಂತನ್ನುವ ಒಂದು ಶೀರ್ಷಿಕೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ತಂದ ಪುಸ್ತಕ ಮಾಲಿಕೆಯಲ್ಲಿ ಅವರ ಮಗಳು ನಂದಿನಿ ರಮಣಿಯವರೇನೆ ಪುಸ್ತಕ ಬರೆದಿದ್ದಾರೆ ಅವರನ್ನ ಕುರಿತು ಪರಿಚಯ ಗ್ರಂಥ ಒಳ್ಳೆ ಪಾಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇಂಥ ಸಣ್ಣ ಪುಸ್ತಕ ಅವರಿಗೆ ಪೂರ್ಣ ಪ್ರಮಾಣದ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ಆಗೋದೇ ಇಲ್ಲ ಇರಲಿ ಇರುವ ವಿಷಯಕ್ಕಾಗಿ ನಾವು ಸಂತೋಷ ಪಡಬೇಕು ಅವರು ಚಿಕ್ಕ ವಯಸ್ಸಿನಿಂದಲೇ ಹಲವು ಪ್ರಭಾವಗಳಿಂದ ತುತ್ತಾಗಿ ಬೆಳೆದವರು ಹೇಳಿ ಕೇಳಿ ತಮಿಳುನಾಡು ಆಗ ದಕ್ಷಿಣ ಭಾರತದ ಕೇಂದ್ರವಾಗಿತ್ತು ಸ್ವಾತಂತ್ರ್ಯ ಪೂರ್ವದ ಕಾಲ ಸ್ವಾತಂತ್ರ್ಯೋದ್ಯಮ ತುಂಬ ಮುಗಿಲು ಮುಟ್ತಾ ಇತ್ತು ಆಗ ಒಂದು ನವೋದಯ ನವೋತ್ಸಾಹ ಇತ್ತು ಒಂದು ಕಡೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣರ ಪ್ರಭಾವ ಮತ್ತೊಂದು ಕಡೆ ರಮಣ ಮಹರ್ಷಿಗಳ ಪ್ರಭಾವ ಇನ್ನೊಂದು ಕಡೆ ಪಾಶ್ಚಾತ್ಯ ಸಾಹಿತ್ಯದ ಪಾಶ್ಚಾತ್ಯ ವಿಜ್ಞಾನದ ಪ್ರಭಾವ ಗಾಂಧಿಯುಗ ತಿಲಕರ ಪ್ರಭಾವ ಹೀಗೆ ಅನೇಕ ಪ್ರಭಾವಗಳಿಂದ ಕಂಗೊಳಿಸ್ತಾ ಇದ್ದ ಕಾಲ ಅದಲ್ಲದೆ ತಮಿಳುನಾಡು ದಕ್ಷಿಣ ಭಾರತದ ಎಲ್ಲ ಸಾಂಸ್ಕೃತಿಕ ವಿಷಯಗಳಿಗೆ ರಾಜಧಾನಿ ಅನ್ನುವ ರೀತಿಯಲ್ಲಿ ಬೆಳೀತಾ ಇತ್ತು ಮದ್ರಾಸ್ ಅಂತ ಆಗಿದ್ದ ಚೆನ್ನೈನಲ್ಲಿ ಎಲ್ಲ ಭಾಷೆಗಳಿಗೂ ಅವಕಾಶ ಇತ್ತು ಕನ್ನಡದವರಿದ್ದರು ತೆಲುಗುನವರಿದ್ದರು ಮಲಯಾಳದವರು ಇದ್ದರು ಅಲ್ಲಿ ಇವರು ಬಂದು ವ್ಯಾಸಂಗ ಮಾಡಿದ್ದಾಯಿತು ಆದರೆ ಅವರ ಹುಟ್ಟೂರಿನ ಸಂಸ್ಕಾರ ಇದೆಯಲ್ಲ ತಿರುವಾರೂರು ಅಂತಂದರೆ ಅದನ್ನು ಕಮಲಾಪುರಿ ಅಂತಲೇ ಕರೀತಾರೆ ಆ ಕಮಲ ಸರೋವರ ಅಲ್ಲಿತ್ತು ಅಲ್ಲಿಯ ದೇವರು ತ್ಯಾಗರಾಜೇಶ್ವರ ಅಂತ ದೇವಿ ಕಮಲಾಂಬಿಕಾ ಆ ಕಮಲಾಂಬಿಕಾ ತ್ಯಾಗರಾಜ ಅವರನ್ನು ಕುರಿತೇನೆ ಮುದ್ದುಸ್ವಾಮಿ ದೀಕ್ಷಿತರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರಿಗೆ ತಮ್ಮ ಊರಿನ ಬಗ್ಗೆಗೆ ಮತ್ತು ಅಲ್ಲಿದ್ದ ದೇವಸ್ಥಾನ ಬಗ್ಗೆಗೆ ಬಹಳ ಅಭಿಮಾನ ಆ ದೇವಸ್ಥಾನದಲ್ಲಿ ಮುನ್ನೂರು ಮೆಟ್ರಿಕ್ ಟನ್ನಷ್ಟೋ ಏನೋ ಅಥವಾ ಮುನ್ನೂರು ಕ್ವಿಂಟ ಮುನ್ನೂರು ಕ್ವಿಂಟಾಲಷ್ಟು ತೂಕದ ರಥ ಆ ರಥ ತಮಿಳುನಾಡಿನಲ್ಲೇ ಅತ್ಯಂತ ತುಂಬ ದೊಡ್ಡದಾದ ರಥ ಅದರ ರಥೋತ್ಸವ ಎಲ್ಲ ನಡೀತಾ ಇತ್ತು ಅದರ ವರ್ಣನೆಯೆಲ್ಲ ತಮ್ಮ ಕಾವ್ಯ ಮುತ್ತುಸ್ವಾಮಿ ದೀಕ್ಷಿತ ಚರಿತಮ್ನ ಮೊದಲ ಎರಡು ಸರ್ಗಗಳಲ್ಲಿ ಮಾಡ್ತಾರೆ ರಾಘವನ್ನವರು ಅದು ಅಲ್ಲಿಯ ಗೀತ ನೃತ್ಯ ವಾದ್ಯ ಇವೆಲ್ಲ ತುಂಬ ಪರಿಣಾಮ ಬೀರಿತ್ತು ಅದು ತಂಜಾವೂರಿನ ಇದೆ ಆಗಿದ್ದು ಹಾಗಾಗಿ ಆ ಪ್ರಭಾವ ಅವರ ಮೇಲಿತ್ತು ತಂಜಾವೂರು ಒಂದು ಬಗೆಯಲ್ಲಿ ಸಾಂಸ್ಕೃತಿಕವಾದ ರಾಜಧಾನಿ ಕ್ಷೇತ್ರ ಇತ್ತ ಕಡೆ ಮಧುರೆ ತಂಜಾವೂರು ಎರಡೂ ಕೂಡ ತಮಿಳುನಾಡಿನ ಸಂಸ್ಕೃತಿಯ ಕೇಂದ್ರಗಳು ಅಲ್ಲಿ ಇವರಿಗೆ ಅನುದಿನ ಸಂಗೀತ ಅನುದಿನವೂ ನೃತ್ಯ ಮತ್ತು ವಿದ್ವದ್ಗೋಷ್ಠಿಗಳು ವೇದ ಪಾರಂಗತರ ಒಂದು ಪಾರಾಯಣಗಳು ಇವೆಲ್ಲ ಕೂಡ ದೊಡ್ಡ ಪ್ರಭಾವ ಆಯಿತು ಅದರಿಂದ ಅದೆಷ್ಟೋ ವಿಷಯಗಳನ್ನು ಇವರು ಕಲಿಯದೇನೆ ಹಾಗೆ ಹೀರಿಕೊಳ್ಳುವಂತೆ ಆಯಿತು ಈ ವಾತಾವರಣ ತುಂಬ ಮುಖ್ಯ ಈಗ ವಿದೇಶದಲ್ಲಿ ಇರುವ ವಿದ್ವಾಂಸರಿಗೆ ಅವರಿಗೆ ಪುಸ್ತಕ ಬಿಟ್ಟು ಬೇರೆದಿಲ್ಲ ಈಗಲಾದರೂ ಇಂಟರ್ನೆಟ್ ಇತ್ಯಾದಿ ಅನುಕೂಲ ಉಂಟು ಅದಕ್ಕೆ ಇನ್ಯಾವುದೂ ಇರೋಲ್ಲ ಸಾಂಸ್ಕೃತಿಕವಾಗಿ ಭಾರತೀಯ ವಿಷಯಗಳನ್ನು ತಿಳ್ಕೊಳ್ಬೇಕು ಸಂಸ್ಕೃತ ತಿಳ್ಕೊಳ್ಬೇಕು ಅಂದರೆ ಅವರಿಗೆ ಲೈಬ್ರರಿ ಬಿಟ್ಟು ಮತ್ತೇನೂ ಇಲ್ಲ ಇಲ್ಲ ಭಾರತ ದೇಶಕ್ಕೆ ಬಂದು ಇಲ್ಲೆಲ್ಲಾದರೂ ಇದ್ದು ಒಂದು ಆರು ತಿಂಗಳು ಮೂರು ತಿಂಗಳು ಇದ್ದು ಹೋಗಬೇಕು ಇನ್ನು ಆಧುನಿಕ ಕಾಲದಲ್ಲಿ ಬೆಂಗಳೂರಿನಂಥ ಮಹಾನಗರದಲ್ಲಿ ಈ ಎಲ್ಲ ಸಂಸ್ಕೃತಿಗಳನ್ನು ಕುರಿತು ಚಿಂತನೆ ಮಾಡೋರಿಗೆ ಒಂದು ಬಸವನಗುಡಿಯೋ ಮಲ್ಲೇಶ್ವರವೋ ಕೊಡುವಷ್ಟು ಅನುಕೂಲವಾದ ವಾತಾವರಣವನ್ನು ಇನ್ನು ವೈಟ್ ಫೀಲ್ಡ್ ಇರ್ಬೋದು ಅಥವಾ ಐ ಟಿ ಪಿ ಎಲ್ ಇರ್ಬೋದು ಇತ್ತ ಕಡೆ ಮಾನ್ಯತಾ ಟೆಕ್ ಪಾರ್ಕ್ ಆ ಕಡೆ ಎಲ್ಲ ಜಾಗಗಳಂಥ ಅನುಕೂಲ ಮಾಡಿಕೊಡೋದಿಲ್ಲ ಹೀಗಿದ್ದಾಗ ರಾಘವನ್ನವ್ರಿಗೆ ಅವೆಲ್ಲ ಒದಗಿ ಬಂತು ಮತ್ತು ಆ ಹೊತ್ತಿಗೆ ಅಲ್ಲಿ ತಮಿಳುನಾಡಲ್ಲಿ ರಂಗ ಪ್ರಯೋಗ ಅಂದರೆ ರಂಗಭೂಮಿಯ ಚಟುವಟಿಕೆಗಳು ಚಲನಚಿತ್ರ ಆಗಷ್ಟೇ ಆರಂಭವಾಗ್ತಾ ಇತ್ತು ಅದರ ಪ್ರಯೋಗಗಳು ಇವೆಲ್ಲ ಇದ್ದವು ಇವು ಅದರ ಮೇಲೆ ಪರಿಣಾಮ ಬೀರದು ಅಷ್ಟೇಕೆ ಆಗಷ್ಟೇ ನೃತ್ಯ ಅಂದರೆ ಸದಿರ್ ದಾಸ್ಯಾಟ್ಟಂ ಅನ್ನುವಂಥ ನೃತ್ಯ ಭರತನಾಟ್ಯ ಅನ್ನುವ ಶಿಷ್ಟ ನಾಮಧೇಯವನ್ನು ನಾಮಕರಣವನ್ನು ಹೊಂದಿ ಅದು ಎಲ್ಲರಿಗೂ ಮನಮುಟ್ಟುವಂತೆ ಆಗ್ತಾ ಇತ್ತು ಒಂದು ಕಡೆಗೆ ನೃತ್ಯ ದೇವದಾಸಿ ಪದ್ಧತಿ ರಾಜದಾಸಿ ಪದ್ಧತಿ ಎಲ್ಲ ಬಹಿಷ್ಕಾರ ಹಾಕಬೇಕು ಇನ್ನೊಂದು ಕಡೆ ಭಾರತೀಯ ಸಂಸ್ಕೃತಿ ಅದನ್ನು ಮುಂದುವರಿಸಬೇಕು ಅಂತ ಆ ಕೋಲಾಹಲ ನಡೀತಾ ಇತ್ತು ಇವರು ಅದರೊಳಗೆ ಸೇರಿದರು ಆಮೇಲೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅದು ಇವರ ಕಾಲದಲ್ಲಿಯೇ ಇವರ ಕಣ್ಣೆದುರಿಗೆ ಆರಂಭವಾಗಿದ್ದು ಆರಂಭದಿಂದ ಅದರ ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ಮತ್ತು ಲೋಕಪ್ರಸಿದ್ಧವಾದ ಮ್ಯೂಸಿಕ್ ಅಕಾಡೆಮಿ ಜರ್ನಲ್ನ ಸಂಪಾದಕರಾಗಿ ಇವರು ಕೆಲಸ ಮಾಡಿದ್ರು ಇವರು ಬಹುಮುಖವಾಗಿ ದುಡಿದ್ರು ಇವರ ಪುಸ್ತಕದಲ್ಲಿ ನೋಡಿದರೆ ಗೊತ್ತಾಗುತ್ತದೆ ಇವರು ಅದೆಷ್ಟು ವಿದ್ವತ್ ಪತ್ರಿಕೆಗಳ ಸಂಪಾದಕರಾಗಿದ್ದರು journal of music academy music academy series annual conferences of music academy Madras university Sanskrit series journal of oriental research Samskrita Pratibha Samskrita Ranga all India oriental conference sessions ಮತ್ತು ಸಂಸ್ಕೃತ ರಂಗ ಆ್ಯನ್ಯುಯಲ್ ಅಲ್ಲದೆ Samskrita education society D R library bulletin ಮಲೈ ಸೀರೀಸು ಸಂಸ್ಕೃತ ವಿಮರ್ಶ ಇಷ್ಟು ಪತ್ರಿಕೆಗಳಿಗೆ ಇವರು ಸಂಪಾದಕರಾಗಿದ್ದರು ಅದಲ್ಲದೆ ಇವರು ಅದೆಷ್ಟೋ ಪ್ರಾಜೆಕ್ಟ್ಸ್ ಇಷ್ಟೆಷ್ಟೋ ಪ್ರಕಲ್ಪಗಳಲ್ಲಿ ತೊಡಕೊಂಡಿದ್ದರು ನ್ಯೂ ಸಾಂಸ್ಕೃತ್ ಡಿಕ್ಷನರಿ ಇರ್ಬೋದು ರಾಮಾಯಣ ಪ್ರಾಜೆಕ್ಟ್ ಇರ್ಬೋದು ಪೂ ಬರೋಡಾನಲ್ಲಿರ್ತಕ್ಕಂಥ ಗಾಯಕ್ವಾಡ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಸಮಗ್ರ ರಾಮಾಯಣವನ್ನು ಕ್ರಿಟಿಕಲ್ ಎಡಿಷನ್ ಮಾಡಿದ್ರು ಮಹಾಭಾರತ ಪುಣೆ ಹೇಗೆ ಮಾಡ್ತೋ ಹಾಗೆ ಇವರು ಅದಕ್ಕೆ ಆ ಸಂಪಾದಕ ಮಂಡಳಿ ಇದ್ದರು ಕಾಶಿ ನರೇಶ ವಿಭೂತಿ ನಾರಾಯಣ್ ಮೊದಲಾದವರ ನೇತೃತ್ವದಲ್ಲಿ ಸಮಗ್ರ ಹದಿನೆಂಟು ಪುರಾಣಗಳ ಪರಿಷ್ಕೃತ ಆವೃತ್ತಿ ತರಬೇಕು ಅಂದರೆ ಅದರೊಳಗೆ ಇವರಿದ್ದರು ಪುರಾಣ ಪ್ರಾಜೆಕ್ಟಲ್ಲಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕನ್ವೀನರ್ ಆಗಿದ್ದರು ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದರು ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿಯ ಮೊತ್ತ ಮೊದಲ ಮೀಟಿಂಗ್ನಲ್ಲಿ ಇವರದೇ ಮೊತ್ತ ಮೊದಲ ಪ್ರಬಂಧ ನೃತ್ಯ ಹೇಗಿರಬೇಕು ಗೀತ ಹೇಗಿರಬೇಕು ಇದರ ನಿರ್ದೇಶನ ಮಾಡುವಂಥದ್ದಾಗಿತ್ತು ಮತ್ತು ಸಾಂಸ್ಕೃತ್ ಕಮಿಷನ್ ಅಂತ ಆಗ ಬಂಗಾಳದ ಪ್ರಸಿದ್ಧರಾದ ವಿದ್ವಾಂಸ ಸುನೀತ್ ಕುಮಾರ್ ಚಟರ್ಜಿ ಭಾಷಾಶಾಸ್ತ್ರಜ್ಞರು ಇದ್ದರು ಅವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಸಂಸ್ಕೃತದ ಸ್ಥಿತಿಗತಿ ಏನು ಅಂತ ಒಂದು ದೊಡ್ಡ ತಂಡ ಹೊರಡಿತು ಅಧ್ಯಯನದ ತಂಡ ಅದು ಗೋಖಲೆ ಸಂಸ್ಥೆಗೂ ಬಂದಿತ್ತು ಡಿ ವಿ ಜಿಯವರು ಅದಕ್ಕೆ ಸಾಕ್ಷ್ಯ ಕೊಟ್ಟಿದ್ದರು ಅನೇಕ ವಿದ್ವಾಂಸರನ್ನು ಅದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತನ್ನ ವರದಿಯನ್ನು ರಿಪೋರ್ಟ್ನ ಕೊಡ್ತು ಈಚೆಗೆ ಸತ್ಯವ್ರತ ಶಾಸ್ತ್ರಿಗಳು ಅದನ್ನು ಮತ್ತೆ ಪರಿಷ್ಕಾರ ಮಾಡಿಕೊಟ್ರು ಅಲ್ಲಿ ಇವರು ಸದಸ್ಯರಾಗಿದ್ದರು ಇನ್ನು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನಗಳು ಅಂತ ಕೇಂದ್ರ ಸಾಹಿತ್ಯದ ಕೇಂದ್ರ ದೆಹಲಿಯಲ್ಲಿ ಆದದ್ದು ಅದಲ್ಲದೆ ಬೇರೆ ಬೇರೆ ಸಂಸ್ಕೃತ ವಿಶ್ವವಿದ್ಯಾಲಯಗಳು ಆಯಿತು ಅದಕ್ಕೆ ಕೂಡ ಅವರು ಚೇರ್ಪರ್ಸನ್ನು ಆಗಿದ್ದರು ಸದಸ್ಯರು ಆಗಿದ್ದರು ಆ ಮಂಡಳಿಯಲ್ಲಿ ಸಂಸ್ಕೃತ ಬೋರ್ಡ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದರು ಸಾಹಿತ್ಯ ಅಕಾಡೆಮಿಯ ಕನ್ವೀನರ್ ಆಗಿದ್ದರು ಸಂಸ್ಕೃತ ಅಡ್ವೈಸರಿ ಬೋರ್ಡ್ಗೆ ಮೆಂಬರ್ ಆಗಿದ್ದರು ಸಂಗೀತ ನಾಟಕ ಅಕಾಡೆಮಿಗೆ ಮೆಂಬರ್ ಆಗಿದ್ದರು ತಮಿಳುನಾಡಿನ ಸಂಗೀತ ನಾಟಕ ಅಕಾಡೆಮಿಗೆ ಮೆಂಬರ್ ಆಗಿದ್ದರು ಇನ್ನು ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ಗೆ general president general secretary permanent member ಈ ಥರದ್ದಾಗಿದ್ದರು ಆಕಾಶವಾಣಿಗೆ ಸಾಂಸ್ಕ್ರಿಟ್ ಅಡ್ವೈಸರ್ ಅಂತ ಆಗಿದ್ದರು ಮತ್ತು ಎಷ್ಟೆಷ್ಟೋ ಹಸ್ತಪ್ರತಿ ಗ್ರಂಥಾಲಯಗಳಿಗೆ ಇವರು ಅಡ್ವೈಸರ್ ಆಗಿದ್ದರು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಗಂತೂ ಅವರ ಅವಿನಾಭಾವ ಆಗಿದ್ದರು Kuppuswami research institute and Sanskrit college Madras ಅಂತ ಅದಕ್ಕೆ ಅವರು ಜೀವನಾಡಿ ಆಗಿದ್ದರು ಹೀಗೆ ನೋಡ್ತಾ ಬಂದರೆ ಸುಮಾರು ಒಂದು ಐವತ್ತು ಅರವತ್ತು ಸಂಸ್ಥೆಗಳ ಜೊತೆಗೆ ಪ್ರತಿಯೊಂದಕ್ಕೂ ಉದಾಹರಣೆಗೆ ಅಲಂಕಾರ ಡಿಕ್ಷನರಿ ಪ್ರಾಜೆಕ್ಟ್ ಅದಕ್ಕೆ ಚೇರ್ಪರ್ಸನ್ ಆಗಿದ್ದರು ಅದು ಮೈಸೂರು ಯೂನಿವರ್ಸಿಟಿಯಿಂದ ಅದು ಹೊರಗೆ ಬರಲೇ ಇಲ್ಲ ಆಮೇಲೆ ಈ ಥರ ಎಷ್ಟೊಂದು ಸನ್ನಿವೇಶಗಳಲ್ಲಿ ಅದು ಸ್ವದೇಶ ವಿದೇಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲದರೊಳಗೂ ತೊಡಕೊಂಡಿದ್ರು ಇವರ ಅಧ್ಯಯನ ಪ್ರಾಯಶಃ ಐದು ಬಗೆಯಾದದ್ದು ಅಂತ ಅನ್ನಬೇಕು ಇವರು ಸಂಸ್ಕೃತವನ್ನು ಕುಪ್ಪಸ್ವಾಮಿ ಶಾಸ್ತ್ರಿಗಳಂಥ ಮಹಾವಿದ್ವಾಂಸರ ಕೈಕಳಿಗೆ ಓದಿದವರು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಅಂತ ಈ ನಾಲ್ಕು ದರ್ಶನಗಳನ್ನು ಪ್ರಧಾನವಾಗಿ ಓದಿದರು ಸಂಸ್ಕೃತ ಸಾಹಿತ್ಯವನ್ನು ಆದರೆ ಇವರು ಮುಖ್ಯ ದುಡಿದದ್ದು ಸಂಸ್ಕೃತ ಸಾಹಿತ್ಯ ಮೀಮಾಂಸೆಯಲ್ಲಿ ಸಾಹಿತ್ಯ ಮತ್ತು ಅಲಂಕಾರ ಶಾಸ್ತ್ರದಲ್ಲಿ ಪ್ರಧಾನವಾದ ದುಡಿಮೆ ಅವರ ಮ್ಯಾಗ್ನಮೋಪಸ್ ಮೇರು ಕೃತಿ ಅಂತ ಹೇಳುವಂಥದ್ದು ಭೋಜರಾಜನ ಶೃಂಗಾರ ಪ್ರಕಾಶ ಅನ್ನುವ ಅಲಂಕಾರ ಶಾಸ್ತ್ರವನ್ನು ಕುರಿತಾದ ಗ್ರಂಥಕ್ಕೆ ಹಾಗೆ ಅವರು ಅದನ್ನು ಆ ದಿಕ್ಕಿನಲ್ಲಿ ಮಾಡಿದ ಒಂದು ಸಾಹಿತ್ಯ ಮೀಮಾಂಸೆ ಆ್ಯಂಡ್ ಇಂಡಿಯನ್ ಈಸ್ಥೆಟಿಕ್ಸ್ ಅಂತೀವಲ್ಲ ಸೌಂದರ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಮಾಡಿದ್ದು ಒಂದು ಆದರೆ ರಾಮಾಯಣದ ಅಧ್ಯಯನ ಮಾಡಿದ್ರು ರಾಮಾಯಣದ ಅಧ್ಯಯನ ಕುರಿತಂತೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಸಂಸ್ಕೃತ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಭೋಜ ಶೃಂಗಾರ ಪ್ರಕಾಶ ಇರ್ಬೋದು ಸಮ್ ಕಾನ್ಸೆಪ್ಟ್ಸ್ ಇನ್ ಅಲಂಕಾರ ಶಾಸ್ತ್ರ ಇರ್ಬೋದು the comic element in Samskrita ಇರ್ಬೋದು some old lost drama plays ಅಂತ ಅನ್ನುವ ವರ್ಕ್ ಇರ್ಬೋದು ಮತ್ತು ಅವರು ಬರೆದಂಥ beautiful the concept of beauty in Sanskrit literature ಅನ್ನೋದಿರ್ಬೋದು ಮತ್ತು Sanskrit drama its and practice ಅನ್ನೋದಿರ್ಬೋದು ಈ ಥರದ್ದು ಎಷ್ಟೆಷ್ಟೋ ಅವರು ಮಾಡಿದ್ರು ಜೊತೆಗೆ ರಾಮಾಯಣದ್ದು ರಾಮಾಯಣವನ್ನು ಕುರಿತಂತೆ ಅನಂತಮುಖವಾದ ಅಧ್ಯಯನ ಮಾಡಿದ್ರು ವಾಲ್ಮೀಕಿ ರಾಮಾಯಣದ ಸಂಗ್ರಹಾನುವಾದದಿಂದ ಮೊದಲುಗೊಂಡು ಅವರು ಬೇರೆ ಬೇರೆ ರಾಮಾಯಣ ಗ್ರಂಥಗಳು ಎಲ್ಲೆಲ್ಲ ಯಾವ್ಯಾವ ಭಾಷೆಯಲ್ಲಿದೆ ಯಾವ್ಯಾವ ದೇಶದಲ್ಲಿದೆ ಅದನ್ನೆಲ್ಲ ಕುರಿತು ಅಧ್ಯಯನ ಮಾಡಿದ್ರು ಸಂಸ್ಕೃತದಲ್ಲಿ ಬಂದಂಥ ರಾಮಾಯಣ ಗ್ರಂಥಗಳೆಷ್ಟು ಅದು ಬೇರೆ ಬೇರೆ ಕವಿಗಳು ಬರೆದದ್ದೆಷ್ಟು ಮತ್ತು ಅಧ್ಯಾತ್ಮ ರಾಮಾಯಣ ಆನಂದ ರಾಮಾಯಣ ಅದ್ಭುತ ರಾಮಾಯಣ ಶೇಷ ರಾಮಾಯಣ ಮೊದಲಾದಾಗಿ ಪುರಾಣ ಇತಿಹಾಸಗಳಲ್ಲಿ ಬಂದಂಥ ರಾಮಾಯಣದ ಪ್ರಭೇದಗಳಿರ್ಬೋದು ಹೀಗೆ ಅವುಗಳನ್ನೆಲ್ಲ ಕುರಿತು ಅಧ್ಯಯನ ಮಾಡಿದ್ರು ಆಮೇಲೆ ಆಗ್ನೇಯ ಏಷ್ಯಾ ಅಂತ ಯಾವುದಿದೆ ಸೌತ್ ಈಸ್ಟರ್ನ್ ಏಷ್ಯಾ ಆ ದೇಶಗಳಲ್ಲಿ ಇಂಡೋನೇಷ್ಯಾ ಕಾಂಬೋಡಿಯಾ ಮೊದಲಾದವುಗಳಲ್ಲಿ ರಾಮಾಯಣದ ಪರಂಪರೆ ಹೇಗೆ ಬೆಳೆದಿದೆ ಅದನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ ಶಿಲ್ಪ ನಾಟ್ಯ ಮೊದಲಾದವುಗಳಲ್ಲಿ ಜೊತೆಗೆ ರಾಮಭಕ್ತರಾಗಿದ್ದ ತ್ಯಾಗರಾಜರನ್ನು ಕುರಿತು ತ್ಯಾಗರಾಜರ ಕೃತಿಗಳನ್ನೆಲ್ಲ ಒಬ್ಬರು ವಿದ್ವಾಂಸರು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ರೆ ಮುನ್ನುಡಿ ಬರೀರಿ ಅಂತ ಇವರು ಕೊಟ್ಟರೆ ಇನ್ನೂರೈವತ್ತು ಪುಟದ ಮುನ್ನುಡಿ ಬರೆದಿದ್ದೆ ಎಷ್ಟೋ ಜನ ಡಾಕ್ಟ್ರಲ್ಲಿ ತೀಸಿಸ್ ಆಗೋದಿಲ್ಲ ಇನ್ನೂ ಸಣ್ಣದಾಗಿರುತ್ತೆ ಇವರು ಒಂದು ಪುಸ್ತಕಕ್ಕೆ ಬರೆದ ಮುನ್ನುಡಿ ಆ ರೀತಿಯಾದದ್ದು ಇಂದಿಗೂ ಎಂದಿಗೂ ಅವರು ಬರೆದಂಥ ಶೃಂಗಾರ ಪ್ರಕಾಶ ಡಾಕ್ಟರ್ ಥೀಸಿಸ್ ಇದೆಯಲ್ಲ ಸಂಸ್ಕೃತದ ನಂಬರ್ ಒನ್ ಡಾಕ್ಟರ್ ಥೀಸಿಸ್ ಅಂತ ಅನಂತಿ ಗುಣದಲ್ಲಾಗಲಿ ಗಾತ್ರದಲ್ಲಾಗಲಿ ಅದನ್ನು ಹೋಲುವಂಥದ್ದು ಸಂಸ್ಕೃತದಲ್ಲಿ ಮತ್ತೊಂದು ಡಾಕ್ಟ್ರಲ್ ಥೀಸಿಸ್ ಇಲ್ಲ ಆ ಮಟ್ಟದ್ದು ಹೀಗೆ ಅದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಒಂದಾದರೆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಸಂಗೀತ ಶಾಸ್ತ್ರವನ್ನು ಕುರಿತಂತೆ ಸಂಗೀತ ಪರಂಪರೆಯನ್ನು ಕುರಿತಂತೆ ಅವರು ಮಾಡಿರ್ತಕ್ಕಂಥ ಸಂಶೋಧನಾ ಲೇಖನಗಳ ಸಂಗ್ರಹವೇನೆ ಒಂದು ಸಾವಿರ ಪುಟಕ್ಕೂ ಜಾಸ್ತಿ ಇದೆ ಮೂರು ಸಂಪುಟದಲ್ಲಿ ಪ್ರಕಾಶನ ಮಾಡಿದ್ದಾರೆ ಇತ್ತೀಚೆಗೆ ಅದಾದ ಮೇಲೆ ನೃತ್ಯ ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ ಅದು ಜಾಪಿಸೇನಾನಿಯ ನೃತ್ಯರತ್ನಾವಳಿ ಇರಬಹುದು ಇನ್ನೂ ಅನೇಕ ಗ್ರಂಥಗಳು ಅದಕ್ಕೆ ಪೂರಕವಾದಂಥವಿರಬಹುದು ತುಳಜಾಜಿಯ ಸಂಗೀತ ಸಾರಾಮೃತ ಇರ್ಬೋದು ಈ ಥರದ್ದು ಎಷ್ಟೋ ಗ್ರಂಥಗಳನ್ನು ಅವರು ಹಸ್ತಪ್ರತಿಯಿಂದ ತೆಗೆದುಕೊಂಡು ಬಂದು ಪ್ರಕಾಶನ ಮಾಡಿದ್ರು ಕಾವ್ಯಗಳು ಅಲಂಕಾರ ಶಾಸ್ತ್ರ ಗ್ರಂಥಗಳು ಬೇಕಾದಷ್ಟಿವೆ ಶಾಸ್ತ್ರದಲ್ಲಿ ತುಂಬ ಕೋವಿದರಾಗಿದ್ದರು ಅದಕ್ಕೂ ಮುಗಿಲಾಗಿ ಅನೇಕ ಸಂಪುಟಗಳಲ್ಲಿ ಬಂದಂಥ ಕೆಟ್ಲಾಗ್ಲಸ್ ಕೆಟ್ಲಾಗ್ರಸ್ ಕೆಟ್ಲಾಗ್ರಮ್ ಅಂತ ಎಲ್ಲ ಕೆಟಲಾಗ್ಗಳಿಗೆ ಒಂದು ಕೆಟಲಾಗು ಅಂತಕ್ಕಂಥ ಒಂದು ಮಹಾಗ್ರಂಥ ಪ್ರಾಜೆಕ್ಟ್ ಅದನ್ನು ಇವರು ಪ್ರಧಾನ ಸಂಪಾದಕರಾಗಿದ್ದು ನಡೆಸಿದ್ರು ಜಗತ್ತಿನಾದ್ಯಂತ ಸಂಸ್ಕೃತದ ಇವೆ ಏನಿವೆ ಅವುಗಳ ವಿವರ ಏನಿದೆ ಅದನ್ನೆಲ್ಲ ತೆಗೆದುಕೊಂಡು ಮಾಡಿದ್ದು ಒಬ್ಬ ಮನುಷ್ಯ ಒಂದು ಜೀವಮಾನದಲ್ಲಿ ಮಾಡೋಕ್ಕೆ ಸಾಧ್ಯವ ಅನಿಸುತ್ತೆ ನಿಜ ಬೇಕಾದಷ್ಟು ನನ್ನ ಕತ್ತೆ ಥರ ದುಡಿಸ್ಕೊಂಡ್ರು ಅವರು ದುಡಿಸ್ಕೊಂಡಿದ್ದನ್ನು ಇವರು ಆಪೋಷಣ ತಗೊಂಡ್ರು ಈ ಥರದ್ದೆಲ್ಲ ಇದೆ ಅದು ಬೇರೆಯೇ ಆದಂಥ ಟ್ರ್ಯಾಕ್ ಆದರೆ ಒಟ್ಟು ಇವತ್ತು ರಾಘವನ್ನವರ ಹೆಸರಿನಲ್ಲಿ ಯಾವ ಕೆಲಸ ಇದೆ ಅದು ಅಪ್ಪಟ ಬಂಗಾರ ಅದಕ್ಕಾಗಿ ಯಾವ ಕಾಲಕ್ಕೂ ಸಂಸ್ಕೃತ ಸಾಹಿತ್ಯ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಭಾರತೀಯ ಸಂಸ್ಕೃತಿಯ ಪ್ರೇಮಿಗಳು ಋಣಿಗಳಾಗಿರಬೇಕು ಅಂತಂದರೆ ಅತಿಶಯವಲ್ಲ ಈ ರೀತಿಯಾಗಿ ನೃತ್ಯ ನಾಟಕಗಳಿಗೆ ಸಂಬಂಧಪಟ್ಟಂತೆ ತುಂಬ ಮಾಡಿದರು ಅವರಿಗೆ ಈ ರಂಗಪ್ರಯೋಗ ನಾಟಕ ಇತ್ಯಾದಿಗಳ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅಂದರೆ ತಮಿಳು ರಂಗಭೂಮಿ ಇರಬಹುದು ಅಲ್ಲಿಯ ಕೇಯ ನಾಟಕಗಳು ಇರಬಹುದು ಮತ್ತು ಭಾರತೀಯ ರಂಗಭೂಮಿ ಇರಬಹುದು ಮತ್ತು ಸಾಂಪ್ರದಾಯಿಕ ರಂಗಭೂಮಿ ಯಾವ್ಯಾವ ಥರ ಬೆಳೆದಿದೆ ಅದೆಲ್ಲದರ ಬಗ್ಗೆ ಆಸಕ್ತಿ ಇತ್ತು ಎಷ್ಟೋ ಜನಕ್ಕೆ ಆಶ್ಚರ್ಯವಾಗುತ್ತೆ ನೋಡಿ ಮೊತ್ತ ಮೊದಲ ಬಾರಿಗೆ ಕರ್ನಾಟಕದ ಯಕ್ಷಗಾನದ ಬಗ್ಗೆ ಇಂಗ್ಲೀಷ್ನಲ್ಲಿ ಬರೆದ ಲೇಖನ ರಾಘವನ್ನವ್ರದ್ದು ರಾಘವನ್ನವರು ಬರೆದ ಒಂದು ಮೂವತ್ತು ವರ್ಷ ಆದಮೇಲೆ ಬೇರೆಯವರು ಬರೆದದ್ದು ಇಂಗ್ಲೀಷ್ನಲ್ಲಿ ನಮ್ಮ ಶಿವರಾಮ್ ಕಾರಂತರು ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಬರೆಯುವವರಿಗೆ ರಾಘವನ್ನವ್ರದೇ ಇದ್ದದ್ದು ಹೋಗಲಿ ಶಿವರಾಮ್ ಕಾರಂತರು ಬರೆದರಲ್ಲ ಆ ಪುಸ್ತಕದಲ್ಲಿ ಅವರು ಗಮನಿಸದೇ ಇರುವಂಥ ಎಷ್ಟೋ ವಿಷಯಗಳ ರಾಘವನ್ನವರು ಬರೆದಿದ್ದಾರೆ ಭಾರತೀಯ ಪರಂಪರೆಗೆ ನಾಟ್ಯಶಾಸ್ತ್ರ ಪರಂಪರೆಗೆ ಯಕ್ಷಗಾನಕ್ಕೆ ಹೇಗೆ ಸಂಬಂಧ ಇದೆ ಅನ್ನೋದು ಶಿವರಾಮ್ ಕಾರಂತರ ಗೊತ್ತೇ ಆಗಲಿಲ್ಲ ಶಿವರಾಮ್ ಕಾರಂತರ ಆ ವಿಷಯದಲ್ಲಿ ದೊಡ್ಡ ಕೆಲಸ ಮಾಡಿದವರಾದರೂ ಅವರ ಪರಂಪರೆ ಬೇರು ಗಟ್ಟಿ ಇರಲಿಲ್ಲ ಅದಂತೂ ನಿಜ ಅವರು ಪ್ರಾಮಾಣಿಕರಾದವರು ಪರಿಶ್ರಮಶಾಲಿಗಳಾದವರು ಆದರೆ ಪ್ರಾಚೀನ ಪರಂಪರೆ ಅದಕ್ಕೆ ಬೇಕಾದಂಥ ಕೀಲಿಕೈಯಾದ ಸಂಸ್ಕೃತ ಆ ಸಂಸ್ಕೃತಿ ಅವರಿಗೆ ಇರಲೇ ಇಲ್ಲವಾದ್ದರಿಂದ ಅವರು ಯಾವುದೇ ಈ ರೀತಿ ಕೆಲಸ ಮಾಡಿದ್ರು ಗ್ರೇಟ್ಲಿ ಹ್ಯಾಂಡಿಕ್ಯಾಪ್ಡ್ ಇವತ್ತಿಗೂ ಯಾವತ್ತಿಗೂ ಹೇಳ್ತೀನಿ ಭಾರತೀಯ ಸಂಸ್ಕೃತಿ ಅಂತ ಏನಾದರೂ ಶುರು ಮಾಡಿಕೊಳ್ಳದಿದ್ದರೆ ಸಂಸ್ಕೃತ ಬರ್ತಿಲ್ಲ ಅಂದರೆ ತುಂಬ ದೊಡ್ಡ ಹಾನಿ ಇರುತ್ತೆ ಅವರ ಬರವಣಿಗೆಯಲ್ಲಿ ಒಂದು ಕೊರತೆ ಇರುತ್ತೆ ಇನ್ನೊಂದು ಅನರ್ಥ ಇರುತ್ತೆ ಅಜ್ಞಾನ ಅನರ್ಥ ಎರಡೂ ರೀತಿ ಆಗುತ್ತದೆ ಕೆಲವರಿಂದ ಅಜ್ಞಾನ ಮಾತ್ರ ಇರುತ್ತದೆ ಎಷ್ಟೋ ಕೆಲವನ್ನ ಮುಟ್ಟೋಕ್ಕಾಗಿರೋಲ್ಲ ನೋಡೋಕ್ಕಾಗಿರೋಲ್ಲ ಇನ್ನು ಕೆಲವು ತಪ್ಪು ತಪ್ಪಾಗಿ ತಿರುಚುವುದಾಗಿರುತ್ತೆ ಅದು ದುರುದ್ದಿಷ್ಟದಿಂದಲೂ ಇರುತ್ತೆ ನಿರುದ್ದಿಷ್ಟದಿಂದಲೂ ಇರುತ್ತೆ ಹಾಗಾಗುತ್ತದೆ ಇವತ್ತು ಭಾರತೀಯ ಸಂಸ್ಕೃತಿ ಅನ್ನೋದೇ ಇಲ್ಲ ಎಲ್ಲ ಪ್ರಾದೇಶಿಕ ಸಂಸ್ಕೃತಿ ಅಂತಾರೆ ಅಂಥವ್ರು ನಾನು ಒಂದೇ ಚಾಲೆಂಜ್ ಮಾಡೋದು ಸಂಸ್ಕೃತ ಬೇಡ ಅನ್ನೋರಿಗೆ ಒಂದು ಪಂಪನ್ ಪದ್ಯ ಕೊಡ್ತೀನಿ ಒಂದು ಷಡಕ್ಷರಿ ಪದ್ಯ ಕೊಡ್ತೀನಿ ಒಂದು ದೇವಿಚಂದ್ರನ ಪದ್ಯ ಕೊಡ್ತೀನಿ ಅರ್ಥ ಹೇಳಿ ಇದಕ್ಕೆ ಅಂತೀನಿ ನನ್ನ ಅಪ್ಪುರಾಣೆ ಇಡೀ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ಎಗರ್ ಬಿದ್ದರೂ ಕೂಡ ನಾಲ್ಕು ಜಗನ್ನಾಥ ವಿಜಯದ ಪದ್ಯಗಳಿಗೆ ಅರ್ಥ ಹೇಳೋಕ್ಕಾಗೋದಿಲ್ಲ ಆರಂಭದ ನಾಲ್ಕು ಪದ್ಯಗಳು ಐದನೇ ಪದ್ಯನೂ ಸೇರಿಸಿ ಪಂಚಪಾಷಾಣ ಹೇಳಿ ಹೇಳಿಬಿಡ್ಲಿ ನೋಡೋಣ ಅದು ಹೇಳೋದು ಪಾಂಡಿತ್ಯವ ಅಲ್ವಾ ಅನ್ಬೋದು ಕನ್ನಡ ಹಳಗನ್ನಡ ಕನ್ನಡ ಅಭಿಜಾತ ಸಂಸ್ಕೃತಿ ಮತ್ತು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಜಂಬಾ ಕೊಚ್ಕೊಳ್ಳೋರು ಒಂದು ರುದ್ರಭಟ್ಟನ್ನೋ ನೇಮಿಚಂದ್ರನ್ನೋ ಷಡಕ್ಷರಿಯನ್ನೋ ಹೋಗಲಿ ಲಕ್ಷ್ಮೀಶನನ್ನೋ ಸರಿಯಾಗಿ ಅರ್ಥ ಹೇಳಿದ್ವಿ ನೋಡೋಣ ಅಂದರೆ ಸಂಸ್ಕೃತ ಅಷ್ಟು ಅನಿವಾರ್ಯ ಯಾವ ಕಾಲಕ್ಕೂ ಈ ಪ್ರಾಚೀನತೆಯನ್ನು ಕುರಿತು ನೀವು ನೋಡುವುದಾದರೆ ಇವತ್ತಿಗೂ ಅಷ್ಟೇ ಕನ್ನಡದ ಶಬ್ದರೂಪಗಳ ಸಾಧುತ್ವಾದ ಸಾಧುತ್ವ ನೋಡಬೇಕು ಅಂದರೆ ಸಂಸ್ಕೃತಕ್ಕೆ ಶರಣ್ಯ ಅನ್ನುವ ಸ್ಥಿತಿ ಇದೆ ಇವತ್ತಿಗೂ ನಮ್ಮ ಯಾವುದೇ ಜಾನಪದ ಕಲೆ ಇರ್ಬೋದು ಜಾನಪದ ಜನಜೀವನ ಅದರ ತಳ ತಳಮುಟ್ಟಿ ನೋಡಬೇಕು ಅಂದರೆ ಸಂಸ್ಕೃತ ಬೇಕು ಹಾಗೆ ಸಂಸ್ಕೃತಜ್ಞರಿಗೂ ಒಂದು ಎಚ್ಚರಿಕೆ ಮಾತು ಹೇಳ್ತೀನಿ ಅವರಿಗೆ ಸಂಸ್ಕೃತ ಸಂಸ್ಕೃತಿ ಚೆನ್ನಾಗಾಗಬೇಕು ಅಂದರೆ ಪ್ರಾದೇಶಿಕ ಭಾಷೆಗಳು ನಮ್ಮ ಜನಪದ ಜೀವನ ಅದು ಚೆನ್ನಾಗಿ ಅರ್ಥವಾಗಬೇಕು ಯಾರಿಗೆ ಒಂದು ಸುಗ್ಗಿ ಕುಣಿತ ಅರ್ಥ ಆಗಲಿಲ್ಲ ಯಾರಿಗೆ ಒಂದು ಮಾರಮ್ಮನ ಪೂಜೆ ಅರ್ಥ ಆಗಲಿಲ್ಲ ಅವರಿಗೆ ವೇದವೂ ಸರಿಯಾಗಿ ಅರ್ಥ ಆಗೋಲ್ಲ ಭರತನಾಟ್ಯವೂ ಸರಿಯಾಗಿ ಅರ್ಥ ಆಗೋಲ್ಲ ಇದು ಉಂಟು ಹೀಗಾಗಿ ರಾಘವನ್ನವರು ಈ ರೀತಿಯಾಗಿ ಅಂತರಗಳನ್ನು ತುಂಬುವ ಕೆಲಸವನ್ನು ಅದನ್ನು ಬೆಸೆಯುವ ಕೆಲಸವನ್ನು ಮಾಡಿದ್ರು ಅದು ಕಥಕಳಿ ಇರ್ಬೋದು ಕೂಡಿಯಾಟ್ಟಂ ಇರ್ಬೋದು ಭವಾಯಿ ಇರ್ಬೋದು ಮತ್ತು ಶ್ರೀಲಂಕಾದಲ್ಲಿ ಬರ್ತಕ್ಕಂಥ ಕಾಡ್ಯನಾಟ ಆಟ ಇರ್ಬೋದು ಈ ಥರದ್ದು ಎಲ್ಲ ಕಾಂಡಿಯನ್ ಡ್ಯಾನ್ಸ್ ಅಂತ ಎಲ್ಲಕ್ಕೂ ಕೂಡ ಅವರು ಬರವಣಿಗೆ ಮಾಡಿದ್ದಾರೆ ತುಂಬ ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ ಅದು ಬಹಳ ಅಸಾಮಾನ್ಯವಾದದ್ದು ಆಮೇಲೆ ಅವರು ಚಲನಚಿತ್ರದಲ್ಲೂ ಆಸ್ತೆ ವಹಿಸಿದರು ಆರಂಭದ ಚಲನಚಿತ್ರಗಳಿಗೆ ಕೆಲವುಗಳಿಗೆ ಕತೆ ಬರೆದ್ರು ಸ್ಕ್ರಿಪ್ಟ್ ಬರೆದ್ರು ಸ್ಕ್ರೀನ್ ಪ್ಲೇ ಬರೆದ್ರು ಎಲ್ಲ ಮಾಡಿದ್ರು ಪಾಪ ಅವ್ರಿಗೆ ಆಗ ಕೊಟ್ಟು ಈಗ ಕೊಟ್ಟ ದುಡ್ಡಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮತ್ತೊಂದು ಮಾಡಬೇಕಾಯ್ತಂತೆ ಅವ್ರ ಮಗಳು ಬರೀತಾರೆ ಅವರಿಗೆ ಯಾವುದೋ ಒಂದು ಚಲನಚಿತ್ರಕ್ಕೆ ದುಡಿದದ್ದಕ್ಕಾಗಿ ಕೊಟ್ಟ ದುಡ್ಡಿನಿಂದಾಗಿ ಅವರು ಪಿ ಎಚ್ ಡಿ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟಿದ್ರಂತೆ ಮತ್ತೊಂದು ಯಾವುದೋ ಬರವಣಿಗೆ ಕೆಲಸಕ್ಕೆ ಮೂವತ್ತೈದು ರೂಪಾಯಿ ಬಂದರೆ ಅವರು ಕುರ್ಜಿ ಟೇಬಲ್ ಕೊಂಡ್ಕೊಂಡ್ರಂತೆ ಜೀವಮಾನ ಇಡೀ ಅದನ್ನು ಬಳಸ್ತಾ ಇದ್ರು ಅಂತ ಹೀಗೆ ಅವ್ರಿಗೆ ಅದರೊಳಗೂ ಇತ್ತು ಆಸ್ತೆ ಸಿನಿಮಾ ರಿವ್ಯೂಗಳು ಬರೀತಾ ಇದ್ರು ಅಂದರೆ ಸಾಮಾನ್ಯ ನಮ್ಮಲ್ಲಿ ಒಂದು ಕಲ್ಪನೆ ಇದೆ ಸಂಸ್ಕೃತ ವಿದ್ವಾಂಸರು ಅಂದರೆ ಜುಟ್ಟು ಜನವಾರ ವಿಭೂತಿ ಅಂಗಾರ ಅಕ್ಷತೆ ನಾಮ ಬೇರೆ ಕಡೆಗೆ ಬರೋದಿಲ್ಲ ವೇದ ಹೇಳ್ಕೊಂಡು ತಿರುಗ್ತಾರೆ ಮಿಕ್ಕಿದ್ದು ಗೊತ್ತಿಲ್ಲ ಅಂತ ರಾಘವನ್ನವರಿಗೆ ಗೊತ್ತಿದ್ದ ಇಂಗ್ಲೀಷ್ನ ಭಾಷೆ ಅದರಲ್ಲಿ ಅವರು ಸಾಧಿಸಿದ ಹದ ಪರಿಣತಿ ತುಂಬ ಅಸಾಮಾನ್ಯ ಅವರು ಸಂಸ್ಕೃತ ಸಾಹಿತ್ಯವನ್ನು ಕುರಿತು ಬರೆಯುವಾಗ ಅದೆಷ್ಟು ಪಾಶ್ಚಾತ್ಯ ಲೇಖಕರ ಕೊಟೇಶನ್ಸ್ ಕೊಡ್ತಾರೆ ಏನಿಲ್ಲ ಅವರ ಸಮ್ ಕಾನ್ಸೆಪ್ಟ್ಸ್ ಆಫ್ ಅಲಂಕಾರ ಶಾಸ್ತ್ರದ ಮೊದಲ ಲೇಖನ the use and abuse of ಅಲಂಕಾರದಲ್ಲಿ ಪಾಶ್ಚಾತ್ಯ ಸಾಹಿತ್ಯವನ್ನು ಅದೆಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು ಅಂತ ಗೊತ್ತಾಗುತ್ತದೆ ಮತ್ತು ಸಂಸ್ಕೃತಿ ಕುರಿತು ಆನ್ ಕಲ್ಚರ್ ಅಂತ ಒಂದು ಬರೆದಿದ್ದಾರೆ ಇಲ್ಲೇ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಮಾಡಿದ ಒಂದು ಭಾಷಣ ಅದರೊಳಗೆ ಅವರು ತರ್ತಾರೆ ಅದು ಎಷ್ಟು ಸಂಸ್ಕೃತಿ ಸಂಬಂಧವಾದ ವಿಷಯವನ್ನು ಕೊಡ್ತಾರೆ ಯಾವ್ಯಾವ ದೇಶಗಳವ್ರದ್ದೆಲ್ಲ ಕೊಡ್ತಾರೆ ಇದು ತುಂಬ ವಿಶಿಷ್ಟವಾದದ್ದು ಅಂತ ಅನಿಸುತ್ತದೆ ಅವರು ಹಿಂದೂ ಮೊದಲಾದ ಪತ್ರಿಕೆಗಳಿಗೆ ಕಾಲಕಾಲಕ್ಕೆ ಬೇಕಾದಷ್ಟು ಲೇಖನ ಬರೆದು ಅವರ ದೊಡ್ಡತನ ಏನಂದರೆ ಒಂದು ರೀತಿಯಲ್ಲಿ ಎಸ್ ಕೆ ರಾಮಚಂದ್ರಾಯರನ್ನು ಹೋಲುತ್ತಾರೆ ಅವರು ಮಹಾವಿದ್ವಾಂಸರಿಗೆ ಬೇಕಾಗುವುದನ್ನು ಬರಿತಾ ಇದ್ರು ಸಾಮಾನ್ಯರಿಗೆ ಬೇಕಾಗುವುದು ಬರಿತಾ ಇದ್ರು ಅವರು ತಮಿಳು ಪತ್ರಿಕೆಗಳಿಗೆ ಆಯಾ ಸಂದರ್ಭದ ಹಬ್ಬ ಹರಿದಿನಕ್ಕೆ ಸಂಬಂಧಪಟ್ಟಂತೆ ದೇವತಾ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಜನಪ್ರಿಯವಾದ ಸಂಕ್ಷಿಪ್ತವಾದ ಉದ್ದುದ್ದದ ಸಂಸ್ಕೃತ ಶ್ಲೋಕ ಕೊಟೇಶನ್ ಇಲ್ಲದ ಸುಬೋಧವಾದ ಲೇಖನಗಳು ಬರಿತಾ ಇದ್ರು ಕೆಲವೊಂದು ಸಂಸ್ಕೃತ ನಾಟಕಗಳನ್ನು ತಿಳಿಯಾದ ತಮಿಳಿಗೆ ಅನುವಾದ ಮಾಡಿದ್ದಾರೆ ಹಾಗೆ ಮಾಡಿದ್ದುಂಟು ಇನ್ನು ಎಂಥ ವಿದ್ವಾಂಸರು ಜಂಗಬಲ ಹುಡುಗ ಹೋಗಬೇಕು ಆ ರೀತಿಯಾದ ಪ್ರೌಢ ಗ್ರಂಥಗಳನ್ನು ಬರೆದಿದ್ದಾರೆ ಋತು ಇನ್ ಸಂಸ್ಕೃತ ಲಿಟ್ರೇಚರ್ ಅಂತ ಒಂದು ಭಾಷಣ ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಭಾಷಣ ಮಾಡೋದು ಒಂದು ಪುಸ್ತಕ ವೇದಗಳಿಂದ ಮೊದಲುಗೊಂಡು ಋತು ಹೇಗೆ ಬಂದಿದೆ ಯಾವ ಕವಿ ಯಾವ ಪುರಾಣಕಾರ ಯಾವ ಶಾಸ್ತ್ರಕಾರ ಹೇಗೆ ಮಾಡಿದ್ದಾನೆ ಅದೆಲ್ಲ ಇನ್ನೊಂದು ಭಾಷಣ festival sports and pastimes of ancient India ಅಂತ ಆಟಪಾಠಗಳು ಹಬ್ಬಗಳು ಉತ್ಸವಗಳು ಇವೆಲ್ಲ ಪ್ರಾಚೀನ ಭಾರತದಲ್ಲಿ ಹೇಗಿತ್ತು ಅಂತ ಆ ಒಂದು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಪುಟದ ಪುಸ್ತಕ ಒಂದು ಅಪರಂಜಿ ಆ ಬಗೆಯಲ್ಲಿದೆ ಹೀಗೆ ಏನು ಮಾಡಿದ್ರು ಅದರೊಳಗೊಂದು ಪರಿಪೂರ್ಣತೆಯನ್ನು ಸಾಧಿಸ್ತಾ ಇದ್ದವರು ಅವರು ಅದನ್ನು ಕಂಡಾಗ ರಾಘವನವರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಈ ಅಂಶ ನಾಲ್ಕನೇ ಅಂಶ ಅಲಂಕಾರ ಶಾಸ್ತ್ರ ಮತ್ತೊಂದು ರಾಮಾಯಣ ಇನ್ನೊಂದು ಸಂಗೀತ ಇನ್ನೊಂದು ನೃತ್ಯ ಮತ್ತೊಂದು ಐದನೇ ಅಂಶ ಭಾರತೀಯ ಸಂಸ್ಕೃತಿ ವಿಸ್ತಾರವಾದ ಭಾರತೀಯ ಸಂಸ್ಕೃತಿ ಅದನ್ನು ಕುರಿತು ಅವರು ಯಥೇಷ್ಟವಾಗಿ ಮಾಡಿದ್ದಾರೆ ಎಷ್ಟೆಷ್ಟು ಕಡೆ ಎಷ್ಟೆಷ್ಟು ಬಗೆಯಲ್ಲಿ ಮಾಹಿತಿಯನ್ನು ತರೋದಕ್ಕೆ ಸಾಧ್ಯವೋ ಪೋಣಿಸೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡಿದಂಥವ್ರು ಯಾವುದೋ ಒಂದು ವಿದೇಶದ ಪ್ರವಾಸ ಹೊರಟಾಗ ಅಲ್ಲಿ ಮ್ಯೂಸಿಯಮ್ಗಳಿಗೆ ಹೋಗಿ ಆ ಶಿಲ್ಪಗಳನ್ನು ಚಿತ್ರಗಳನ್ನು ನೋಡಿ ಅದು ನಮ್ಮ ಕಾವ್ಯಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲಿ ಬಂದಿರಬಹುದು ಹೇಗೆ ಅಂತ ಭಾರತೀಯ ಸಂಗೀತ ಕಲೆಯನ್ನು ಕುರಿತು ಸಂಸ್ಕೃತದಲ್ಲಿ ಬಂದಂಥ ಗ್ರಂಥಗಳು ಅದರ ಪರಿಚಯದ್ದು ಒಂದು ಲೇಖನ ರಾಘವನ್ ಅವರ ಹಸ್ತ ಯಾವ ರೀತಿಯಾದದ್ದು ಅಂದರೆ ಅವರಲ್ಲಿ ಮುಟ್ಟಿದ್ದಾರೆ ಅಂದರೆ ನಮಗೆ ಇನ್ನೇನು ಬಿಟ್ಟಿಲ್ಲ ಅಂತ ಅರ್ಥ ಅನ್ನೋ ಥರ ಆ ಬಗೆಯಲ್ಲಿ ಮಾಡಿದಂಥ ಮಹಾನುಭಾವರು ಅಪ್ಪೈ ದೀಕ್ಷಿತರನ್ನ ಕುರಿತು ಅವರ ಶಿಷ್ಯಾಗ್ರಣಿಯಾಗಿದ್ದ ಭಟ್ಟೋಜಿ ದೀಕ್ಷಿತರು ಹೇಳ್ತಾರೆ ಅಪ್ಪಯ್ಯ ದೀಕ್ಷಿತೇಂದ್ರ ನಶೇಷ ವಿದ್ಯಾಗುರು ಅಹಂ ಒಂದೇ ಯತ್ಕೃತಿ ಬೋಧಾಬೋಧವು ವಿದ್ವದ ವಿದ್ವದ್ ವಿಭಾಜಕೋಪಾಧಿ ಅಂತ ಅಪ್ಪಯ್ಯ ದೀಕ್ಷಿತರಿಗೆ ನಮಸ್ಕಾರ ಅವರನ್ನು ಯಾವ ರೀತಿ ಕಾಣಬೇಕು ಅಂದರೆ ಒಬ್ಬ ವಿದ್ವಾಂಸ ಆಗಬೇಕು ಅಂದರೆ ಅಪ್ಪಯ್ಯ ದೀಕ್ಷಿತರ ಗ್ರಂಥಗಳನ್ನು ಓದಿದ್ದಾನ ಇಲ್ವಾ ಅಂತ ಹಾಗೆ ಒಬ್ಬ ಸಂಸ್ಕೃತಜ್ಞ ಸಂಸ್ಕೃತ ವಿದ್ವಾಂಸ ಹೌದೋ ಅಲ್ಲವೋ ಅನ್ಬೇಕಾದ್ರೆ ರಾಘವನ್ನವರ ಒಂದು ಹತ್ತು ಗ್ರಂಥಗಳನ್ನಾದರೂ ಓದ್ಕೊಂಡಿದ್ದಾನ ಅಂತ ಹತ್ತು ಗ್ರಂಥಗಳನ್ನು ಓದ್ಕೊಂಡಿಲ್ಲ ಅಂತಂದರೆ ಅವನು ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಸಾಹಿತ್ಯ ಮೀಮಾಂಸೆ ಇವುಗಳಿಗೆ ಸಂಬಂಧಪಟ್ಟಂತೆ ಗಟ್ಟಿಯಾದ ನೆಲೆ ಇಲ್ಲ ಅವನಿಗೆ ಅಂತ ಆ ಥರ ಒಂದು ಹತ್ತು ಜನ ವಿದ್ವಾಂಸರನ್ನು ಕೊಡಬಲ್ಲೆ ಕಾಣೆಯವ್ರನ್ನ ಓದ್ಕೊಂಡಿದ್ದಾರೆ ಕೃಷ್ಣಮೂರ್ತಿಯವ್ರನ್ನ ಓದ್ಕೊಂಡಿದ್ದಾರೆ ಅಥವಾ ಚಂದ್ರಧರ್ ಶರ್ಮ ಅವ್ರನ್ನ ಓದ್ಕೊಂಡಿದ್ದಾರೆ ಸುರೇಂದ್ರನಾಥ್ ದಾಸಗುಪ್ತರನ್ನ ಓದ್ಕೊಂಡಿದ್ದಾರೆ ಹಿರಿಯಣ್ಣವ್ರನ್ನ ಓದ್ಕೊಂಡಿದ್ದಾರೆ ಸುಕ್ತನ್ಕರ್ ಅವ್ರನ್ನ ಓದ್ಕೊಂಡಿದ್ದಾರೆ ಅಂತ ಹೀಗೆ ಒಂದು ಹತ್ತು ಜನ ಇದ್ದಾರೆ ಗೋಡೆಯವ್ರನ್ನ ಓದ್ಕೊಂಡಿದ್ದಾರೆ ಅಥವಾ ಬಂದುಬಿಟ್ಟರೆ ರಮೇಶ್ ಚಂದ್ರ ಮಜುಮ್ದಾರ್ ಅವ್ರನ್ನ ಓದ್ಕೊಂಡಿದ್ದಾರೆ ಅಂತ ಹೀಗೆ ಒಂದು ಹತ್ತು ಜನ ಮಹಾವಿದ್ವಾಂಸರನ್ನ ಹೆಸರು ಕೊಟ್ಟು ಇವ್ರದ್ದು ಒಬ್ಬೊಬ್ಬರದು ಒಂದು ಸಾವಿರ ಪುಟದಷ್ಟಾದರೂ ಓದಿದ್ರೆ ಆಗ ನಿಜವಾಗಲೂ ಒಬ್ಬನಿಗೆ ವಿದ್ವತ್ತೆ ಇರುತ್ತದೆ ಅಂತ ಇಲ್ಲದೆ ಇದ್ದರೆ ಇಲ್ಲ ನನ್ನ ಕಣ್ಣೆದುರಿಗೆ ಕುಳಿತ ಈ ನನ್ನ ಸ್ನೇಹಿತ ಶಶಿ ಶಶಿಕಿರಣ್ ಈ ವಯಸ್ಸಿಗೇನೆ ಇವರೆಲ್ಲರದ್ದು ಸುಮಾರು ಓದ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ರಾಗವನ್ನು ನೋಡ್ದು ಒಂದು ಐವತ್ತು ಪುಸ್ತಕ ಓದಿರಬಹುದು ಅಂತ ಅನ್ಸುತ್ತೆ ಅವೈಲಬಲ್ ಆದದ್ದು ಈ ಥರ ಇನ್ನೂ ಒಂದಿಬ್ಬರು ಸ್ನೇಹಿತರಿದ್ದಾರೆ ಹಾಗೆ ಮಾಡಿದಂಥವ್ರು ಅಂದರೆ ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನೀವು ಬರ್ತೀರಾ ನಿಮ್ಮ ಮಕ್ಕಳಿಗೆ ಇದನ್ನು ಹೇಳಿ ನಿಮ್ಮ ಮೊಮ್ಮಕ್ಕಳಿಗೆ ಹೇಳಿ ದಂಡಪಿಂಡಗಳಾಗಬೇಡಿ ಇಂಥದ್ದೇನಾದರೂ ಓದಿ ಅಂತನ್ನಿ ಯಾಕೆಂದರೆ ಮೂರತ್ತು ಕುಟ್ಟೋದಿದ್ದೇ ಇದೆ ಎಸ್ ಎಮ್ ಎಸ್ಗಳು ಮೆಸೇಜ್ಗಳು ವಾಟ್ಸಪ್ಗಳು ಇವುಗಳನ್ನು ಓದದೇ ಇದ್ದರೆ ಈ ನೆಲದಲ್ಲಿ ಹುಟ್ಟಿ ಪ್ರಯೋಜನವಿಲ್ಲ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಅಂತ ಅನಿಸ್ಬಿಡುತ್ತೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನೇನು ಅಲ್ಲ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವ್ರನ್ನ ನಾವು ಆಘ್ರಾಣಿಸ್ತೂ ಇದ್ದರೆ ಏನು ಪ್ರಯೋಜನ ಅಂತ ಅನಿಸುತ್ತೆ ಇವತ್ತು ಜಗತ್ತಲ್ಲಿ ನಾವು ಹೆಮ್ಮೆ ಪಡೋದಕ್ಕೆ ನರೇಂದ್ರ ಮೋದಿ ಅಂತಾರೆ ಮತ್ತೊಬ್ಬ ವಿಜ್ಞಾನಿ ಅಂತ ಹೇಳ್ತಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಮಾಡ್ತಾರೆ ಆದರೆ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಇಂಥವರು ತುಂಬ ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮರೆಯಬಾರದು ಮತ್ತು ಇವರು ತುಂಬ ಶ್ರದ್ಧಾಳುವಾದ ಸನಾತನ ಧರ್ಮೀಯರು ಅದು ಬಹಳ ವಿಶೇಷ ಈಗ ಪಾಶ್ಚಾತ್ಯ ವಿಷಯಗಳನ್ನು ವಿದ್ಯೆಗಳನ್ನು ಓದಿಕೊಂಡು ಆ ದೇಶಗಳಲ್ಲೆಲ್ಲ ಓಡಾಡಿಕೊಂಡು ಇಂಗ್ಲೀಷ್ನಲ್ಲಿ ಯಥೇಚ್ಛವಾಗಿ ಬರೆಯುವ ಓದುವ ಮಾತಾಡುವ ಪ್ರೌಢಿಮೆ ಸಂಪಾದಿಸಿದವರು ಎಷ್ಟೋ ಬಾರಿ ನಮ್ಮ ದೇಶಕ್ಕೆ ಬತ್ತಿ ಇಡ್ತಾರೆ ನಮ್ಮ ಪರಂಪರೆಯ ಬಗ್ಗೆನೇ ಕೀಳರಿಮೆ ಇರುತ್ತೆ ತಿರಸ್ಕಾರ ಇರ್ತದೆ ಆ ಥರದವ್ರು ಯಥೇಷ್ಟವಾಗಿದ್ದಾರೆ ಪಾಶ್ಚಾತ್ಯ ವಿದ್ವಾಂಸರಲ್ಲಂತೂ ಟನ್ನುಗಟ್ಟಲೆ ಇದ್ದಾರೆ ಆದರೆ ಇವರು ಹಾಗಲ್ಲ ಇವರು ಏನಂತಂದರೆ ಅಪ್ಪಟ ಸನಾತನ ಧರ್ಮೀಯರು ಅವರು ಶ್ರಾದ್ದವನ್ನು ನಿಯಮ ತಪ್ಪದೇ ಮಾಡ್ತಾ ಇದ್ರಂತೆ ಮತ್ತು ಸಮಯ ಸಿಕ್ಕದಾಗಲೆಲ್ಲ ಸಾಮವೇದ ಅವರ ಶಾಖೆಯಾಗಿದ್ದರಿಂದ ಸಾಂವೇದಿಯರು ಕೌತುಮ ಶಾಖೆಯವರು ಮನೆಗೆ ವೇದ ವಿದ್ವಾಂಸರನ್ನು ಕರೆಸಿಕೊಂಡು ಯಾಕೆಂದರೆ ಬಿಡಬಾಗ್ತಾ ಇರಲಿಲ್ಲ ಅಂತ ಸಾಮವೇದವನ್ನು ಕೊನೆಯವರೆಗೂ ಅಭ್ಯಾಸ ಮಾಡ್ತಾಯಿದ್ರು ಮತ್ತು ಎಲ್ಲಿಗೋದರೂ ರಾಮಾಯಣ ಪಾರಾಯಣ ಬಿಡ್ತಾ ಇರಲಿಲ್ಲ ಸರಿಯೂ ನದಿ ತೀರದಲ್ಲಿ ಆ ಮರಳು ದಿಣ್ಣೆ ಮೇಲೆ ಕೂತ್ಕೊಂಡು ರಾಮಾಯಣ ಪಾರಾಯಣ ಮಾಡಿದ್ರಂತೆ ಅವರು ತೀರ್ಕೊಂಡಿದ್ದು ಕೊನೆಗೆ ಅದೇ ಥರವೇ ರಾಮನವಮಿ ದಿವಸವೇ ರಾಮನ ಮಹನೀಯತೆ ಅವನ ಮಧುರ ಭಾಷಿತ್ವ ಇಂಥದ್ದು ಅಂತ ಭಾಷಣ ಮಾಡಿಕೊಂಡು ಬಂದವರೇ ಮನೇಲಿ ಪ್ರಾಣ ಬಿಟ್ಟರು ಅಂತ ಗೊತ್ತಾಗುತ್ತದೆ ಅಂದರೆ ಈ ರೀತಿಯಾಗಿ ಉಂಟು ಅವರು ಆ ಪ್ರತಿಯೊಂದು ಹಬ್ಬವನ್ನು ಮತ್ತೊಂದನ್ನು ಎಲ್ಲವನ್ನು ಆಚರಣೆ ಮಾಡ್ತಾ ಇದ್ದಂತೆ ಮ್ಯೂಸಿಕ್ ಅಕಾಡೆಮಿ ಬಿಲ್ಡಿಂಗ್ ಆದಮೇಲಿಂದ ಅದಕ್ಕೆ ಗೃಹ ಪ್ರವೇಶ ಮಾಡಬೇಕಲ್ಲ ಇವರೇ ಮಾಡಿ ಕೈಲಲ್ಲಿ ತ್ಯಾಗರಾಜರದು ಮುತ್ತುಸ್ವಾಮಿ ದೀಕ್ಷಿತರದು ಆಮೇಲೆ ಶ್ಯಾಮಶಾಸ್ತ್ರಗಳದು ಚಿತ್ರಗಳನ್ನೆಲ್ಲ ಇಟ್ಟುಕೊಂಡು ಹಸುವನ್ನು ಮುಂದಿಟ್ಟುಕೊಂಡು ಅವರು ವಿಧಿವತ್ತಾಗಿ ಅದರ ಪ್ರವೇಶ ಮಾಡಿದ್ದರ ಫೋಟೋ ಕೂಡ ನಾನು ನೋಡಿದ್ದೀನಿ ಶ್ರುತಿ ಜರ್ನಲಲ್ಲಿ ಬಂದದ್ದು ಅಂದರೆ ಆ ಮಟ್ಟದ ಶಿಸ್ತು ಅವರದಾಗಿತ್ತು ಹಾಗಂತ ಆಧುನಿಕತೆಗೇನು ಉಪೇಕ್ಷೆ ಇರಲಿಲ್ಲ ಅದನ್ನು ಕೂಡ ಅವರು ಚೆನ್ನಾಗಿ ಅಳವಡಿಸಿಕೊಂಡಿದ್ದರು ಅಂತ ಗೊತ್ತಾಗುತ್ತದೆ ಒಂದು ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ನಿರಂತರವಾಗಿ ಬರವಣಿಗೆ ಇಲ್ಲಿವರೆಗೆ ಅಂದರೆ ಅವರಿಗೆ ವಿದ್ಯಾರ್ಥಿ ದಿಶೆಯಲ್ಲಿ ದುಡ್ಡು ಕಾಸು ಇಲ್ಲದಿದ್ದರಿಂದ ಇಡೀ ಪುಸ್ತಕ ಪುಸ್ತಕವನ್ನೇ ಬರೀತಾ ಇದ್ರಂತೆ ಕೈ ಬರಹದಲ್ಲಿ ಬರ್ಕೋತಾ ಇದ್ರು ಹಾಗೇನು ಜರಾಕ್ಸ ಮತ್ತೊಂದ ಏನೂ ಇಲ್ಲದೆ ಇದ್ದಿದ್ದು ಹಾಗೆ ಸಮಯನ್ನು ವ್ಯರ್ಥ ಮಾಡದೆ ಮಾಡ್ತಾ ಬಂದವರು ತುಂಬ ದೊಡ್ಡ ವಿದ್ವಾಂಸರು ಮತ್ತು ಅವರು ನೋಡಿ ಸಾಂಪ್ರದಾಯಿಕರು ಶ್ರದ್ಧಾವಂತರಾದರು ಆಬ್ಜೆಕ್ಟಿವಿಟಿ ಬಿಟ್ಟಿರಲಿಲ್ಲ ಕಂಚಿ ಪರಮಾಚಾರ್ಯರು ಕಂಚಿ ಮಠ ಅಂದರೆ ಅವರಿಗೆ ತುಂಬ ಭಕ್ತಿ ಎಲ್ಲಿವರೆಗೆ ಅಂತಂದರೆ ಆ ಮಠಕ್ಕೆ ಆ ಕೈಂಕರ್ಯ ಸಲ್ಲಿಸುವ ಶಿಷ್ಯನ ಥರ ಇರ್ತಿದ್ರು ಆದರೆ ಕಂಚಿಯವರು ಯಾವ ಶಂಕರಾಚಾರ್ಯರ ಕಾಲ ಅಂತ ಹೇಳಿದರು ಕ್ರಿಸ್ತಪೂರ್ವ ಐದನೇ ಶತಮಾನ ಆರನೇ ಶತಮಾನ ಅದನ್ನು ಒಂದು ಸ್ವಲ್ಪವೂ ಒಪ್ಪಿಲ್ಲ ಅವರು ಯಾವ ಬರವಣಿಗೆಯಲ್ಲೂ ಅವರ ಆಧುನಿಕವಾದಂಥ ಯಾವ ಕಾಲ ನಿರ್ಣಯ ಉಂಟು ಅದನ್ನೇ ಅವರು ಮಾಡಿದ್ದು ಆ ವಿಷಯದಲ್ಲಿ ಅವರ ಗುರು ಕುಪ್ಪಸ್ವಾಮಿ ಶಾಸ್ತ್ರಿಗಳು ಹಾಗೇನೆ ಮತ್ತೊಬ್ಬ ಗುರುಪ್ರಾಯರಾದಂಥ ಹಿರಿಯಣ್ಣನವರು ಅದೇ ರೀತಿಯಲ್ಲೇ ಇದ್ದದ್ದು ಅಂದರೆ ಅವರ ಆ ಶಿಸ್ತು ಹಾಗೆ ನಡ್ಕೊಂಡು ಬಂತು ಅವರು ಪೂರ್ವಗ್ರಹಕ್ಕೆ ತುತ್ತಾಗದೆ ಬರವಣಿಗೆಯನ್ನು ಮಾಡಿದಂಥವರಾದರು ಇಂಥವರು ಸಾಮಾನ್ಯವಾಗಿ ರಚನಾತ್ಮಕವಾಗಿ ತೊಡಗಿಕೊಳ್ಳೋದು ವಿರಳ ಯಾರಿಗೆ ಸಂಶೋಧನೆ ಇಂಗ್ಲೀಷ್ನಲ್ಲಿ ಗ್ರಂಥ ಪ್ರಕಟಣೆ ಸಂಶೋಧನಾ ಲೇಖನಗಳ ಪ್ರಕಾಶನ ಹಸ್ತಪ್ರತಿಗಳಿಂದ ಮೂಲ ಗ್ರಂಥಗಳನ್ನು ಉದ್ಧರಿಸೋದು ಇದೆಲ್ಲ ಮಾಡೋರಿಗೆ ಪದ್ಯ ಗದ್ಯ ಇತ್ಯಾದಿಗಳನ್ನು ಸಂಸ್ಕೃತದಲ್ಲಿ ಬರೆಯುವ ಮನಸ್ಸು ಹೊರಟೋಗುತ್ತೆ ಎಷ್ಟೋ ಬಾರಿ ಅದರ ಕಡೆ ಒಲವೂ ಇರೋಲ್ಲ ಮತ್ತು ಪರಿಶ್ರಮ ಮೊದಲೇ ಇರೋಲ್ಲ ಯಾಕೆಂದರೆ ಮೇರು ಸಮಾರಾದ ಮಹಾವಿದ್ವಾಂಸರು ಪ್ರೊಫೆಸರ್ ಎಂ ಹಿರೀಣನಂಥವರು ಸಂಸ್ಕೃತದಲ್ಲಿ ಒಂದು ಪುಟದಷ್ಟು ಬರೆದದ್ದು ನಮಗಿಲ್ಲ ಅವರೊಂದು ಸಾಮಾನ್ಯ ರಾಮಾಯ ರಾಮಭದ್ರಾಯ ಥರ ಶ್ಲೋಕ ಬರೆದದ್ದು ನಮಗಿಲ್ಲ ಅವರು ಬರೆದ್ರೋ ಇಲ್ವೋ ಅದು ಗೊತ್ತಿಲ್ಲ ಈ ಥರ ಸ್ಥಿತಿ ಈಗಲೂ ಅಷ್ಟೇ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಎಷ್ಟೋ ಜನ ಸಂಸ್ಕೃತದಲ್ಲಿ ಪಿ ಎಚ್ ಡಿಗಳು ಡಿ ಲಿಟ್ಗಳು ಮಾಡಿಕೊಂಡವರು ಪ್ರೊಫೆಸರ್ಗಳಾಗಿರೋರಿಗೆ ಎದೆ ಸೇಳಿದ್ರೆ ಸಂಸ್ಕೃತದಲ್ಲಿ ನಾಲ್ಕು ಅಕ್ಷರ ಬರೆಯೋಕ್ಕೆ ಬರೋಲ್ಲ ಮಾತಾಡೋಕ್ಕೆ ಬರೋಲ್ಲ ಈ ದುಸ್ಥಿತಿ ಉಂಟು ಇಲ್ಲಿವರೆಗೆ ಅಂದರೆ ಮಹಾಮಹಾ ವಿದ್ವಾಂಸರಿಗೆ ಒಂದು ಸಾಂದರ್ಭಿಕವಾಗಿ ನಾಲ್ಕು ಶ್ಲೋಕ ಬರ್ಕೊಡಿ ಅಂದರೆ ಬರ್ಕೊಡೋ ಶಕ್ತಿ ಇರೋದಿಲ್ಲ ಕಾವ್ಯ ಬೇಕಿಲ್ಲ ಶ್ಲೋಕ ಬರ್ಕೊಡಿ ಅಂತಂದರೆ ಆದರೆ ಇವರು ಹಾಗಲ್ಲದೆ ಅನೇಕ ಗದ್ಯ ಪದ್ಯಗಳನ್ನು ನಿರ್ಮಾಣ ಮಾಡಿದ್ರು ಅವರು ಹೆಚ್ಚಾಗಿ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಐದನೇ ಆಸ್ಪಾಸ್ನಿಂದ ಮೂವತ್ತು ಮೂವತ್ತೈದನೇ ಇಸ್ವಿವರೆಗೆ ಹೆಚ್ಚಿನ ಸಂಸ್ಕೃತದ ಚಟುವಟಿಕೆ ಮಾಡಿತ್ತು ಹೆಚ್ಚು ಹೇಳಬೇಕು ಅಂದರೆ ಒಂದು ಹದಿನೈದು ವರ್ಷ ಅಂತ ಇಟ್ಕೊಳ್ಳೋಣ ಇಪ್ಪತ್ತೈದರಿಂದ ನಲವತ್ತು ಅಂತ ಇಟ್ಕೊಳ್ಬೋದು ಆ ಒಂದು ಹದಿನೈದು ವರ್ಷದಲ್ಲಿ ಮಾಡಿದ್ದೆ ಆಗ ಈಗ ಪ್ರಚುರ ಮಾಡ್ತಾ ಬಂದರು ಅದರಲ್ಲಿರುವ ಕೆಲವೊಂದು ಅಂಶಗಳನ್ನು ನೋಡಬಹುದು ಅವರ ಸಂಸ್ಕೃತ ಸಾಹಿತ್ಯದ ಒಂದು ಪಕ್ಷಿ ನೋಟವನ್ನು ನೋಡೋದಿದ್ರೆ ಅವರ ಸಂಸ್ಕೃತದಲ್ಲಿ ಒಟ್ಟು ಮಾಡಿದ್ದು ಹನ್ನೆರಡು ರೂಪಕಗಳು ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಅದರೊಳಗೆ ಎರಡು ಅನುವಾದಗಳು ಇವರಿಗೆ ರವೀಂದ್ರ ಅವರ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರ ಸಾಹಿತ್ಯವನ್ನು ಕುರಿತು ಆ ಸಾಹಿತ್ಯ ಸಂಸ್ಕೃತದ ಋಣಕ್ಕೆಷ್ಟು ಇದೆ ಅಂತನ್ನೋದನ್ನೆಲ್ಲ ಕುರಿತೇ ಒಂದು ಪುಸ್ತಕ ಬರೆದಿದ್ದಾರೆ ನಟಿ ಪೂಜಾ ಅಂತ ವಾಲ್ಮೀಕಿ ಪ್ರತಿಭಾ ಅಂತ ಆ ಎರಡು ರವೀಂದ್ರನಾಥ್ ಠಾಗೂರರ ರೂಪಕಗಳನ್ನು ಇವರು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರು ಆಮೇಲೆ ಚಿಕ್ಕ ಚಿಕ್ಕ ಆಕಾಶವಾಣಿ ರೂಪಕಗಳಾಗಿ ರಾಸಲೀಲ ಕಾಮಶುದ್ಧಿ ವಿಜ್ಜಿಕ ವಿಕಟನಿತಂಬ ಅವಂತಿ ಸುಂದರಿ ಪುನರುನ್ಮೇಷ ಆಷಾಢಸ್ಯ ಪ್ರಥಮ ದಿವಸೆ ಮಹಾಶ್ವೇತ ಲಕ್ಷ್ಮೀ ಸ್ವಯಂವರ ಇಷ್ಟು ಈ ಒಂಬತ್ತು ಚಿಕ್ಕ ಚಿಕ್ಕ ರೂಪಕಗಳು ಪ್ಲೇಲೆಟ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅವನ್ನವರು ಮಾಡಿದ್ರು ಇದರೊಳಗೆ ಗಣನೀಯವಾದದ್ದು ಅಂತ ನನಗನ್ಸೋದು ನಾಲ್ಕು ಕಾಮಶುದ್ಧಿ ವಿಕಟನಿತಂಬ ಅವಂತಿ ಸುಂದರಿ ಮತ್ತು ವಿಜ್ಜಿಕ ಈ ನಾಲ್ಕನ್ನು ಗಣನೀಯ ಅಂತ ಅನ್ಬೋದು ವಿಮುಕ್ತಿ ಎರಡಂಕದ ಒಂದು ಆಧ್ಯಾತ್ಮಿಕ ಪ್ರಹಸನ ಅಂತ ಹೇಳಿದ್ದಾರೆ ನನಗೆ ಅಂಥ ವಿಶೇಷ ಅಂತ ಅನ್ನಿಸ್ಲಿಲ್ಲ ಅದು ಅದಾದ ಮೇಲೆ ಹತ್ತು ಅಂಕಗಳಲ್ಲಿ ಅನಾರ್ಕಲಿ ಅಂತ ಒಂದು ದೊಡ್ಡ ರೂಪಕವನ್ನು ಬರೆದಿದ್ದಾರೆ ಅಕ್ಬರ್ ಮಗ ಸಲೀಂ ಮತ್ತು ಅನಾರ್ಕಲಿ ಅವರ ಪ್ರಣಯವನ್ನು ಕುರಿತಾದದ್ದು ಅದಕ್ಕೆ ಒಂದು ಸ್ವಾರಸ್ಯ ಏನೆಂದರೆ ಸಾಮಾನ್ಯವಾಗಿ ಕಥೆಗಳಿರುವುದು ಚಲನಚಿತ್ರದ ರೂಪ ಇರೋದು ಕೂಡ ಅದು ದುರಂತ ಆಗುತ್ತದೆ ಸಲೀಮನ ಮತ್ತು ಅನಾರ್ಕಲಿಯ ಪ್ರಣಯ ವಿಫಲವಾಗಿ ಅನಾರ್ಕಲಿ ಜೀವ ಸಮಾಧಿ ಆಗ್ತಾಳೆ ಅಂತ ಇದು ಅವರ ಹದಿಮೂರನೇ ರೂಪಕ ಆದರೆ ಇಲ್ಲಿ ಅವರು ಹಾಗಲ್ಲ ಅದು ಸುಖಾಂತವಾಗಿ ಪರಿಣಮಿಸ್ತು ಅಂತ ಕೆಲವರು ಇತಿಹಾಸಕಾರರು ಹಾಗೂ ಹೇಳ್ತಾರೆ ಅನಾರ್ಕಲಿ ಅಕ್ಬರ್ನ ಕೈಯಿಂದಾಗಿ ಜೀವಸಮಾಧಿ ಆಗಲಿಲ್ಲ ಆಮೇಲೆ ಕಾಬೂಲ್ ಹತ್ತಿರ ಈಗಲೂ ಅವಳದು ಬೇರೆ ಸಮಾಧಿ ಇದೆ ಅವಳು ದೆಹಲಿಯ ಆಗ್ರಾ ಹತ್ತಿರ ಜೀವಸಮಾಧಿ ಆಗಿದ್ದಲ್ಲ ಅಂತ ಆ ಬಗೆಗೆ ನಾನು ಲೇಖನಗಳನ್ನು ಓದಿದ್ದೀನಿ ಏನಂದರೆ ಸಿನಿಮಾದಲ್ಲಿ ಟ್ರಾಜಿಡಿ ಆದರೆ ಬರುವಂಥ ರೊಮ್ಯಾಂಟಿಕ್ ಟಚ್ಚು ಇನ್ಫ್ಲುಯೆನ್ಸ್ ತುಂಬ ದೊಡ್ಡದು ಅಂತ ಇದಲ್ಲದ ಮೇಲೆ ಅವರು ಮುತ್ತುಸ್ವಾಮಿ ದೀಕ್ಷಿತರನ್ನ ಕುರಿತು ಒಂದು ಮಹಾಕಾವ್ಯ ಅಂತ ಬರೆದಿದ್ದಾರೆ ಮಹಾಕಾವ್ಯ ಅಂತ ನಾನು ಹೇಳಲಾರೆ ಮಹಾಕಾವ್ಯದ ಪ್ಯಾಟರ್ನ್ ಅಷ್ಟೇ ಅದೊಂದು ಟೆಂಪ್ಲೇಟ್ ಇದ್ದಂತೆ ನಾನು ಹೇಳೋದನ್ನಲ್ಲ ಹೆಸರಿನ ಪಕ್ಕ ಅಂತ ತಗಲಾಕೊಂಡ್ರೆ ಅವರು ವಿದ್ವಾಂಸರೇ ಅಂತ ಅದಕ್ಕೆಲ್ಲ ನಾನೇನು ಬೆಲೆ ತರೋದಿಲ್ಲ ಅದು ಒಂದು ಕ್ವಾಲಿಫಿಕೇಷನ್ ಅಷ್ಟೇ ಈಗ ತುಪ್ಪ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಪದಾರ್ಥಕ್ಕೆ ಚೀಟಿ ಕಟ್ಟೋದು ಲಟ ಲಟ ಅಂತ ಎಲೆಗೆಲ್ಲ ಹಾಕೋದು ತುಪ್ಪನ ಡಾಲ್ಡಾನ ಪಾಮ ಇಲ್ಲ ಏನೂ ಗೊತ್ತಿಲ್ಲ ಎಲೆ ಮೇಲಂತೂ ಬಿತ್ತು ಅಷ್ಟೇ ಅದು ಜಿಡ್ಡು ಅಂತ ಅಷ್ಟೇ ಗೊತ್ತಾಗುತ್ತೆ ಅದು ಗ್ರೀಸು ಆಗಿರ್ಬೋದು ಈ ತರಹ ಹಾಗೆ ಎಷ್ಟೋ ಜನ ಡಾಕ್ಟ್ರೇಟ್ಗಳು ಅದೇ ಮಟ್ಟದ್ದಾಗಿರುತ್ತೆ ನಾನು ಅದಕ್ಕೆ ಯಾವ ಸೊಪ್ಪು ಹಾಕೋದಿಲ್ಲ ಅದರಿಂದ ಸುಖಂ ಪೃಚ್ಛಸ್ವ ಮಾ ಧನಂ ಅಂತ ವಿದ್ ಸಿದ್ಧಿಂ ಪೃಚ್ಛಸ್ವ ಮಾ ವಿದ್ಯಾಂ ಅಂತ ಹೇಳ್ತಾರಲ್ಲ ಸುಭಾಷಿತದಲ್ಲಿ ಆ ಥರ ನಿಮ್ಮ ತಿಳುವಳಿಕೆ ಏನು ಅದರೊಳಗೆ ಅಷ್ಟನ್ನು ಹೇಳಿ ಅಂತ ನಾನು ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಆ ದೃಷ್ಟಿಯಿಂದ ಹೇಳ್ತೀನಿ ಹಾಗಾಗಿ ಅದು ಮಹಾಕಾವ್ಯ ಅಂತಲ್ಲೆಲ್ಲ ದೀರ್ಘಕಾವ್ಯ ಅಂತ ಅನ್ಬೋದು ಆದರೆ ಒಬ್ಬ ವಾಗ್ಗೇಯಕಾರನನ್ನು ಕುರಿತು ಅವರು ಬರೆದಿದ್ದಾರೆ ಅದು ವಿಶೇಷ ಅದು ಸುಮಾರು ಸಾವಿರಕ್ಕೂ ಹೆಚ್ಚು ಪದ್ಯಗಳಿರುವ ಹದಿನೇಳು ಸರ್ಗಗಳ ಕಾವ್ಯ ಅದರೊಳಗೆ ಸುಮಾರು ಐವತ್ತು ಬಗೆಬಗೆಯ ಛಂದಸ್ಸುಗಳನ್ನು ಬಳಸಿದ್ದಾರೆ ಚಿಕ್ಕವು ದೊಡ್ಡವು ಅದು ಛಂದಸ್ಸುಗಳನ್ನು ಬಳಸಿದ್ದಾರೆ ತುಂಬ ಡೀಸೆಂಟ್ ಆಗಿರತಕ್ಕಂಥ ಡಿಕ್ಷನ್ನು ಅದು ಅವರು ತೀರಿಕೊಂಡ ಮೇಲೆ ಪ್ರಕಟನವಾಯಿತು ಅವರ ಮೊದಲನೇ ಆಬ್ದಿಕ ಅಂತಂದರೆ ಅವರ ವರ್ಷ ಅಂತ ಏನಿದೆ ವರ್ಷಾಂತಕ ಅಂತ ಆಬ್ದಿಕ ಪ್ರಥಮಾಬ್ಧಿಕ ಅಂತ ಕರೀತಾರಲ್ಲ ಆಗ ಅದು ಪ್ರಕಾಶಿತವಾಯಿತು ಆ ಕಾರಣದಿಂದ ಅವರಿಗೆ ಹಸ್ತಪ್ರತಿಯನ್ನು ಮತ್ತೊಮ್ಮೆ ನೋಡುವ ಅವಕಾಶವಾಗಿರಲಾರದು ಅಲ್ಲಲ್ಲಿ ಮುದ್ರಣ ಸ್ಖಾಲಿತ್ಯ ಅಲ್ಲದೆ ವ್ಯಾಕರಣಕ್ಕೆ ಪ್ರಶ್ನಾರ್ಹವಾದಂಥ ರೂಪಗಳು ಕಾಣಿಸುತ್ತವೆ ದೊಡ್ಡ ವಿಷಯ ಅಲ್ಲ ಅವರಿಗೆ ತುಂಬ ಚೆನ್ನಾಗಿ ತಿಳುವಳಿಕೆ ಇತ್ತು ಅದರಿಂದ ಅವರ ಕೈವಾಡ ಪರಿಷ್ಕಾರ ಇದ್ದಿದ್ದರೆ ಅದಕ್ಕೆ ಇನ್ಯಾವ ರೂಪ ಬರ್ತಾ ಇತ್ತೋ ಗೊತ್ತಿಲ್ಲ ಅದಿರಲಿ ಹಾಗೆ ಆ ಕಾವ್ಯದಲ್ಲಿ ಒಂದು ವಿಶಿಷ್ಟತೆ ಏನಂದರೆ ನಾನು ಮೊದಲೇ ತಿಳಿಸಿದಂತೆ ನಮ್ಮ ಕಾಲಕ್ಕಿಂತ ಸುಮಾರು ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದೆ ಇದ್ದ ಒಬ್ಬ ಮಹಾವ್ಯಕ್ತಿಯ ಜೀವನ ಕಾಥೆ ತ್ಯಾಗರಾಜರನ್ನ ಕುರಿತು ಆ ಮುನ್ನವೇ ಇವರ ಗುರುವರ್ಗ ಅಂತ ಹೇಳ್ಬೋದಾದರಲ್ಲಿ ಇದ್ದಂತಹ ವೆಂಕಟರಾಮಯ್ಯರ್ ಜಸ್ಟಿಸ್ ವೆಂಕಟರಾಮಯ್ಯರವರ ಬಂಧುವರ್ಗದವರು ಜಸ್ಟಿಸ್ ಟಿ ಎಲ್ ವೆಂಕಟರಾಮಯ್ಯರಂತಿದ್ದರು ಅಂತಿದ್ದರು ರಾಘವನ್ ಅವರ ಮುತ್ತುಸ್ವಾಮಿ ದೀಕ್ಷಿತ್ ಚರ್ತಮಿಗೆ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಲ್ಲದೆ ಸಂಗೀತ ಶಾಸ್ತ್ರದಲ್ಲಿ ತುಂಬ ತಿಳುವಳಿಕೆ ಪಡ್ಕೊಂಡಿದ್ದರು ಪಟ್ಟಮ್ಮ ಮೊದಲಾದವ್ರನ್ನೆಲ್ಲ ಮುಂದೆ ತಂದದ್ದವರು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅವರ ತಂದೆ ಲಕ್ಷ್ಮಣ ಸೂರಿ ಅಂತ ಲಕ್ಷ್ಮಣ ಶಾಸ್ತ್ರಿ ಅಂತ ಲಕ್ಷ್ಮಣ ಸೂರಿ ಅಂತ ನಾನು ಈ ಭಾಷಣ ಮಾಲಿಕೆ ಮೊದಲನೇ ದಿವಸ ಅವರ ಹೆಸರು ಅವರ ಕೃತಿಗಳ ಉಲ್ಲೇಖ ಎಲ್ಲ ಮಾಡಿದೆ ಲಕ್ಷ್ಮಣ ಸೂರಿಗಳ ಸೋದರಳಿಯ ಪ್ರಖ್ಯಾತರಾದ ವಾಗ್ಯಕಾರ ಮುತ್ತಯ್ಯ ಭಾಗವತರು ಮುತ್ತಯ್ಯ ಭಾಗವತರು ತ್ಯಾಗ ತ್ಯಾಗರಾಜ ಚರಿತಂ ಅಂತ ಒಂದು ಕಾವ್ಯ ಬರೆದಿದ್ದಾರೆ ಏನೂ ಚೆನ್ನಾಗಿಲ್ಲ ಅವರು ಪಾಪ ಬರೆದಿದ್ದಾರೆ ತ್ಯಾಗರಾಜರ ಮೇಲೆ ಭಕ್ತಿಯಿಂದ ಹೀಗೆ ಇದ್ದಿದ್ದರಿಂದ ತ್ಯಾಗರಾಜರ ಮೇಲೆ ಇವರು ಸಹಜವಾಗಿ ಅದನ್ನು ಬೇಡ ಮುಟ್ಟೋದು ಅಂತ ಬೇರೆ ಅದಕ್ಕೆ ಹೋದರು ಆಮೇಲೆ ಈಚಿನ ವರ್ಷಗಳಲ್ಲಿ ಮತ್ತೊಬ್ಬರು ಯಾರು ತ್ಯಾಗರಾಜ ಚರಿತಮ್ ಅಂತ ಒಂದು ಮಹಾಕಾವ್ಯ ಅಂತ ಬರೆದಿದ್ದಾರೆ ಮುದ್ದುಸ್ವಾಮಿ ದೀಕ್ಷಿತರನ್ನ ಕುರಿತು ಇವರು ಹಾಗೆ ವಾಗ್ಯಕಾರರಲ್ಲಿ ಒಬ್ಬರಾದ ಅವರ ಬಗ್ಗೆ ಬರೀಬೇಕು ಜೊತೆಗೆ ಅವರು ಇವರು ಊರಿನವರೇ ತಿರುವಾರೂರಿನವರು ಹಾಗೆ ಬರೀಬೇಕು ಅಂತ ಮಾಡಿಕೊಂಡ್ರು ಯಥಾವತ್ತಾಗಿ ಅವರ ಇಡೀ ಜೀವನ ಚರಿತ್ರೆ ಜನನದಿಂದ ಮರಣದ ಬಗ್ಗೆ ಬರೆದಿದ್ದಾರೆ ಜೊತೆಗೆ ಕೃತಿಯ ಆದ್ಯಂತ ಅವರು ರಚನೆ ಮಾಡಿದ ಗೇಯಗಳು ಯಾವುದಿವೆ ಕೃತಿಗಳು ಯಾವುದಿವೆ ಅವುಗಳ ಸಾಹಿತ್ಯವನ್ನೇ ಛಂದೋಬದ್ಧ ಮಾಡಿದ್ದಾರೆ ಹೀಗೆ ಮಾಡುವ ಮೂಲಕ ಒಂದು ಬಗೆಯಲ್ಲಿ ಅವರ ಕೃತಿಗಳ ಇನ್ನೂ ಪರಿಷ್ಕೃತವಾದ ಸಂಸ್ಕೃತ ರೂಪ ಇದೆ ಮುದ್ದುಸ್ವಾಮಿ ದೀಕ್ಷಿತರ ಕೃತಿಗಳ ಸಂಸ್ಕೃತ ಪ್ರಶ್ನಾರ್ಹ ಎಷ್ಟೋ ಕಡೆ ಅಲ್ಲಾಡುತ್ತೆ ಅದು ಇವರು ಅದಕ್ಕೆ ಒಂದು ಶುದ್ಧವಾದ ಛಾಂದಸ ರೂಪವನ್ನು ಕೊಟ್ಟಿದ್ದಾರೆ ಅದು ಹಾಗೆ ಕಾಣಿಸಿಕೊಳ್ಳುತ್ತದೆ ಮತ್ತು ಅದಕ್ಕೆ ಇಂಡೆಕ್ಸು ಅದೆಲ್ಲ ಮಾಡಿದ್ದಾರೆ ಕೂಡ ಅದು ಬಿಟ್ಟನೆ ಪದ್ಯಗಳು ಅಂಥ ಅಲಂಕಾರ ಸ್ವಾರಸ್ಯ ಸ್ವಾರಸ್ಯ ಉಕ್ತಿ ವೈಚಿತ್ರ್ಯ ಆ ಥರದ್ದೇನೂ ಇಲ್ಲ ನೋಡಿದ್ರೆ it is very average work ಅಂತ ಅನ್ಬೋದು ನಾನು ಐವತ್ತೈದು ಮಾರ್ಕ್ಸ್ ಕೊಡಬಲ್ಲೆ ಅದಕ್ಕೆ ಅಷ್ಟೆ ಹೈ ಸೆಕೆಂಡ್ ಕ್ಲಾಸ್ ಇಷ್ಟೆಲ್ಲ ಕೊಂಡಾಡಿ ಅವ್ರಿಗೆ ಈಗ ನೀವು ಮಾಡೋದು ಅಂತಂದರೆ ಅದು ಹೌದು ಯಾವುದು ದೊಡ್ಡ ಕೆಲಸವೂ ಅದಕ್ಕೆ ಕಾಲಿಗೆ ಬೀಳೋಣ ಪ್ರದಕ್ಷಿಣೆ ಮಾಡೋಣ ಪಂಚಾಮೃತ ಅಭಿಷೇಕ ಮಾಡೋಣ ಯಾವ್ದು ಪಾಪ ಪರಿಶ್ರಮ ಪಟ್ಟರು ಅಂತ ಫಲ ಇಲ್ಲವೋ ಅದಕ್ಕೆ ಎಷ್ಟು ಸಲ್ಲಿಸಬೇಕು ಅಷ್ಟೇ ಆದರೆ ಅವರ ರೂಪಕಗಳ ಗದ್ಯ ಭಾಷೆ ಮಾತ್ರ ತುಂಬ ಚೆನ್ನಾಗಿದೆ ನಾನು ಮೊನ್ನೆ ನಿನ್ನೆ ಕೂಡ ಹೇಳಿದೆ ಅರ್ಜುನ್ ವಾಡೇಕರ್ ಅವರ ಕಂಠಕಾಂಜಲಿ ಪ್ರಸ್ತಾವನೆಯ ಭಾಷೆ ಎಷ್ಟು ಚೆನ್ನಾಗಿದೆ ಅಂತ ಆ ಥರದ್ದೇ ಇವ್ರದ್ದು ಭಾಷೆ ತುಂಬ ಚೆನ್ನಾಗಿರ್ತಕ್ಕಂಥ ಸೊಗಸಾದ ಭಾಷೆ ಅರ್ಜುನ್ ವಾಡೇಕರ್ ಅವ್ರದ್ದು ಒಂದು ಗೆರೆ ಇನ್ನೂ ಜಾಸ್ತಿ ಇವ್ರದ್ದು ಆದರೆ ಯಾವುದೇ ರೀತಿಯಿಂದ ಕಳಪೆಯಲ್ಲ ಕಳಪೆಯಲ್ಲ ಅಂತಲ್ಲ ಚೆನ್ನಾಗಿರತಕ್ಕಂಥ ಇಟ್ಸ್ ವೆರಿ ಗುಡ್ ಅಂತ ಹೇಳಬೇಕು ಆ ಮಟ್ಟದ್ದು ಸಂಸ್ಕೃತದ ಗದ್ಯಕ್ಕೆ ಆದರ್ಶವಾದ ಶೈಲಿಗಳಲ್ಲಿ ಭಾಷೆಯಲ್ಲಿ ಇವ್ರದ್ದು ಒಂದು ಅಂತ ಅನ್ನಬೇಕು ರಾಘವನ್ನವರು ತಮ್ಮ ಗದ್ಯದಿಂದ ಚಿರಸ್ಥಾಯಿ ಆಗ್ತಾರೆ ಸಂದೇಹವಿಲ್ಲ ಮತ್ತು ಈ ಕೆಲವು ನಾಲ್ಕು ರೂಪಕಗಳಲ್ಲಿ ಅವರ ನಾಟಕೀಯ ಪ್ರತಿಭೆಯು ಚೆನ್ನಾಗಿದೆ ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ರಾಘವನ್ ಆ್ಯಸ್ ಎ ಸ್ಕಾಲರ್ಗೆ ಅವಕಾಶ ಇದೆಯೋ ಅಂಥ ರಚನೆಗಳಲ್ಲಿ ಇವರು ಮೆರೆಯುತ್ತಾರೆ ರಾಘವನ್ ಆ್ಯಸ್ ಎ ಸ್ಕಾಲರ್ ಅವಕಾಶ ಎಲ್ಲಿ ಇಲ್ಲವೋ ಅಲ್ಲಿ ಸೋಲ್ತಾರೆ ಹಾಗಾಗಿ ಇವರದು ಕಲ್ಪನ ಪ್ರತಿಭೆಗಿಂತ ಶಿಲ್ಪನ ಪ್ರತಿಭೆ ಹೆಚ್ಚಾದದ್ದು ಅಂತ ಅನಿಸುತ್ತದೆ ಇನ್ನು ಬಿಡಿ ಕವಿತೆಗಳು ಅಂತ ಬರೆದಿದ್ದಾರೆ ಅವುಗಳ ಸಾರಾಸಾರ ವಿವೇಕ ನೋಡಿದಾಗ ಗೊತ್ತಾಗುತ್ತದೆ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮುಕ್ತಕಗಳು ಬರೆದಿದ್ದಾರೆ ಅನ್ಯೋಕ್ತಿಗಳು ಬರೆದಿದ್ದಾರೆ ನೀತಿ ಪದ್ಯಗಳು ಬರೆದಿದ್ದಾರೆ ಕಾಳಿದಾಸನ ಮೇಲೆ ಬರೆದಿದ್ದಾರೆ ಈ ಸಂದರ್ಭದಲ್ಲಿ ಹೇಳಬೇಕು ಕಾಳಿದಾಸನನ್ನು ಕುರಿತು ಆಧುನಿಕ ಸಂಸ್ಕೃತ ಕವಿಗಳು ಬರೆದಷ್ಟು ಪದ್ಯಗಳನ್ನು ಇನ್ಯಾವ ಕವಿ ಮೇಲೂ ಬರೆದಿಲ್ಲ ಲೆಕ್ಕ ಹಾಕಿದ್ರೆ ಒಂದು ಹತ್ತು ಸಾವಿರ ಪದ್ಯಗಳಾಗ್ಬೋದು ಕಾಳಿದಾಸನ ಮೇಲೆ ಅಂತ ಅನಿಸುತ್ತೆ ಅಷ್ಟು ಕೊಂಡಾಟ ಮಾಡಿದ್ದಾರೆ ಇವರು ಬರೆದಿದ್ದಾರೆ ಕೆಲವು ಐತಿಹಾಸಿಕ ವ್ಯಕ್ತಿಗಳು ಗೋಪ ಹಂಪಣ್ಣ ಇರ್ಬೋದು ಮನುನೀತಿ ಚೋಳ ಇರ್ಬೋದು ಇಂಥವ್ರ ಬಗ್ಗೆ ಬರೆದಿದ್ದಾರೆ ಮತ್ತು ಕೆಲವು ಪ್ರಕೃತಿಯ ವಿಷಯಗಳು ಕಾವೇರಿ ನದಿಯನ್ನು ಕುರಿತು ಇರ್ಬೋದು ಮತ್ತು ಋತುಮುಖ ಅಂತ ಋತುಸಂಧಿ ಋತುವಿನ ಬಗ್ಗೆ ಅದಿರ್ಬೋದು ದೇವತಾ ಸ್ತುತಿ ಸಣ್ಣ ಪುಟ್ಟದ್ದು ಮಾಡಿದ್ದಾರೆ ಜಾಸ್ತಿ ಮಾಡಿಲ್ಲ ಯಾಕೆಂದರೆ ಜಾಸ್ತಿ ದೇವತಾ ಸ್ತುತಿ ಅತಿರೇಕವಾಗಿ ಸಂಸ್ಕೃತದಲ್ಲಿ ಬರೆದಿದ್ದೆ ಆಮೇಲೆ ಅವರು ಕೆಲವು ಅನುವಾದಗಳನ್ನು ಮಾಡಿದ್ದಾರೆ ಟಾಲ್ಸ್ಟಾಯ್ ಕಥೆಗಳನ್ನು ಅನುವಾದ ಮಾಡಿದ್ದಾರೆ ಕೀಟ್ಸ್ ಮೊದಲಾದ ಇಂಗ್ಲೀಷ್ ಕವಿಗಳ ಕವಿತೆಗಳನ್ನು ಅನುವಾದ ಮಾಡಿದ್ದಾರೆ ಹೀಗೆಲ್ಲ ಉಂಟು ಹೀಗೆ ಅವರು ಒಂದು ಇಪ್ಪತ್ತೈದು ಕಾವ್ಯ ಖಂಡಿಕೆಗಳನ್ನು ಬರೆದಿದ್ದಾರೆ ಅನ್ಯೋಕ್ತಿಗಳನ್ನು ಬರೆದಿದ್ದಾರೆ ಈ ಥರದ್ದೆಲ್ಲ ಉಂಟು ಅವೆಲ್ಲ ಸೇರಿಸಿದರೆ ಸಾಮಾನ್ಯ ಒಂದು ಐನೂರು ಶ್ಲೋಕಗಳಷ್ಟು ಆಗಬಹುದು ಇದಲ್ಲದೆ ಅವರು ಪ್ರಾಚೀನ ಪದ್ಧತಿಯಲ್ಲಿ ಸಂಸ್ಕೃತ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಒಂದು ಮೂರು ಗ್ರಂಥಗಳಿಗೆ ಆನಂದರಂಗ ಚಂಪು ಅಂತ ಆ ಒಂದು ಚಂಪುಗೆ ವ್ಯಾಖ್ಯಾನ ಬರೆದಿದ್ದಾರೆ ಮತ್ತು ಆರ್ಯ ಶತಕ ಅಂತ ಒಂದು ಸ್ತುತಿ ಶತಕಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಮತ್ತು ಸ್ನುಷಾ ವಿಜಯ ಅಂತ ಒಂದು ಲಘು ರೂಪಕಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಹೀಗೆ ಸಾಂಪ್ರದಾಯಿಕ ವ್ಯಾಖ್ಯಾನವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಹಾಗಲ್ಲದೆ ಅವರು ಒಂದು ವಿಸ್ತೃತವಾದ ಲೇಖನವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಅಂದರೆ ಮೋಟಿವೇಶನ್ ಅಂತ ಏನು ಹೇಳ್ತೀವಿ ವ್ಯಕ್ತಿತ್ವ ವಿಕಾಸ ವ್ಯಕ್ತಿತ್ವ ನಿರ್ಮಾಣ ಅದನ್ನು ಕುರಿತಾಗಿ ಬರೆದಿದ್ದಾರೆ ಚೆನ್ನಾಗಿರ್ತಕ್ಕಂಥ ಬರವಣಿಗೆ ಅದನ್ನು ಮಾಡಿದ್ದಾರೆ ಈಚೆಗೆ ಅದು ಅಚ್ಚಾಗಿದೆ ಕೂಡ ಹೀಗೆ ಸಂಸ್ಕೃತದಲ್ಲಿ ಹಲ ಕೆಲವು ಗದ್ಯ ಪದ್ಯ ರೂಪಕ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಅವರು ಸಂಸ್ಕೃತ ಪ್ರತಿಭಾದಲ್ಲಿ ಅನೇಕ ಸಂಪಾದಕೀಗಳನ್ನು ಮತ್ತು ಅನೇಕಾನೇಕ ಗ್ರಂಥ ವಿಮರ್ಶೆಗಳನ್ನು ಬರೆದಿದ್ದಾರೆ ನೇಕಶೋಪಲಂ ಅನ್ನುವ ಹೆಸರಿನಲ್ಲಿ ಬರೆದಿದ್ದಾನೆ ಇದು ಸಾಮಾನ್ಯ ರಾಘವನ್ನವರ ಸಂಸ್ಕೃತ ಸಾಹಿತ್ಯದ ವಿಸ್ತಾರ ಅವರ ರೂಪಕಗಳಲ್ಲಿ ಒಂದು ಪ್ರತಾಪರುದ್ರ ವಿಜಯ ಅಥವಾ ವಿದ್ಯಾನಾಥ ವಿಡಂಬನ ಅಂತಲೂ ಒಂದಿದೆ ನಾಲ್ಕು ಅಂಕದ್ದು ಅದು ವಿಲಕ್ಷಣವಾದದ್ದು ಪ್ರತಾಪ ರುದ್ರಿಯ ಅಥವಾ ಪ್ರತಾಪರುದ್ರ ಯಶೋಭೂಷಣ ಅಂತ ಒಂದು ಸಂಸ್ಕೃತ ಶಾಸ್ತ್ರ ಗ್ರಂಥ ಅದನ್ನು ಇವರು ವಿಡಂಬನೆ ಮಾಡಿದ್ದಾರೆ ಯಾಕೆಂದರೆ ಅವನು ಕೊಟ್ಟಿರುವ ಉದಾಹರಣೆಗಳೆಲ್ಲ ಕೂಡ ತನ್ನ ದೊರೆ ಪ್ರತಾಪ ರುದ್ರದೇವ ವರಂಗಲ್ನ ಮಹಾರಾಜ ಆಗಿದ್ದ ವೀರ ಪ್ರತಾಪ ರುದ್ರದೇವ ರುದ್ರಮದೇವಿಯ ಮೊಮ್ಮಗ ಅವನನ್ನು ಕುರಿತ ಕೊಂಡಾಟದ ಪದ್ಯಗಳೇ ಆಗಿರೋದ್ರಿಂದ ಇವರಿಗೆ ಬೇಸರ ಹತ್ತಿ ಇದೆಂಥದ್ದು ಅಂತ ಅದನ್ನು ಗೇಲಿ ಮಾಡಿರ್ತಕ್ಕಂಥದ್ದು ಆ ಗೇಲಿಯು ಚೆನ್ನಾಗಿದೆ ನಾನು ಈ ಹೊತ್ತು ಅವರ ಕೆಲವು ರೂಪಕಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಏಕೆಂದರೆ ಇರುವ ಸಮಯದಲ್ಲಿ ಮತ್ತೆ ಇವರ ಶೈಲಿ ಸತ್ವಕ್ಕೆ ಅದು ನಿದರ್ಶನವಾಗುತ್ತದೆ ಅಂತ ಕಾಮಶುದ್ಧಿ ಅನ್ನುವ ರೂಪಕ ಮನ್ಮಥ ಶುದ್ಧನಾದ ಹೇಗೆ ಅಂತ ಇದು ಕುಮಾರ ಸಂಭವ ಮಹಾಕಾವ್ಯ ಕಾಳಿದಾಸ ಕವಿ ಬರೆದಿದ್ದನಲ್ಲ ಅದನ್ನು ಆಶ್ರಯಿಸಿಕೊಂಡಿರುವುದು ಅದರ ಒಂದು ಅದ್ಭುತವಾದ ಸಂದೇಶವನ್ನು ಇವರು ಇಲ್ಲಿ ಮತ್ತೆ ಮರುಕಳಿಸಿದ್ದಾರೆ ಸೃಷ್ಟ್ರೀಂ ತಾಂ ಈಶಿತು ಶಕ್ತಿಂ ಪ್ರಪದ್ಯೆ ಕಾಮನಾ ಕಾಮನಾಮಿಕಾಂ ಸಂಪದ್ಯತಾಂ ಸಮಯ ಬ್ರಾಂ ಬ್ರಾಹ್ಮೋ ರಸೋ ರತಿರಿತೀರಿತಃ ಅಂತ ಮಂಗಳ ಶ್ಲೋಕವನ್ನು ಹೇಳ್ತಾರೆ ಈಶಿತು ಸೃಷ್ಟ್ರೀಂ ಶಕ್ತಿಂ ಪರಮಾತ್ಮನ ಸರ್ಜನ ಶಕ್ತಿ ಕಾಮನಾಮಿಕಾಂ ಕಾಮ ಅಂತಕ್ಕಂಥದ್ದು ಪರಮಾತ್ಮನ ಕ್ರಿಯೇಟಿವಿಟಿ ಕಾಮಸ್ತದೆ ಕಾಮಸ್ತಗ್ರೇ ಅಂತ ಬರ್ತದಲ್ಲ ಮೊದಲು ಹುಟ್ಟಿದ್ದು ಕಾಮ ಅಂತ ಹಾಗೆ ಪರಮಾತ್ಮನ ಸಂಕಲ್ಪದಿಂದ ಬಂದದ್ದು ಅದರಿಂದಲೇ ಸಂಕಲ್ಪ ಯೋನಿ ಸಂಕಲ್ಪಜ ಅಂತಲೂ ಅವನನ್ನು ಕರೀತಾರೆ ಸಂಪದ್ಯತಾಂ ಸಮೇ ಬ್ರಾಹ್ಮೋ ರಸೋ ಆ ಮೂಲಕವಾಗಿ ನನಗೆ ಅದು ರಸವಾಗಿ ಪರಿಣಮಿಸಲಿ ರತಿರಿತಿ ಈರಿತಃ ರತಿ ಅಂದರೆ ಎಂಜಾಯ್ಮೆಂಟ್ ಆಸ್ವಾದ ಅನ್ನುವ ಅರ್ಥದಲ್ಲಿ ಅದು ರಸವಾಗಿ ನನ್ನಲ್ಲಿ ಪರಿಣಮಿಸಲಿ ಅಂತನ್ನುವ ಮಂಗಳ ಶ್ಲೋಕದಿಂದ ಇವರು ವಿನೂತನವಾಗಿ ಪ್ರಾಸ್ತಾವಿಕನ ಶುರು ಮಾಡ್ತಾರೆ ಸಂಸ್ಕೃತ ನಾಟಕಗಳೆಲ್ಲ ಪ್ರಸ್ತಾವನೆ ಅಂತ ಒಂದು ಸೂತ್ರಧಾರ ನಟಿ ಅಥವಾ ಸೂತ್ರಧಾರನ ಸಹಾಯಕ ನಟ ಇಲ್ಲವೇ ಪಾರಿಪಾರ್ಶ್ವಕ ಅವರ ಸಂವಾದದಿಂದ ಮೊದಲಾಗುತ್ತದೆ ಇಲ್ಲಿ ಕವಿಯೇ ನೇರವಾಗಿ ಬಂದುಬಿಡ್ತಾರೆ ಬಂದು ಅವನ ಗೆಳೆಯನ ಜೊತೆಗೆ ಮಾತಾಡ್ತಾರೆ ಹೇಳ್ತಾರೆ ಇವತ್ತು ನಾವು ಒಂದು ಚಾಕ್ಷುಷ ಯಾಗ ಚಾಕ್ಷುಷಂ ಕರ್ತುಂ ಪ್ರವರ್ತಯಿತು ಮುತ್ಸುಕೋಸ್ಮಿ ಇವತ್ತು ಒಂದು ಕಣ್ಣಿಗೆ ಮಾಡುವ ಯಜ್ಞವನ್ನು ನೋಡೋದಕ್ಕೆ ಆಸೆ ಇದೆ ಅಂತ ಆಯಿತು ಒಳ್ಳೆಯದು ಅನಾಹುತೋದ್ವರಂ ಗಚ್ಚೇತ್ ಆಹ್ವಾನ ಇಲ್ಲದೇ ಇದ್ದರೂ ಯಜ್ಞಕ್ಕೆ ಹೋಗಬೇಕು ಅಂತಿದೆ ಯಜ್ಞಕ್ಕೆ ಕರೆ ಬರಬೇಕು ಇನ್ವಿಟೇಷನ್ ಬೇಕು ಅಂತ ಕಾಯಬಾರ್ದು ಅಂತ ದೊಡ್ಡ ಕೆಲಸ ಒಳ್ಳೆಯ ಕೆಲಸ ಭಗವದ್ ದರ್ಶನಕ್ಕೆ ನಾವು ಸ್ವಯಂ ಪ್ರೇರಿತರಾಗಿ ಹೋಗಬೇಕು ಹೋಗೋಣ ಅಂತ ಆಗ ಸರಿ ಇದನ್ನು ಬರೆದವ್ರು ಯಾರು ಅಂತಂದರೆ ಆಗ ಹೇಳ್ತಾರೆ ಇದನ್ನು ಬರೆದಂಥವರು ಮಹಾಮಹೋಪಾಧ್ಯಾಯರಾದಂಥ ಕುಲಪತಿಗಳು ಕುಪ್ಪಸ್ವಾಮಿ ಶಾಸ್ತ್ರಿಗಳ ಶಿಷ್ಯ ಶಿಷ್ಯೋತ್ತಮ ಅಂತ ಅಯ್ಯೋ ನೀನೇ ಅಲ್ವಾ ಅಂತ ಹೌದು ನಾನೇ ಅಂತ ಅಂದರೆ ಬಹಳ ವಿನೂತನವಾದ ರೀತಿಯಲ್ಲಿ ಇದು ಲೇಖಕನ ಪರಿಚಯ ಇವರಿಗೆ ಆ ರೀತಿಯಾಗಿ ತಮ್ಮ ಬಗ್ಗೆ ತಮಗೆ ತುಂಬ ಆತ್ಮವಿಶ್ವಾಸ ಇತ್ತು ಅಹಂಕಾರದವರೇ ಹೆಮ್ಮೆಯವರೇ ಅದರೊಳಗೆ ಯಾವ ಸಂದೇಹ ಇಲ್ಲ ಮತ್ತು ಅವರ ಅಹಂಕಾರ ಹೆಮ್ಮೆ ಸರ್ವಾರ್ಥದಲ್ಲಿ ಅವರಿಗೆ ಸಲ್ತಾಯಿತು ಹಿ ಡಿಸರ್ವ್ಡ್ ಅದು ಶೋ ಶೋಭೆ ಸಲ್ಲುತ್ತಾ ಇತ್ತು ಅದನ್ನು ಮೀರಿದ್ದರೆ ತುಂಬ ದೊಡ್ಡದಿರ್ತಾ ಇತ್ತು ಅದನ್ನು ಮೀರಿದ್ದರೆ ದೇವತೆಗಳಾಗ್ತಾ ಇದ್ರು ಅದನ್ನು ಮೀರಿದ ಕಾರಣ ಮಹಾವಿದ್ವಾಂಸರಾಗಿದ್ದಾರೆ ಅವರ ಅನಾರ್ಕಲಿ ರೂಪಕದಲ್ಲಿ ಬರುತ್ತದೆ ಹಾಗೆಯೇ ಅಲ್ಲಿ ಪ್ರಸ್ತಾವನೆಯಲ್ಲೂ ಬರ್ತದೆ ಇವರೇ ಸೂತ್ರಧಾರಿಗಳಾಗಿ ಬರ್ತಾರೆ ಬಂದು ಹೇಳ್ತಾರೆ ಯಾರೂ ಇಲ್ಲವೇ ಇಲ್ಲಿ ಯಾರೂ ನಮ್ಮ ಮಾತನ್ನು ಕೇಳೋಕ್ಕಿಲ್ವಾ ಅಂತಾರೆ ಸೌತ್ರಧಾರ್ಯಂಚ ವಹಾಮಹ ಅಂತ ಅವರು ಹೇಳ್ತಾರೆ ಆಮೇಲೆ ಅಲ್ಲಿ ಆಚೆ ಈಚೆ ನೋಡ್ತಾರೆ ಯಾರೂ ಇಲ್ವಾ ಏನಿದು ತತ್ಕೋತ್ರ ಸನ್ನಿಹಿತ ಶಿಷ್ಯ ಕಾರ್ಯದರ್ಶಿ ಅನ್ಯೋವ ಶಿಷ್ಯ ಇಲ್ವೇ ಕಾರ್ಯದರ್ಶಿ ಇಲ್ವೇ ಯಾರೂ ಇಲ್ವೇ ರಂಗದಲ್ಲಿ ಅಂತ ಅಷ್ಟೊತ್ತಿಗೆ ಶಿಷ್ಯ ಬರ್ತಾನೆ ನಾನಿದ್ದೀನಿ ಕೋನಿಯೋಗ ಅದ್ಯ ಆಚಾರ್ಯಾಣ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಅವರು ಆರಂಭ ಮಾಡ್ತಾರೆ ನಾವೊಂದು ರೂಪಕವನ್ನು ಪ್ರಯೋಗ ಮಾಡಬೇಕು ಅಂತ ಅಪಿಸ್ಯಾದ ಆಚಾರ್ಯರೇವ ರಚಿತೋ ದೀರ್ಘ ಪ್ರೇಕ್ಷಾ ಪ್ರಬಂಧ ಕೋಪಿ ಯಾವುದಾದ್ರು ಇದೆಯಾ ನೀವೇ ಬರೆದಿರೋದು ವಿಸ್ತಾರವಾದಂಥ ರೂಪಕ ಅಂದರೆ ಅದಕ್ಕೆ ಇವರು ಹೇಳ್ತಾರೆ ಅಸ್ತಿ ಚಿರಾತ್ ಗೃಹಾಂತರ ಮುಗ್ಧೇವ ಪುಸ್ತಕಾಂತರ ನೀಲಿನ ಬಹಳ ಕಾಲದಿಂದ ಮನೆ ಒಳಗೆ ಇರತಕ್ಕಂಥ ಹೆಣ್ಣುಮಗಳ ತರಹ ಪುಸ್ತಕದ ಮಧ್ಯೆ ಇರುವಂಥ ಒಂದು ರೂಪಕ ಇದೆ ಅಂತ ಆಮೇಲೆ ಇದು ನಾಟಕ ಅನಾರ್ಕಲಿ ವಿಷಯಕ್ಕೆ ಬಂದರೆ ಇದು ಸುಖಾಂತ ಆಗಿದೆ ದುಃಖಾಂತ ಮಾಡಬಾರ್ದು ಅಂತ ಇದೆ ಅಂತೆಲ್ಲ ಆಗ ಕಿಂ ವಾ ಮನ್ಯತೆ ಭವಾನ್ ನಿನಗೇನು ಸತ್ತಪ್ಪ ಈ ವಿಷಯದಲ್ಲಿಂತ ಶಿಷ್ಯನ ಕೇಳಿದ್ರೆ ಶಿಷ್ಯನ ಬಾಯಲ್ಲಿ ಇವರು ಬರೆಸೋದು ನೋಡಿ ಸಂಸ್ಕೃತರೂಪಕ ಪ್ರಪಂಚೇ ಇದು ದುಃಖಾಂತ ಪ್ರಬಂಧ ಪ್ರಯುಜ್ಯತೆ ತದ್ ಅಪೂರ್ವಂ ಕೀರ್ತಿಕರಂಚ ಸ್ಯಾದೇವ ತಥಾಪಿ ಏತಾದೃಶೇಷು ಪ್ರಶ್ನೇಶು ಭವತ ಏವ ಪ್ರಮಾಣಂ ವದತಿ ಲೋಕಃ ತದ್ಯಥಾ ಯಥಾ ಭವಂತಃ ಪ್ರಸಾದಯಿಷ್ಯಂತಿ ಸಾಹಿತ್ಯ ಮಾರ್ಗಂ ತಥಾ ತಥಾ ಸ ಪ್ರತಿಷ್ಯತೆ ನಿಮ್ಮಂಥವ್ರು ಏನು ಹೇಳ್ತಾರೆ ಅದನ್ನೇ ನೆಚ್ಚಿಕೊಂಡಿದೆ ಸಂಸ್ಕೃತ ಸಾಹಿತ್ಯ ನೀವು ಹೇಗೆ ತೊಗೊಂಡೋದ್ರೆ ಅದನ್ನು ಹಾಗೆ ಮಾಡ್ತಾರೆ ಅದರಿಂದ ನಿಮ್ಮನ್ನೇ ಅನುಸರಿಸ್ಕೊಂಡು ಸಂಸ್ಕೃತ ಸಾಹಿತ್ಯ ಇದೆ ಅಂತ ಸಂಸ್ಕೃತ ವಿದ್ವತ್ತೇ ರಾಘವನ್ ಅವ್ರನ್ನ ಆಶ್ರಯಿಸಿದೆ ಸಂಸ್ಕೃತ ಸಾಹಿತ್ಯ ಅಲ್ಲ ಯಾಕೆಂದರೆ ಸಂಸ್ಕೃತ ಸಾಹಿತ್ಯದಲ್ಲಿ ರಾಘವನ್ ಯಾವುದು ಪಥಪ್ರದರ್ಶಕವಾದದ್ದಲ್ಲ ಹೃದಯಂಗಮವಾದದ್ದು ರಂಜನೀಯವಾದದ್ದು ಆದರೆ ಪಥಪ್ರದರ್ಶಕವಾದದ್ದು ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬ ವಿರಳಾತಿ ವಿರಳವಾಗಿ ಬಂದಿರುವಂಥದ್ದು ಇರಲಿ ಇವೆಲ್ಲ ಕ್ಷಮ್ಯವಾದಂಥ ಉತ್ಪ್ರೇಕ್ಷೆಗಳು ಪಾಪ ಅವರವ್ರ ಬಗ್ಗೆ ಅವರು ಹೇಳ್ಕೊಳ್ದೆ ಇನ್ಯಾರು ಹೇಳೋಕ್ಕಾಗುತ್ತೆ ಎಷ್ಟೋ ಸರ್ತಿ ಆ ಸ್ಥಿತಿ ಬಂದುಬಿಡುತ್ತೆ ರಾಘವನ್ನಂಥವ್ರಿಗೂ ಈ ಸ್ಥಿತಿಯ ಅಂತ ಅನಿಸುತ್ತೆ ಹಾಗೆ ಅವ್ರು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತಮ್ಮನ್ನು ಕೊಂಡಾಡ್ಕೋತಾರೆ ಅಯ್ಯರ್ಗಳ ಸ್ವಭಾವನೇ ಅದಲ್ವಾ ಆಮೇಲೆ ಅವರು ಈ ಕಾಮಶುದ್ಧಿಯಲ್ಲಿ ಹೇಳ್ತಾರೆ ಕಾಮ ಪ್ರವೇಶ ಮಾಡ್ತಾನೆ ಅವನು ಹೇಳ್ತಾನೆ ತಾನಿಲ್ಲದೆ ಜಗತ್ತಿಗೆ ಸ್ವಾರಸ್ಯವೇ ಇಲ್ಲ ಅಂತ ರತಿಯನ್ನು ನೋಡ್ತಾನೆ ರತಿ ಯಾಕೋ ಸಪ್ಪಗಿದ್ದಾಳೆ ಆಗ ಅವಳು ಕೋಪ ಮಾಡಿಕೊಂಡಿದ್ದಾಳೆ ಅಂತ ಅಂದ್ಕೋತಾನೆ ಕೋಪವೂ ಅವಳದು ಚೆನ್ನಾಗಿರುತ್ತದೆ ಅಂತ ಅವನಿಗನ್ಸುತ್ತೆ ನಿಶ್ವಸಂತೀಂ ರತೀಂ ಪಶ್ಯತಿ ಊಷ್ಮೇವ ಭಕ್ಷ್ಯಸ್ಯ ವಕ್ರಿಮೇವ ವಚಸಃ ಕಾಮಪಿ ಮಾಧತ್ತೇ ಕೂಪ ಅಸ್ಯಾಹ ಶರೀರಸ್ಯ ಅಥವಾ ನಿರೋಜೈವ ಸಾಹಿತ್ಯಂ ನಿರ್ಮನ್ಯು ಪ್ರೇ ನಿರ್ಮನ್ಯು ಪ್ರೇಮ ಕೇವಲ ಪೇಶಲಿಂನ ಪರ್ಯವಸ್ಯತಿ ರುಚವು ಅಂತ ತುಂಬ ಚೆನ್ನಾದ ಕಾವ್ಯವೇ ಇಲ್ಲಿದೆ ಕೋಪ ಅನ್ನೋದು ಪ್ರಣಯದಲ್ಲಿ ಹೇಗಿರುತ್ತೆ ಅಂತಂದರೆ ಅಡುಗೆನಲ್ಲಿ ಹಬೆ ಬಿಸಿ ಇದ್ದಂತೆ ಬಿಸಿಯಾದ ಅಡುಗೆ ಚೆನ್ನಾಗಿ ಕುಭೋಜನ್ ಚೋಷ್ಣತೆಯ ವಿರಾಜತೆ ಅಂತಾರೆ ಕೆಟ್ಟ ಬಿಸಿಯಾಗಿದ್ದರೆ ಚೆನ್ನ ಅಂತ ಹಾಗೆ ಪ್ರಣಯವಿದ್ದಲ್ಲಿ ಕೋಪ ಮಧ್ಯೆ ಮಧ್ಯೆ ಸುಳಿದರೆ ಅದು ಆಹಾರಕ್ಕೆ ಬಿಸಿ ಇದ್ದಂತೆ ಮಾತಿಗೆ ವಕ್ರತೆ ಬೆಡಗು ಭಿನ್ನಾಣ ಇದ್ದಂತೆ ಎಷ್ಟೋ ಸೊಗಸನ್ನು ತಂದುಕೊಡುತ್ತೆ ಅದಿಲ್ಲದೆ ಇದ್ದರೆ ಗುಣ ಇಲ್ಲದೆ ಇರೋ ಸಾಹಿತ್ಯದಂತೆ ನಿರ್ಮನ್ಯು ಪ್ರೇಮ ಕೋಪವಿಲ್ಲದ ಪ್ರಣಯಕ್ಕೆ ಬರೀ ವಯ್ಯಾರ ಅತಿ ಸಿಹಿಯಾಗಿ ಚೆನ್ನಾಗಿರೋದಿಲ್ಲ ಅಂತ ಅವಳನ್ನು ಮಾತಾಡ್ಸೋಕ್ಕೆ ಬರ್ತಾನೆ ಆಗ ಅವಳು ಮುಖ ತಿರುಗಿಸ್ಕೊಂಡಿರ್ತಾಳೆ ಅವನು ಮತ್ತೆ ವಿಚಾರಿಸ್ತಾನೆ ನಿನ್ನನ್ನು ನಾನು ಭೋಗಾಗಾರದಲ್ಲಿ ಹುಡುಕ್ತಾ ಇದ್ದರೆ ನೀನೀಗ ಕೋಪಾಗಾರದಲ್ಲಿ ಇದೆಯಲ್ಲ ಅಂತ ಆ ಕಾಲದಲ್ಲೆಲ್ಲ ಕೋಪಗ್ರಹ ಬೇರೆ ಇರ್ತಾ ಇತ್ತು ಕೈಕೇಯಿ ಎಲ್ಲ ಹೋಗಿದ್ದಲ್ಲೇ ತಾನೆ ನೀನು ನೋಡಿದ್ರೆ ವಿನೋದ ವಿಹಾರ ಗೃಹದಲ್ಲಿ ಇರ್ತೀಯ ಅಂದರೆ ಕೋಪಗ್ರಹಕ್ಕೆ ಹೋಗಿ ಸೇರ್ಕೊಂಡಿದ್ದೀಯಾ ಇದೇನಿದು ನಾನಿವತ್ತು ದೊಡ್ಡ ಕೆಲಸಕ್ಕೆ ಹೊರಟಿದ್ದೀನಿ ವಿಶ್ವಾಮಿತ್ರಂ ರಂಭಾಯಾಹ ಕುಂಭದಾಸಂ ಕರಿಷ್ಯಾಮಿ ನಾನಿವತ್ತು ವಿಶ್ವಾಮಿತ್ರನ ರಂಭೆಗೆ ದಾಸನನ್ನಾಗಿ ಮಾಡಬೇಕು ಅಂತ ನನ್ನ ಬಾಣ ಪ್ರಯೋಗಕ್ಕೆ ಹೊರಟಿದ್ದೀನಿ ಅಂತ ಪುರಾಣಗಳಲ್ಲಿ ಬರುತ್ತದೆ ವಿಶ್ವಾಮಿತ್ರನ ತಪೋಭಂಗಕ್ಕೆ ರಂಭೆ ಹೋಗ್ತಾಳೆ ಹೋಗಿ ಶಾಪಗ್ರಸ್ತೆಯಾಗಿ ಕಲ್ಲಾಗಿ ಬೀಳ್ತಾಳೆ ಅಂತ ದೇವಡವರು ಮಹಾಬ್ರಾಹ್ಮಣದಲ್ಲಿ ಇದನ್ನು ಬರೆದಿದ್ದಾರೆ ಅದನ್ನು ತಗೊಂಡು ಬಂದು ರಂಭೆನ ನಾನು ವಿಶ್ವಾಮಿತ್ರನ ತಪೋಭಂಗಕ್ಕಾಗಿ ಅವನ್ನ ಪ್ರಚೋದಿಸ್ತೀನಿ ವಿಶ್ವಾಮಿತ್ರನು ಮರಳಾಗ್ತಾನೆ ಹಾಗೆ ಮಾಡ್ತೀನಿ ಅಂತ ಆದರೆ ಅವತ್ತು ಮನ್ಮಥ ಹೋಗೋಲ್ಲ ಈ ಕಥೆ ಪ್ರಕಾರ ಹಾಗಾಗಿ ರಂಬೆ ಕೈವಾಡ ಏನು ನಡೆಯೋಲ್ಲ ಶಾಪ ಏನೂ ಸಿಗುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ ಅರೆ ಅದು ಸೂಚನೆಯಾಗಿ ಇಲ್ಲಿ ಬರ್ತದೆ ಆಗ ಅವಳು ಹೇಳ್ತಾಳೆ ಸಾಕು ಸಾಕು ಅಲಮೈತೈಹಿ ಅಪದಾನೈಹಿ ಈ ಪದ ಇವರು ಯಾಕೆ ಬಳಸಿದ್ರು ಗೊತ್ತಿಲ್ಲ ಅಪದಾನ ಅಂದರೆ ಒಳ್ಳೆಯ ಕೆಲಸ ಶುದ್ಧಿ ಕಾರ್ಯ ಒಳ್ಳೆಯ ಸಜ್ಜನಿಗೆ ಸದಾಚಾರದ ಕೆಲಸ ಅಂತ ಆಗುತ್ತದೆ ಈ ಪದ ಯಾತಕ್ಕೆ ಬಳಸಿದ್ರು ಅಪದಾನ ಅನ್ನೋದಕ್ಕೆ ಮತ್ತೊಂದು ಅರ್ಥವೂ ಕೊಡ್ಬೋದು ಕೆಟ್ಟ ದಾನ ಅಂತಲೂ ಅರ್ಥವಾಗುತ್ತದೆ ಆದರೆ ಈ ಉಪಸರ್ಗದಿಂದ ಈ ಅರ್ಥ ಬರುತ್ತದೆ ಅಂತ ಕೋಶಕಾರರು ಬರೀತಾರೆ ನಿಂದು ಅಪವಾದವೂ ಆಗಿದೆ ಅಥವಾ ಅಪವಾದ ಈ ಮಾತುಗಳು ಸಾಕು ನಿನ್ನನ್ನು ಮನ್ಮಥ ಕಂದರ್ಪ ಮದನ ಅಂತ ದುಷ್ಟನಾಮಗಳಿಂದ ಕರೀತಾರೆ ಅಂತ ಮನ್ಮಥ ಅಂದರೆ ಮನಸ್ಸನ್ನು ಮತ್ಸವನು ಕಂದರ್ಪ ಅಂತಂದರೆ ಸಿಕ್ಕಾಪಟ್ಟೆ ದರ್ಪ ಇರ್ತಕ್ಕಂಥವನು ಮದನ ಅಂದರೆ ಮದವನ್ನು ಉಂಟು ಮಾಡುವನು ಅಂತ ಇಂಥ ನಾಮಗಳು ನಿನಗೆ ಯಾಕೆ ಇಂಥ ಕೆಲಸ ಯಾಕೆ ಮಾಡ್ತೀಯಾ ತಪ್ಪು ಅಂತ ಅಂದರೆ ನೀನು ಮೂರು ಲೋಕಗಳನ್ನು ಕ್ಷೋಭೆಗೊಳಿಸ್ತೀಯಾ ಅಂತ ಬ್ರಹ್ಮ ಸರಸ್ವತಿಯರಿಗೇನೆ ಸಂಬಂಧ ಕಲ್ಪಿಸಿದವನು ನೀನು ಅಂತೆಲ್ಲ ಬುಳ್ಬೈತಾಳೆ ಭರ್ತುರಪ್ಯವಲಿಪ್ತಸ್ಯ ಧರ್ಮಾಧರ್ಮ ಅಂತಹ ಉತ್ಪತಂ ಪ್ರತಿಪನ್ನಸ್ಯ ಭಾರ್ಯಾಭವತಿ ಶಾಸಿಕ ಇದು ರಾಮಾಯಣದ ಶ್ಲೋಕದ ಬದಲಾವಣೆ ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ ನಮ್ಮಪ್ಪನ ಕೊಂದೇ ಬಿಡೋಣ ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯ ಭಜಾನತಃ ಉತ್ಪತಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಅಂತ ಹಾಗೆ ಗಂಡ ಆಗಿದ್ದರೂ ಅವನ ಅಹಂಕಾರಿಯಾದರೆ ಧರ್ಮಾಧರ್ಮಗಳ ವಿವೇಕ ಇಲ್ಲದೆ ಇದ್ದರೆ ಅಡ್ಡದಾರಿ ಹಿಡಿದ್ರೆ ಅವನನ್ನು ದಂಡಿಸಬೇಕಾದ ಹೆಂಡತಿಯ ಕರ್ತವ್ಯ ಅಂತ ರತಿ ಹೇಳ್ತಾಳೆ ಆಮೇಲೆ ದುಃಖ ಪಡ್ತಾಳೆ ನೀನು ಮಾಡ್ತಾ ಇದೀಯ ತುಂಬ ತಪ್ಪು ಇಂಥ ಪತಿವ್ರತೆಯರನ್ನು ನೀನು ಹಾದರಗಿತ್ತಿಯರನ್ನಾಗಿ ಮಾಡ್ತೀಯಾ ಇಂಥ ತಪಸ್ವಿಗಳನ್ನು ನೀನು ಲಂಪಟರನ್ನಾಗಿ ಮಾಡ್ತೀಯಾ ಇದು ತಪ್ಪು ಅಂತ ಇಲ್ಲ ಇಲ್ಲ ಇದು ತುಂಬ ಒಳ್ಳೆಯದು ನಾವಿಲ್ಲದೆ ಜಗತ್ತಿಗೆ ಆನಂದವೇ ಇಲ್ಲ ಅಂತ ಅವನು ಹೇಳ್ತಾನೆ ನೈಷ ಆನಂದ ತದಾಭಾಸ ಏವ ಇದು ಆನಂದವಲ್ಲ ಅದರ ಆಭಾಸ ಮಾತ್ರ ಹಾಗಾಗಿ ನಾನು ನಾಹಂ ರತಿರ್ಬದ್ಧ ಭಾವಾಸ್ಮಿತ್ವಯಿ ನಾನು ನಿನ್ನಲ್ಲಿ ಆಸಕ್ತಿ ವಹಿಸಿಲ್ಲ ಅಂತ ಆಗ ಮನ್ಮಥನ ಗೆಳೆಯ ವಸಂತ ಬರ್ತಾನೆ ಮಧು ಆಗ ಅವನು ಇದೇನು ಯದಿ ತೊಂಬಿನಾ ತಸ್ಯ ಸಾಮಿಧೇನಿ ನಾನು ಗಚ್ಚತಿ ಸಾಮಿಧೇನಿ ಅಂದರೆ ಯಜ್ಞದಲ್ಲಿ ಅಗ್ನಿ ಪ್ರಜ್ವಾಲನ ಮಾಡುವಾಗ ಬಳಸುವ ಮಂತ್ರಗಳು ಮನ್ಮತ ಜ್ವಲಿಸಬೇಕಾದ್ರೆ ನೀನು ಸಾಮಿಧೇನಿ ಮಂತ್ರ ಥರ ಇರಬೇಕು ನೀನು ನಿಲ್ದಿದ್ರೆ ಹೇಗೆ ಅಂತ ರಾಘವನ್ನವರ ವಿದ್ವತ್ತೆ ಎಷ್ಟು ಚೆನ್ನಾಗಿ ಬಳಕೆ ಆಗುತ್ತದೆ ಇಲ್ಲಿ ನೋಡಿ ಒಳ್ಳೆಯ ಪ್ರತಿಭೆ ಕೆಲಸ ಕೂಡ ಇದು ಹಾಗೆ ಇವಳು ಹೇಳ್ತಾಳೆ ಇಲ್ಲ ಇಲ್ಲ ವಸಂತ ಐತಿ ಮೃಷಾತೆ ನಾಮ ನಿನ್ನ ಹೆಸರು ವಸಂತ ಅನ್ನೋದು ಸುಳ್ಳು ಹೆಸರು ಯಥೋ ನತ್ವಯಾ ಲೋಕೋ ವಸತಿ ಕಿಂತು ಮೃಯತೆಯೇವ ಲೋಕ ನಿನ್ನಿಂದ ಬದುಕಿಲ್ಲ ವಸತಿ ಅಸ್ಮಿನ್ ಲೋಕ ಇತಿ ವಸಂತ ಅಂತ ನಿರ್ವಚನ ಮಾಡ್ತಾರೆ ಅಥವಾ ವಸಂತನೋತಿ ಇತಿ ವಸಂತ ಅಂತ ವಸಂತದ ನಿರ್ವಚನ ಇದ್ದು ಆನಂದ ವಿಸ್ತರಿಸುವನು ಅಂತ ಹಾಗಲ್ಲ ಸತ್ಯಂ ತ್ವ ಕಾಲ ವಿಶೇಷ ನೀನು ವಿಶೇಷ ಕಾಲ ಅನ್ನೋಕ್ಕೆ ಯಮ ಅನ್ನೋ ಅರ್ಥವೂ ಇದೆ ಹಾಗಾಗಿ ನೀನು ಲೋಕಕ್ಕೆ ಒಳ್ಳೇದು ಮಾಡ್ತಾ ಇಲ್ಲ ನೀನು ನಿನ್ನ ಸ್ನೇಹಿತ ಮನ್ಮಥ ಸೇರಿಸಿಕೊಂಡು ಹಾಳು ಮಾಡ್ತಾ ಇದ್ದೀರಾ ಅಂತ ಅಷ್ಟೊತ್ತಿಗೆ ಅವರಿಬ್ಬರು ಹೊರಟಾಗ ನಂದಿ ಪ್ರವೇಶಿಸ್ತಾನೆ ಇಲ್ಲೆಲ್ಲೋ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಳೆ ಶಿವನಿಗಾಗಿ ಅದನ್ನು ನೋಡಬೇಕು ದಕ್ಷಸ್ಯ ಕನ್ಯಾ ಭವಪೂರ್ವ ಪತ್ನಿ ಸತಿ ಯೋಗ ವಿಯುಕ್ತ ದೇಹ ಪುನರ್ಜನ್ಮನೇ ಶೈಲವಧೂಂ ಪ್ರಪೇದೆ ತದಾ ಪ್ರಭೃತ್ಯೇವ ವಿಮುಕ್ತ ಸಂಗಃ ಪತಿ ಪಶೂನಾಮಪ್ಯಪರಿಗ್ರಹ ಅಪರಿಗ್ರಹ ಸನ್ನಕಾಮೋಪಿ ಕೇನಾಪಿ ಕಾಮೇನ ಸ್ವಯಂ ವಿಧಾತಾಪಿ ತಪಸಫಲಾನಾಂ ಸ್ವಯಂ ಹಿಮಾದ್ರೇಹೆ ಪ್ರಸ್ಥೆ ಕಠೋರೆ ತಪಸಿ ವರ್ತತೆ ಅಂತ ಶಿವನ ತಪಸ್ಸನ್ನೆಲ್ಲ ಪಾರ್ವತಿಯ ಜನನ ಅವಳಿಗೆ ಶಿವನ ಅನುರಾಗ ಶಿವನ ತಪಸ್ಸಿನ ಪರಿಚರ್ಯ ಇದನ್ನೆಲ್ಲ ಹೇಳ್ತಾನೆ ಈ ಗದ್ಯಖಂಡದಲ್ಲಿ ಕಾಳಿದಾಸನ ಕುಮಾರ ಸಂಭವದ ಎಷ್ಟೋ ಪಂಕ್ತಿಗಳು ಬಂದಿವೆ ಇದು ವೃತ್ತಗಂಧಿ ಅಂತ ಕೂಡ ಹೇಳ್ಬೋದು ಛಂದಸ್ಸಿನ ಒಂದು ಛಾಯೆ ಅಲ್ಲಲ್ಲಿ ಬರುತ್ತದೆ ಒಂದು ಪದ್ಯದ ಪಾದವೋ ಪಾದಾರ್ಧವೋ ಇರುವಂಥ ರೀತಿಯಲ್ಲಿರುವುದು ಹಾಗೆ ಅವನು ಬಂದು ಸನ್ನಿವೇಶವನ್ನು ನಿರೂಪಣೆ ಮಾಡ್ತಾನೆ ಅಷ್ಟೊತ್ತಿಗೆ ಸಾಕ್ಷಾತ್ತಾಗಿ ಇವಳು ತಪಸ್ಸು ಮಾಡೋದನ್ನು ನೋಡ್ತಾನೆ ರತಿದೇವಿ ಪದಂ ಸಹೇತ ಭ್ರಮರಸ್ಯ ಪೇಶಲಂ ಶಿರೀಶ ಪುಷ್ಪಂ ನ ಪುನಃಪತತ್ರಿಣಃ ತಪಶ್ಶರೀರೆ ಕಠಿಣೈರುಪಾರ್ಜಿತಂ ತಪಸ್ವಿನಾಂ ದೂರಮತಃ ಕರೋತ್ಯಸೋ ಇದು ಕುಮಾರ ಸಂಭವದ ಐದನೇ ಸರ್ಗದ ಶ್ಲೋಕವೇ ಆಗಿದೆ ಪಾರ್ವತಿ ತಪಸ್ಸಿಗೆ ಹೊರಟಾಗ ಅವಳ ತಾಯಿ ಇಲ್ಲ ಇಲ್ಲ ನೀನು ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗಬೇಡ ಮನೆಯಲ್ಲೇ ಮಾಡು ನೋಡಮ್ಮ ಒಂದು ಹೂವು ದುಂಬಿಯನ್ನು ತಾಳಬಲ್ಲದು ದುಂಬಿಯ ಭಾರವನ್ನು ಒಂದು ಹಕ್ಕಿ ಬಂದು ಕೂತರೆ ಹೂವು ಬಿದ್ದೋಗ್ಬಿಡುತ್ತೆ ಹಾಗೆ ನಿನ್ನಂಥವಳು ಮನೇಲಿ ತಪಸ್ಸು ಮಾಡಬೇಕು ಕಾಡಲ್ಲಿ ತಪಸ್ಸು ಮಾಡಬಾರ್ದು ಅಂತ ಹಾಗೆ ಈ ರತಿ ಈ ಥರ ತಪಸ್ಸು ಮಾಡ್ತಾ ಇದ್ದಾಳಲ್ಲ ಏನಿದು ಅಂತ ರತಿಯ ಸಖಿಯರು ಕೂಡ ಅದನ್ನು ಆಲೋಚನೆ ಮಾಡ್ತಾರೆ ಆಗ ಶಿವನೇ ಅವಳ ತಪಸ್ಸಿಗೆ ಪ್ರತ್ಯಕ್ಷನಾಗ್ತಾನೆ ಇದೆಲ್ಲ ಕವಿಯ ಕಲ್ಪನೆ ಯಾವ ಇತಿಹಾಸ ಪುರಾಣದಲ್ಲಿ ಇಲ್ಲ ರತಿಯ ತಪಸ್ಸಿಗೆ ಒಲಿದು ಪರಮೇಶ್ವರ ಪ್ರತ್ಯಕ್ಷನಾಗಿ ದುರ್ಲಲಿತಸ್ಯ ಭರ್ತುಹು ಪಾಪಾನಾಂ ಭಾರ್ಯ ಸ್ವಯಂ ಪ್ರಾಯಶ್ಚಿತ್ತಂ ಕೊಡುತ್ತೆ ಇದೇನಿದು ಕೆಟ್ಟ ಗಂಡನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಒಳ್ಳೆಯ ಸಾಧ್ವಿ ಪತ್ನಿ ತಪಸ್ಸು ಮಾಡ್ತಾ ಇದ್ದಾಳೆ ಸೈಷಾ ಮದೀಯಸ್ಯ ಆನಂದಸ್ಯ ವಿವರ್ತ ಇವಳು ನನ್ನ ಆನಂದದ ಮತ್ತೊಂದು ರೂಪದಂತೆ ಕಾಣಿಸ್ತಾ ಇದ್ದಾಳೆ ಅಂತ ಸಂತೋಷ ಪಡ್ತಾನೆ ಶಿವ ನೋಡಿ ಭಕ್ತನ ತಪಸ್ಸನ್ನು ಕಂಡು ಭಗವಂತ ಮೆಚ್ಚುವುದು ಇದು ತುಂಬ ದೊಡ್ಡದು ಬಿಂದು ಸರೋವರ ಅಂತ ಒಂದು ಸರೋವರ ಹಿಮಾಲಯದಲ್ಲಿದೆ ಅಂತ ಹೇಳ್ತಾರೆ ಆ ಬಿಂದು ಸರೋವರ ಯಾಕಾಯಿತು ಅಂದರೆ ಭಕ್ತರ ತಪಸ್ಸನ್ನು ಕಂಡು ನಾರಾಯಣ ಆನಂದ ಬಾಷ್ಪವನ್ನು ಸುರಿಸಿದಾಗ ಉಂಟಾದದ್ದು ಆ ತಪ ಆ ಸರೋವರ ಅಂತ ಬಹಳ ಸುಂದರವಾದ ಕಥೆ ಆಗ ರತಿ ಹೇಳ್ತಾಳೆ ಧರ್ಮೇಣ ಅರ್ಥೇನ ಮೋಕ್ಷೇಣ ಸಾಮರಸ್ಯಂ ದದಾತಿಯ ತಾದೃಕ್ ಕಾಮಸ್ವರೂಪಾಯ ನಮೋ ಯೋಗೇಶ್ವರಾಯತೆ ಅಂತ ಶಿವನಿಗೆ ಧರ್ಮದಿಂದ ಅರ್ಥವನ್ನು ಇವೆರಡನ್ನು ಮೋಕ್ಷದಿಂದ ಸಾಮರಸ್ಯಗೊಳಿಸ್ತಕ್ಕಂಥ ಕಾಮಸ್ವರೂಪಿಯಾದವನು ನೀನು ಮಹಾದೇವ ನನ್ನ ಗಂಡ ಅಲ್ಲ ಅಂತ ಅಂದರೆ ಕಾಮ ಕಾಮವೇ ಆದಾಗ ಅಲ್ಲ ಕಾಮ ಧರ್ಮವಾಗಿ ಧರ್ಮ ಮೋಕ್ಷವಾಗಿ ಪ್ರಣಮಿಸಬೇಕು ಆ ಥರದ್ದು ಅಂತ ಧರ್ಮಾವಿರುದ್ಧವಾದ ಕಾಮವೇ ತಾನಾಗಿ ಭೂತಗಳಲ್ಲಿದ್ದೀನಿ ಅಂತ ಕೃಷ್ಣ ಹೇಳ್ತಾನಲ್ಲ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಆ ಥರ ಅಧರ್ಮೇ ವರ್ತಮಾನಸ್ಯ ಭರ್ತುಸ್ತ್ಯಾಗ ಕಿಮಿಷ್ಯತಾಂ ಉತಃ ಉತ್ಸಾಹಚರ್ಯೇಣ ಪಾಪಯೇವ ನಿಪತ್ಯತಾಂ ಧರ್ಮ ಬಿಟ್ಟಂಥ ಗಂಡನನ್ನು ನಾನು ಬಿಡೋದಾ ಅಥವಾ ಅವನಿಗೆ ಪೂರಕಳಾಗಿ ಪತ್ನಿ ಧರ್ಮ ಅಂತ ಇರೋದ ಏನು ಮಾಡಲಿ ಅಂತ ಅದಕ್ಕೆ ನೋಡಿ ಎಂಥ ಸಂದಿಗ್ಧ ಇದಕ್ಕೆ ಶಿವನ ರೂಪದಲ್ಲಿ ರಾಘವನ್ನವರು ಕೊಡುವ ಉತ್ತರ ತುಂಬ ಚೆನ್ನಾಗಿದೆ ಆಯುಷ್ಮತಿ ನಾ ಭರ್ತೃಪ್ರೀತ್ಯಾಗ ಶೋಭತೆ ಗಂಡನ ಡಿವೋರ್ಸ್ ಮಾಡೋದಲ್ಲಮ್ಮ ಇದಕ್ಕೆ ಉತ್ತರ ನತರಾಮ್ ಶೋಭತೆ ಪಾಪ ಸಾಹಚರ್ಯಂ ಡಿವೋರ್ಸ್ ಮಾಡೋದಕ್ಕಿಂತ ಪಾಪ ಅಂತ ಪಾಪಿಷ್ಟನ ಜೊತೆ ಬಾಳೋದು ಅದು ಹೌದು ತಮ್ಮ ಅನುಪ್ರವಿಶ್ಯ ಸಾಂತ್ವೈ ಉಪಾಯಾಂತೈಶ್ಚ ಉಪಾಯಾಂತರಿಶ್ಚ ಕುಶಲಯ ಭಾರ್ಯಯ ತೃಂಖಲಂ ಧಾವನ್ ನಿಗೃಹೀತವ್ಯ ಹಾಗಾಗಿ ವಿವೇಕಿನಿಯಾದ ಪತ್ನಿ ಏನು ಮಾಡಬೇಕು ಅವನ ಜೊತೆ ಇದ್ದು ಅವನನ್ನು ತಿದ್ದಬೇಕು ಅದು ದೊಡ್ಡ ಚಾಲೆಂಜು ದೊಡ್ಡ ಕಷ್ಟ ಹಾಗೆ ಮಾಡಬೇಕು ಹಾಗಾಗಿ ಕಿಂತು ಪಾಕೇನ ಶೋಧಿತವ್ಯಂ ಶೋಧಯಿತವ್ಯಂ ಆದರೆ ಪರಿಪಾಕದಿಂದ ಶೋಧಿಸಬೇಕು ಹೇಗೆ ಲೋಹಾಂತರೈ ಧಾತುಭಿಶ್ಚ ದೂಷಿತಮಿತಿ ನ ಹೇಮ ಪರಿತ್ಯಕ್ತವ್ಯಂ ಬೇರೆ ಲೋಹಗಳು ಬಂದು ಸೇರಿಕೊಂಡಿವೆ ಅಂತ ಬಂಗಾರನ ಬಿಸಾಡಬಾರ್ದು ಪುಟಕ್ಕೆ ಹಾಕಿ ಅದರಲ್ಲಿರೋ ತಾಮ್ರ ಹಿತ್ತಾಳೆ ತೆಗೆದು ಬಿಸಾಡಬೇಕು ಅಂತ ಅನಾರ್ಯಮ ಅಬ್ರಹ್ಮಣ್ಯಮೇಷಮೇ ಭರ್ತಾಚರತಿ ನನ್ನ ಗಂಡ ಅನಾರ್ಯ ಅಬ್ರಹ್ಮಣ್ಯ ಅನ್ಯಾಯವಾದದ್ದನ್ನು ಮಾಡ್ತಾನೆ ಅವನಲ್ಲಿ ಬಂಗಾರವೇ ಇಲ್ಲ ಸರ್ವಮೇವ ಧಾತು ಪಿಂಡಂ ನಕಿಂಚಿತತ್ರ ಹೇಮೇತಿ ಪ್ರತಿಭಾತಿ ಅವನಲ್ಲಿ ಬಂಗಾರವೇ ಇಲ್ಲ ಎಲ್ಲ ಕಾಗೆ ಬಂಗಾರ ಅಂತ ಇಲ್ಲ ಹಾಗೆ ಮಾಡಬಾರ್ದು ನಾನು ತದೇಶ ತದೇಶ ಮದೀಯ ನಿಟಿಲಾಕ್ಷಿ ನಿಷ್ಪಾದಿತೇನ ವೈರಾಗ್ಯಮಯ ತೇಜಸ ದಗ್ಧ ಭಸ್ಮನಿ ನಿಹಿತ ವಿದ್ರುತ ಸರ್ವಮಲ ನವೋದಿತಾರ್ಕ ಇವ ಉದ್ಯೋತಮಾನ ಉತ್ಥಾಸ್ಯತಿ ಇನ್ನು ಅನತಿ ಕಾಲದಲ್ಲಿಯೇ ಅಚಿರ ಕಾಲದಲ್ಲಿಯೇ ನನ್ನ ತಪೋಭಂಗಕ್ಕಾಗಿ ಬರ್ತಾನೆ ನನ್ನ ಕೆಂಗಣ್ಣಿಗೆ ಪಾತ್ರನಾಗ್ತಾನೆ ನನ್ನ ಮೂರನೆಯ ಕಣ್ಣಿನ ಬೆಂಕಿಯಲ್ಲಿ ಪುಟಪಾಕ ಆಗಿ ಅವನು ಶುದ್ಧಗೊಂಡು ಹೊರಕ್ಕೆ ಬರ್ತಾನೆ ಆಗ ಅಂಗ ಅನಂಗ ಆಗ್ತಾನೆ ಅದರಿಂದ ಶುದ್ಧಿ ಅಶುದ್ಧ ಏವ ಕಾಮ ಪುಮರ್ಥಾಂತರಾಣ ಅಂಗಂ ಶುದ್ಧ ಪುನರ್ ಅನಂಗ ಅಂಗಿ ಸ್ವಯಂ ಪರಮ ಪರಮಪುರುಷಾರ್ಥ ಅಂತ ಇಲ್ಲಿ ಒಂದು ಸ್ವಲ್ಪ ತೊಡಕಾಗಿದೆ ಅವರು ತಪ್ಪು ಬರೆದಂತೆ ನಂಗೆ ಕಾಣಿಸ್ತಾ ಇದೆ ಕಾಮ ಅಶುದ್ಧನಾಗಿದ್ದಾಗ ಪುಮರ್ಥಾಂತರಂಗಾಣಂ ಅಂಗಂ ಅಂತ ಅವನು ಅಶುದ್ಧನಾಗಿದ್ದಾಗ ಪುರುಷಾರ್ಥಗಳಲ್ಲಿ ಅಂಗನಾಗ್ತಾನೆ ಅಂದ್ಬಿಟ್ರು ಹಾಗಲ್ಲ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿಂತ ಕಾಮ ಧರ್ಮಕ್ಕೆ ಅವಿರುದ್ಧವಾದಾಗ ಪುರುಷಾರ್ಥ ಧರ್ಮಕ್ಕೆ ವಿರುದ್ಧವಾದಾಗ ಅರಿಷಡ್ ವರ್ಗಕ್ಕೆ ಆದಿ ಇದು ಅಲ್ಲಿರುವ ವಿವೇಕ ಏನು ಯಾವ ರೀತಿಯಿಂದ ಈ ಅನವಧಾನದಿಂದ ತಪ್ಪಾಯಿತೋ ಗೊತ್ತಿಲ್ಲ ನೋಡಬೇಕು ಇದು ಹೇಗೆ ಅಂತ ಆಮೇಲೆ ಅವಳು ನಾನು ಅನುಗ್ರಹಿತಳಾದೆ ಅಂತಾಳೆ ವರ್ತಸ್ವ ವತ್ಸೆ ತಪೋಹಿ ಪರಮಂ ಸಾಧನಂ ತಪೋಹಿ ಕುರುತೆ ಸರ್ವಂ ತಪೋಹಿ ಧಾರಯಿತಿ ಪೃಥ್ವೀಂ ತಪೋಹಿ ಲಕ್ಷ್ಮೀ ತಪೋಹಿ ಆನಂದ ಅಂತ ಹೇಳ್ತಾನೆ ಈ ತಪೋ ಮಹಿಮೆಯನ್ನು ಹೀಗೆ ಹೇಳಿ ಕಾಮಶುದ್ಧಿ ಅಂತನ್ನುವ ತುಂಬ ಸುಂದರವಾದ ರೂಪಕ ಮಾಡಿದ್ದಾರೆ ಅದಕ್ಕೆ ಹಿರಿಯಣ್ಣನವರು ಬಹಳ ಒಳ್ಳೆಯ ರಿವ್ಯೂವನ್ನು ಕೂಡ ಬರೆದಿದ್ದಾರೆ ಅದಾದ ಮೇಲೆ ನಾನು ಮೊದಲೇ ಹೇಳಿದಂತೆ ಅನಾರ್ಕಲಿ ಎನ್ನುವ ರೂಪಕ ಇದೆಯಲ್ಲ ಅದು ಹತ್ತು ಅಂಕದ್ದು ಅಲ್ಲಿ ಚಿಕ್ಕ ದೊಡ್ಡ ಅಂಕಗಳು ಬರುತ್ತವೆ ಅದು ಒಂದು ಅಳತೆಯಲ್ಲಿಲ್ಲ ಪ್ರಾಯಶಃ ಲೇಖಕರು ಮೊದಲು ವಿಸ್ತಾರವಾಗಿ ಆರಂಭ ಮಾಡಿ ಮತ್ತೆ ಆತುರದಲ್ಲಿ ಮುಗಿಸಿದ್ರ ಅನ್ನೋ ಥರ ಭಾಗವು ಕಾಣಿಸುತ್ತದೆ ಇಲ್ಲಿ ಅವರು ಅನಾರ್ಕಲಿ ಸಲೀಮರ ಪ್ರಣಯಕ್ಕೆ ಕೊಟ್ಟಿರುವ ಪ್ರಾಧಾನ್ಯ ಎಷ್ಟಿದೆ ಅದಕ್ಕೆ ಸರಿಮಿಗಲಾಗಿ ಅಕ್ಬರ್ನ ಒಂದು ಉದಾರವಾದ ದೃಷ್ಟಿಕೋನ ಅದನ್ನು ಚಿತ್ರಿಸ್ತಾರೆ ರಾಘವನ್ನವರು ಭಾರತೀಯ ಸಂಸ್ಕೃತಿಯನ್ನು ತುಂಬ ಕೊಂಡಾಡಿ ಅದನ್ನು ಬಹಳ ಸಮರ್ಥವಾಗಿ ಬೆಂಬಲಿಸಿದವರಾದರೂ ಆ ಕಾಲಧರ್ಮ ಗಾಂಧಿ ನೆಹರು ಇತ್ಯಾದಿಗಳನ್ನು ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ತಕ್ಕಂಥದ್ದು ಜೊತೆಗೆ ರಾಘವನ್ನವರಿಗೆ ಸ್ಥಾನಮಾನಾದಿಗಳ ಬಗ್ಗೆ ಗಮನ ಇತ್ತು ಅದೆಲ್ಲ ನೆಹರು ಅವರ ಸರ್ಕಾರದಲ್ಲಿ ಸಿಕ್ತು ಮತ್ತು ರಾಘವನ್ನವರು ಎಲ್ಲ ರೀತಿಯ ಗೌರವಗಳಿಗೂ ಸನ್ಮಾನಗಳಿಗೂ ಅರ್ಹರು ಆ ಕಾಲಕ್ಕೆ ಅವರಿಗೆ ಪದ್ಮಭೂಷಣ ಬಂತು ನನಗೆ ನಿಜವಾಗಿ ಅನಿಸುತ್ತೆ ಇವರಿಗೆಲ್ಲ ಭಾರತ ರತ್ನ ಕೊಡಬೇಕಾಗಿತ್ತು ಅಂತ ಹಾಗಾಗಿ ಪಾಪ ಅವರಿಗೆ ಆ ಕಾಲದಲ್ಲಿ ಬಂದ ಆ ಗೌರವಕ್ಕೆ ಅವರು ತುಂಬ ಕೃತಜ್ಞರಾಗಿದ್ದರು ಅದನ್ನು ದಕ್ಕಿಸಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನೆಹರುಗೆ ಇತ್ಯಾದಿಗಳಿಗೆ ಒಂಥರ ಗರ್ಭದಾಸರಂತೆ ಆಗಿಬಿಟ್ರು ಅಂತ ಅನಿಸುತ್ತದೆ ಮತ್ತು ನೆಹರು ಸ್ವಭಾವ ಕೂಡ ಇಂಥ ವಿದ್ವಾಂಸರನ್ನು ಒಳ್ಳೆಯ ಮಾತುಗಳಿಂದ ಸುಮುಖರನ್ನಾಗಿಸಿಕೊಳ್ಳುವಂಥದ್ದಿತ್ತು ಅದೊಂದು ಜಾಣ್ಮೆ ಮಹಾಧೂರ್ತ ಜಾಣ್ಮೆ ಮಿಣ್ಣನೆಯ ಧೂರ್ತ ಆತ ಇದ್ದಿದ್ದೇ ಹೌದು ಏನೇ ಆಗಲಿ ಅದರಿಂದಾಗಿ ಇಂಥ ಮಹಾವಿದ್ವಾಂಸರ ಬರವಣಿಗೆಗಳಲ್ಲಿ ಸ್ವಲ್ಪ ಈ ತಿಪ್ಪೆ ಸಾರಿಸೋ ಗುಣ ಕಾಣಿಸುತ್ತದೆ ಅದು ಒಂದು ಮಟ್ಟಕ್ಕೆ ಅನ್ಯಾಯಗಳನ್ನು ಮುಚ್ಚುವ ಅಥವಾ ಅನ್ಯಾಯಗಳನ್ನು ಉಪೇಕ್ಷಿಸುವಂಥ ಆಗುತ್ತದೆ ಅಕ್ಬರ್ನ ವಿಷಯದಲ್ಲೂ ಸ್ವಲ್ಪ ಹಾಗೆ ಆಗಿದೆ ಅಕ್ಬರ್ನ ಕುರಿತು ತುಂಬ ಒಳ್ಳೆಯ ಮಾತುಗಳನ್ನು ಆಡಬಹುದು ಇದ್ದದ್ರ ಪೈಕಿ ಅವನೇ ಒಳ್ಳೆಯವನು ಗುಡ್ ಅಮಾಂಗ್ ಬ್ಯಾಡ್ ಲಾಟ್ಸ್ ಅಂತ ಹೇಳುವುದಿದ್ದರೆ ಅಕ್ಬರ್ ನಿಜವಾಗಿ ಆದರೆ ಅಲ್ಲಿದ್ದ ಒಂದಷ್ಟು ಲೋಪದೋಷಗಳಿದ್ದವಲ್ಲ ಅವನ್ನು ಬಹಳ ಕಣ್ಣು ಮುಚ್ಚಿಕೊಂಡು ಬರೆದಿದ್ದಾರೆ ಇಲ್ಲಿ ಈ ನಾಟಕದಲ್ಲಿ ಅವನು ದೀನ್ ಇಲಾಹಿ ಅಂತನ್ನುವ ಒಂದು ಮತ ಆರಂಭ ಮಾಡ್ತಾನಲ್ಲ ಅದನ್ನು ಕುರಿತು ಬಹಳ ಒಳ್ಳೊಳ್ಳೆ ಮಾತು ಬಂದಿವೆ ವಸ್ತುತ ಅದು ತುಂಬ ನಾನ್ಸೆನ್ಸ್ ಅದೇನೂ ಅಲ್ಲ ಅದನ್ನು ಯಾವುದೋ ಒಂದು ಕಿಚಡಿ ಮಾಡಿದ್ದು ಅದನ್ನು ಕುರಿತು ಪಿ ಎನ್ ವೋಕ್ ಅಂತವರೆಲ್ಲ ಬಹಳ ಕಟುವಾಗಿ ಬರೆದಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತದೆ ಅದಕ್ಕೆ ಯಾರೂ ಅನ್ಯಾಯಗಳಿಲ್ಲ ಮತ್ತು ಎಲ್ಲ ಮತಗಳಿಂದ ಒಳ್ಳೊಳ್ಳೆ ಅಂಶವನ್ನು ತಂದು ಸಾರ ಸಂಗ್ರಹ ಮಾಡಿಕೊಡ್ತೀನಿ ಅನ್ನೋದ್ರೊಳಗೆ ಯಾವುದ್ರೊಳಗೆ ಯಾವುದು ಒಳ್ಳೆಯದು ಸನಾತನ ಧರ್ಮ ಮಿಕ್ಕ ಎಲ್ಲ ಮತಗಳಲ್ಲಿ ಇರುವ ಒಳ್ಳೆಯದಂತ ಇಟ್ಕೊಂಡಿದೆ ಸನಾತನ ಧರ್ಮದಲ್ಲಿ ಬರತಕ್ಕಂಥ ಈ ವರ್ಣ ಪದ್ಧತಿಯೋ ಜಾತಿ ವಿಭಾಗವೋ ಅದು ಸನಾತನ ಧರ್ಮದ್ದಲ್ಲ ಅದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅಂತ ಕಾಣೆಯವರು ಬಹಳ ಚೆನ್ನಾಗಿ ವಿಭಾಗ ಮಾಡಿಕೊಟ್ಟಿದ್ದಾರೆ ಹಾಗೆ ಕಂಡಾಗ ಸನಾತನ ಧರ್ಮದಲ್ಲಿ ಇರತಕ್ಕಂಥದ್ದು ಯಾವುದು ಸಗುಣ ಸಾಕಾರ ನಿರ್ಗುಣ ನಿರಾಕಾರದ ಆ ಎರಡು ಅಂಶಗಳು ಅಧಿಕಾರಿ ಭೇದಕ್ಕೆ ಸಂಬಂಧಪಟ್ಟಿದ್ದು ಸಗುಣದಿಂದ ನಿರ್ಗುಣಕ್ಕೆ ಸಾಗುವಂಥದ್ದು ಈ ಉಪಾಸನಾ ಕ್ರಮ ಪ್ರಕೃತಿ ಪೂಜೆ ಸರ್ವಂ ಕಲ್ವಿದ ಬ್ರಹ್ಮ ಅನ್ನುವ ಭಾವ ಇದು ಇನ್ಯಾವ ಮತಗಳಲ್ಲಿಯೂ ಇಲ್ಲ ಇನ್ಯಾವ ದೇಶದ ಆಚರಣೆಗಳಲ್ಲೂ ಇಲ್ಲ ಈ ದೃಷ್ಟಿಯಿಂದ ಇದನ್ನು ಇನ್ನೂ ಹೆಚ್ಚು ಎನ್ರಿಚ್ ಮಾಡ್ತೀನಿ ಅನ್ನೋದು ಅವಿವೇಕ ಅವನು ದೀನಿಲಾಹಿನಲ್ಲಿ ಆ ಥರದ್ದು ಯಾವುದೂ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ರಾಘವನ್ನವ್ರು ಎಷ್ಟು ಕಡೆ ಕ್ರಿಟಿಕಲ್ ಆಗಿರೋರು ಇಲ್ಲಿ ಮಾತ್ರ ಬಹಳ ಮುಚ್ಚಿಕೊಂಡು ಇದನ್ನೆಲ್ಲ ದೊಡ್ಡದು ಅಂತ ಮಾಡ್ತಾರೆ ಆದರೆ ಒಂದೇನೆಂದರೆ ಅವರು ಘನ ವಿದ್ವಾಂಸರಾಗಿದ್ದರಿಂದ ಆ ಕಾಲದ ಯಾರ್ಯಾರು ವಿದ್ವಾಂಸರು ಅಕ್ಬರ್ನ ಕಾಲಕ್ಕೆ ಬಂದರು ಅವನ ಬಳಿ ಬಂದರು ಬಂದಿರಬಹುದು ಆ ಸಂಭವನೀಯತೆಯನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅದು ಹೆಚ್ಚು ಸ್ವಾರಸ್ಯಕಾರಿಯಾಗಿದೆ ಅಂತ ನನಗನ್ಸುತ್ತೆ ಅಂದರೆ the scholar Raghavan has very well played his role ಆದರೆ visionary Raghavan is nowhere seen ಇದನ್ನು ನಾವು ನೋಡಬೇಕು ಸಂಸ್ಕೃತ ಭಾಷೆ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಉಂಟು ಅಲ್ಲಿ ಬೇರೆ ಬೇರೆ ವಿದ್ವಾಂಸರುಗಳು ಬರ್ತಾರೆ ಬೇರೆ ಬೇರೆ ಜ್ಞಾನಿಗಳು ಬರ್ತಾರೆ ಅವ್ರದ್ದೆಲ್ಲ ಉಲ್ಲೇಖ ಮಾಡ್ತಾರೆ ನೃಸಿಂಹಾಶ್ರಮ ಶಿಷ್ಯಾಹ ಸಚ್ಚಿದಾನಂದಾಶ್ರಮಾಶ್ಚ ಅಂತ ಒಬ್ಬರು ನೃಸಿಂಹಾಶ್ರಮ ಸರಸ್ವತಿ ಅಂತ ಇದ್ದ ಮಹಾವಿದ್ವಾಂಸರು ಭೇದ ಧಿಕ್ಕಾರ ಮೊದಲಾದ ಗ್ರಂಥಗಳನ್ನು ಬರೆದವರು ಅವರ ಶಿಷ್ಯ ಸಚ್ಚಿದಾನಂದಾಶ್ರಮ ಅಂತ ಆತ ಆಮೇಲೆ ಜೈನ ಶ್ವೇತಾಂಬರಾಚಾರ್ಯರಲ್ಲಿ ಒಬ್ಬರಾದ ಹರಿವಿಜಯ ಸೂರ್ಯ ಶಿಷ್ಯ ಭಾನುಚಂದ್ರ ಗಣಿ ಮತ್ತು ಆತನ ಶಿಷ್ಯ ಸಿದ್ಧಚಂದ್ರ ಗಣಿ ಇವರು ಬರ್ತಾರೆ ಆಮೇಲೆ ಬೇರೆ ಬೇರೆ ಮತಗಳವರು ಅಂದರೆ ಕ್ರೈಸ್ತ ಮತದವರು ಜುಡಾಯಿಸಮ್ ಅಂತೀವಲ್ಲ ಯಹೋದ್ಯ ಮತದವರು ಇವರೆಲ್ಲ ಬರ್ತಾರೆ ಇದಕ್ಕೆಲ್ಲ ಒಳ್ಳೆಯ ಇತಿಹಾಸದ ಆಕಾರಗಳನ್ನೇ ಅವರು ನೋಡಿಕೊಂಡಿದ್ದಾರೆ ಅವರೆಲ್ಲ ಸೇರಿ ಈ ದೀನ್ ಇಲಾಹಿಗೆ ಬೆಂಬಲ ಕೊಡ್ತಾರೆ ಎನ್ನುವ ಕಲ್ಪನೆ ಮಾಡ್ತಾರೆ ಅದು ಅಷ್ಟು ಸುಂದರವಾಗಿ ಕಾಣಿಸೋಲ್ಲ ಆದರೆ ನಾನು ಹೇಳಿದಂತೆ ಮೊದಲೇ ಇವರ ಕಾವ್ಯಶಕ್ತಿ ಗದ್ಯ ನಿರ್ಮಾಣ ತುಂಬ ಚೆನ್ನಾಗಿದೆ ಇಲ್ಲಿ ಆ ತತ್ವ ರೂಪಿತವಾಗುತ್ತದೆ ಅಕ್ಬರ್ನ ಬಾಯಿನಲ್ಲಿ ಒಂದು ಮಾತನ್ನು ಹೇಳಿಸ್ತಾರೆ ಯೋ ಬ್ರಹ್ಮಾಚ ಹರೋ ಹರಿಶ್ಚ ಸವಿತಾ ಬ್ರಹ್ಮಾಗುಣಂ ವೇದಿನಾಂ ಬುದ್ಧೋರ್ಹನ್ ಅಸುರೋ ಮಹಾನ್ ಜನಯುಗಾವ ಜನಯುಗಾವಸ್ಥಾಗಮೋಪಾಸಿನಾಂ ಯೂಥ ಕ್ರೈಸ್ತ ಮೊಹಮ್ಮದೀಯ ಮತಿನಾಂ ಯೇಹ್ವೇ ಯೋ ಅಪ್ಯಲ್ಲಾಚೇತಿ ತದೇಕಮೇವ ಬಹುದಾ ಸತ್ಯಂ ಪರಂ ಧೀಮಹಿ ಈ ಸತ್ಯಂ ಪರಂ ಧೀಮಹಿ ಭಾಗವತದ ಮೊದಲನೇ ಶ್ಲೋಕದ ಕೊನೆಯ ತುಣುಕು ಯಾರು ಬ್ರಹ್ಮ ವಿಷ್ಣು ಹರಿ ಸೂರ್ಯ ಅಂತೆಲ್ಲ ಆಗಿದಾನೋ ಸಗುಣವಾಗಿ ನಿರ್ಗುಣವಾಗಿ ವೇದಾಂತಿಗಳು ಹೇಳುವ ಪರಬ್ರಹ್ಮ ಅದೊಂದು ಬುದ್ಧ ಅರ್ಹಂತ ಮತ್ತು ಅಹುರ್ಮಜ್ದ ಅಂತಕ್ಕಂಥ ಯಾವ ಅಗ್ನಿಪೂಜಕರಾದಂತಹ ಜರತುಷ್ಟ್ರ ಅನುಯಾಯಿಗಳಾದ ಪಾರಸೀಕರಿದ್ದಾರೆ ಅವ್ರಿಗೆ ಇವರಿಗೆಲ್ಲ ಸಂಬಂಧಪಟ್ಟ ದೇವರು ಮತ್ತು ಯೂಧ ಅಂದರೆ ಯಹೂದ್ಯ ಕ್ರೈಸ್ತ ಮೊಹಮ್ಮದಿಯರ ಯಾಹುವ ಯೆಹೋವ ಅಲ್ಲ ಇದೆಲ್ಲ ಒಂದೇ ಸತ್ಯ ಅಂತ ಈ ರೀತಿಯಾದ ಮಾತುಗಳನ್ನು ಅಕ್ಬರ್ನ ಬಾಯಿನಲ್ಲಿ ಹೇಳಿಸ್ತಾರೆ ಅದಕ್ಕೆ ಪೂರ್ವಭೀತಿಯಾಗಿ ಸಾಕಷ್ಟು ಚರ್ಚೆ ಎಲ್ಲ ಬರುತ್ತದೆ ರೂಪಂ ರೂಪ ವಿವರ್ಜಿತಸ್ಯ ಭವತೋ ಧ್ಯಾನೇನ ಯದ್ವರ್ಣಿತಂ ತುತ್ಯಾ ನಿರ್ವಚನೀಯತಾ ಕಿಲ ಗುರೋ ದೂರೀಕೃತ ಎನ್ಮಯ ವ್ಯಾಪ್ತಿತ್ವಂಚ ನಿ ವ್ಯಾಪಿತ್ವಂಚ ನಿರಾಕೃತಂ ಭಗವತೋ ಯತ್ತೀರ್ಥಯಾತ್ರಾದಿನ ಕ್ಷಂತವ್ಯಂ ಜಗದೀಶ ತದ್ವಿಫಲತಾ ದೋಷತ್ರಯಂ ಮತ್ಕೃತಂ ಅಂತ ಇದು ಶಂಕರರ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಬರುವ ಒಂದು ಶ್ಲೋಕ ಇದನ್ನು ಕೂಡ ಅವರು ಅಬ್ದುಲ್ ರಹೀಂ ಖಾನ್ ಖಾನ್ ಅಂತ ಒಬ್ಬ ಪಾತ್ರದ ಮೂಲಕ ಹೇಳಿಸ್ತಾರೆ ಇಲ್ಲಿ ಬಿಯರ್ಬಲ್ ಕೂಡ ಬರ್ತಾನೆ ಅವರೆಲ್ಲ ಸೇರಿ ಈ ಮತವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಅದೇ ಸಂದರ್ಭದಲ್ಲಿ ತಾನ್ಸೇನನ ಪ್ರಸ್ತಾವವು ಬರುತ್ತದೆ ಮತ್ತು ತಾನ್ಸೇನ ಹೇಗೆ ಒಳ್ಳೆಯ ಗಾಯಕ ಬೃಂದಾವನ ಹರಿದಾಸ ಸ್ವಾಮಿಗಳ ಹತ್ತಿರ ಅವನಿದ್ದ ಅದನ್ನೆಲ್ಲ ಇವರು ಹಾಗೆ ತರ್ತಾರೆ ಮತ್ತು ಒಂದು ಸಣ್ಣ ವಿನೋದವೂ ಕೂಡ ಬರುತ್ತದೆ ಬೃಂದಾವನ ಹರಿದಾಸ ಸ್ವಾಮಿಗಳು ಎಷ್ಟು ಬೇಡ್ಕೊಂಡ್ರೂ ಅಕ್ಬರ್ನ ಹತ್ತಿರಕ್ಕೆ ಬರೋಲ್ಲ ಅದರಿಂದ ಅಕ್ಬರ್ನೇ ಅಲ್ಲಿ ಹೋಗಿ ವೇಷಾಂತರದಲ್ಲಿ ಸಂಗೀತವನ್ನು ಕೇಳಬೇಕಾಗುತ್ತದೆ ಅದನ್ನು ಒಂದು ಸಂದರ್ಭವಾಗಿ ತರ್ತಾರೆ ಸಹಿ ಮಹಾರಾಜೇನೈವ ಸಂದಿಷ್ಟೋ ವೃಂದಾವನಂಗತಃ ಕದಾ ಕಥಂ ಮಹಾರಾಜೇನ ತದ್ಗುರೋ ಹರಿದಾಸಸ್ವಾಮಿನಃ ಗಾಂಧರ್ವಂ ಅಮಾನುಷಂ ಶ್ರೋತು ಶಕ್ಯತ ಇಲ್ಲಿ ಅಮಾನುಷ ಅನ್ನೋ ಪದ ಅಷ್ಟು ಸರಿಯಲ್ಲ ಗಾಂಧರ್ವಂ ಅತಿಮಾನುಷಂ ಅನ್ನಬೇಕು ಅಮಾನುಷ ಅಂತಂದರೆ ಅನ್ಹ್ಯೂಮನ್ ಅಂತ ಆಗುತ್ತದೆ ಇನ್ಹ್ಯೂಮನ್ ಅಂತ ಆಗುತ್ತದೆ ಅಂದರೆ ಅದು ರಾಕ್ಷಸಿ ಶಕ್ತಿ ಆಗುತ್ತದೆ ಅದೇ ಈ ಅತಿಮಾನುಷ ಅಂತಾದರೆ ಸೂಪರ್ ಹ್ಯೂಮನ್ ಅಂತ ಆಗುತ್ತದೆ ಸೂಪರ್ ಹ್ಯೂಮನ್ ಅಂತ ಅದು ಪಾಸಿಟಿವ್ ಆಗುತ್ತದೆ ಧನಾತ್ಮಕವಾದ ಮೌಲ್ಯ ಆಗುತ್ತದೆ ಇದನ್ನು ಹೇಳಬೇಕು ಅಂತಂದರೆ ಅಲೌಕಿಕ ಅಂತಂದರೆ ಲೋಕಕ್ಕೆ ಸಂಬಂಧಪಡದೇ ಇದ್ದದ್ದು ಅಂತ ಅತಿಲೌಕಿಕ ಅಂತಂದರೆ ಲೋಕವನ್ನು ಮೀರಿದ್ದು ಅಂತ ಸಾಮಾನ್ಯವಾಗಿ ನಾವು ಎರಡೂ ಒಂದೇ ಅಂತಂತೀವಿ ಅಮಾನುಷ ಅತಿಮಾನುಷಕ್ಕೆ ವ್ಯತ್ಯಾಸ ಉಂಟು ಇದನ್ನು ಬಲ್ಲವರಾಗಿ ಅತಿಮಾನುಷ ಸ್ತುತಿ ಅಂತ ಬಹಳ ಚೆನ್ನಾಗಿರತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ರಂಗನಾಥ ಸ್ವಾಮಿಗೆ ಸಂಬಂಧಪಟ್ಟಂತೆ ಅತಿಮಾನುಷಸ್ತವ ಅಂತ ಅಮಾನುಷಸ್ತವ ಅಂತ ಕೊಟ್ಟರೆ ಇನ್ಹ್ಯೂಮನ್ ಆಗ್ಬಿಡ್ತಾ ಇತ್ತು ಈ ಅದು ಸೂಕ್ಷ್ಮ ಬೇಕು ಇಲ್ಲದ ಯಾಕೋ ಅಮಾನುಷ ಅಂತ ಮಾಡಿದ್ದಾರೆ ಸಮರ್ಥಿಸಿಕೊಳ್ಳಬಹುದು ಆದರೆ ಈ ಒಂದು ವಿಕೃತಾರ್ಥ ಛಾಯೆ ಇದೆಯಲ್ಲ ಶ್ರೋತು ಶಕ್ಯತ ಇತ್ಯಧಿಗಂತು ಸೂರದಾಸಸ್ಯ ಗೀತಾನ್ಯಪಿ ಕರ್ಣ ಕರ್ಣಿಕೆಯ ಶ್ರುತವಾನ್ ಕುಮಾರೋಪಿ ಸಲೀಂ ತಮಪಿ ಮಹಾತ್ಮಾನಂ ಸೂರದಾಸಂ ಸಾಕ್ಷಾದುಪಗಂತು ವಂಚತಿ ಕಿಂಚ ಮಾನಸಿಂಹಸ್ಯ ಪ್ರಾಸಾದೆ ಕೋಪಿ ದಾಕ್ಷಿಣಾತ್ಯ ಸಂಗೀತಶಾಸ್ತ್ರಪಾರಂಗತ ಸಮಾಗತಃ ತಮ್ಮ ಮಾನಸಿಂಹ ತಾನಸೇನ ಮುಖೇನ ರಾಜಸ್ಥಾನ ಮಾನೇತು ಅಭಿಲಷತಿ ಸರ್ವಮೇತತ್ ಪರ್ಯವೇಕ್ಷ ತಾನಸೇನೋ ನಚಿರಾದತ್ರ ಸಮೇಷ್ಯತ್ಯೇವ ಅಂತ ಬೀರ್ಬಲ್ ಹೇಳ್ತಾನೆ ಅವನು ಬೃಂದಾವನಕ್ಕೆ ಹೋಗಿದ್ದ ಅವರ ಗುರುಗಳ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗಿ ಅಥವಾ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಹೇಗೆ ಸಂಗೀತ ಕೇಳಿಸೋದು ಅವರ ದಿವ್ಯ ಗಾನವನ್ನು ಅಂತ ಏನೋ ಅವ್ರ ಮನೆಗೆ ಇವತ್ತು ದಕ್ಷಿಣ ಭಾರತದಿಂದ ಯಾರೋ ಸಂಗೀತಗಾರ ಬಂದಿದ್ದಾರೆ ಅವ್ರನ್ನೂ ಇಲ್ಲ ಕರ್ಕೊಂಡು ಬರ್ತಾನೆ ಅಂತ ಈ ಮೂಲಕ ಅಕಬರಿ ಕಾಳಿದಾಸ ಅಂತ ಹೆಸರಾದ ನಮ್ಮ ಬೆಂಗಳೂರಿನ ಹತ್ತಿರ ಮಾಗಡಿ ಹತ್ ಪಕ್ಕದಲ್ಲಿ ಸಾತನೂರು ಅಂತ ಒಂದು ಹಳ್ಳಿ ಇದೆ ಅಲ್ಲಿಯ ಪಂಡರೀಕ ವಿಠಲನ ಪ್ರಸ್ತಾವ ಮಾಡಿದ್ದಾರೆ ನನಗೆ ಈಚೆಗೆ ಪಂಡರಿಕ ವಿಠಲನ ವಂಶಜರನ್ನು ನೋಡೋ ಅವಕಾಶ ಬಂತು ಎಷ್ಟೋ ಬಾರಿ ಅವ್ರನ್ನ ಕಂಡಿದ್ದೆ ಅವರು ಆ ವಂಶದವರು ಅಂತೂ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಸಂಸ್ಕೃತವನ್ನು ಬಾಲಪಾಠವಾಗಿ ಹೇಳಿಕೊಟ್ಟವರು ಅವರು ಟಿ ಕೆ ರಾಮಸ್ವಾಮಿ ಅನ್ನೋರು ಸಾಕ್ಷಾತ್ ಅದೇ ವಂಶದವರು ಅಂತ ಅಚಲಾನಂದರು ಅಚಲಾನಂದ ದಾಸ ಅಂತ ಮಧ್ವಾಚಾರ್ಯರಿಗೂ ಪೂರ್ವದಲ್ಲಿದ್ದ ಹರಿದಾಸರು ಆ ವಂಶದವರು ಪಂಡರೇಕ ವಿಠಲ್ನ ಅವರು ಸ್ಮಾರ್ಥ ಭಾಗವತ ಪರಂಪರೆಯವರು ಆ ವಂಶದಿಂದ ಬಂದ ಆತ ಪಂಡರೇಕ ವಿಠಲ ಮೊದಲು ತಾನು ಆಶ್ರಯವನ್ನು ಯಾಚನೆ ಮಾಡಿಕೊಂಡು ಬಿಜಾಪುರಕ್ಕೆ ಹೋಗಿ ಬಿಜಾಪುರದ ಆದಿಲ್ ಶಾಹಿಗಳಿಂದ ಮುಂದಕ್ಕೆ ಆತ ಜೈಪುರದ ಕಡೆಗೆ ಹೋಗಿ ಅಲ್ಲಿಂದ ನೇರವಾಗಿ ಅಕ್ಬರ್ನ ಆಸ್ಥಾನಕ್ಕೆ ತಲುಪಿದ್ದು ಸದ್ರಾಗ ಚಂದ್ರೋದಯ ಸದ್ರಾಗ ಮಂಜರಿ ನರ್ತ ನಿರ್ಣಯ ಮೊದಲಾದ ಗ್ರಂಥಗಳನ್ನು ಬರೆದದ್ದು ಅಂತ ಗೊತ್ತಿದೆ ಪುಣ್ಯವಶಾತ್ ಮಹಾವಿದ್ವಾಂಸರಾದ ರಾ ಸತ್ಯನಾರಾಯಣ ಅವರು ಇದನ್ನೆಲ್ಲ ಬಹಳ ವರ್ಷಗಳ ಹಿಂದೆಯೇ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟರು ಪಂಡರೀಕ ವಿಟ್ಲನ ಗ್ರಂಥಗಳನ್ನು ಅವನ ಒಳ್ಳೆಯ ಪರಿಚಯದ ಜೊತೆಗೆ ಇಂಗ್ಲೀಷ್ನಲ್ಲೂ ಆ ಕೆಲಸವನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ಇವರು ರಾಘವನ್ನವರು ತಮ್ಮ ವ್ಯಾಸಂಗದ ಬಲದಿಂದ ಆ ಸನ್ನಿವೇಶವನ್ನು ಕಲ್ಪಿಸ್ತಾರೆ ಆಮೇಲೆ ಪಂಡ್ರಿಕ್ ವಿಟ್ಲ ನೇರವಾಗಿ ಆ ಸ್ಥಾನಕ್ಕೆ ಬರ್ತಾನೆ ಆ ಅಂಶವೂ ಬರ್ತದೆ ಬಂದ ಮೇಲೆ ಅವನು ತನ್ನ ನರ್ತನ ನಿರ್ಣಯದ ಮತ್ತು ಸದ್ರಾಗ ಚಂದ್ರೋದಯ ರಾಗಮಂಜರಿ ಗ್ರಂಥಗಳ ಪ್ರಸ್ತಾವ ಮಾಡುವಂತೆ ಕಲ್ಪನೆ ಮಾಡ್ತಾರೆ ಆಮೇಲೆ ತಾವು ನರ್ತನ ಪ್ರಯೋಗವನ್ನು ಮಾಡಿಸುವಂತೆ ಮಾಡ್ತಾರೆ ರಾಘವನ್ನವರಿಗೆ ಇಬ್ಬರು ಹೆಣ್ಣುಮಕ್ಕಳು ಒಬ್ಬರು ಚಿಕ್ಕವರು ಅವರ ಜೀವನ ಕಥೆಯನ್ನು ಕೂಡ ಬರೆದಿರ್ತಕ್ಕಂಥವರು ನಂದಿನಿ ರಮಣಿ ಮತ್ತೊಬ್ಬರು ಅವರ ಅಕ್ಕ ಪ್ರಿಯಂವದ ಅಂತ ಪ್ರಿಯಂವದ ನಂದಿನಿ ರಮಣಿ ಇಬ್ಬರು ನೃತ್ಯ ಕಲಿತವರು ಅದರೊಳಗೆ ಪ್ರಿಯಂವದ ಹೆಚ್ಚು ರಾಘವನ್ನವರ ರಂಗಪ್ರಯೋಗಗಳಲ್ಲಿ ತೊಡಕೋತಿದ್ರು ರಾಘವನ್ನವರು ಸಂಸ್ಕೃತ ರಂಗ ಅಂತ ಒಂದು ಸಂಸ್ಥೆಯನ್ನೇ ಕಟ್ಟಿದ್ರು ತಮ್ಮ ಮಗಳಿಗೆ ನೃತ್ಯ ಕಲಿಸಿದ್ರಲ್ಲ ಆ ಮಗಳ ಭರತನಾಟ್ಯವನ್ನು ಅಕ್ಬರ್ನ ಆಸ್ಥಾನದಲ್ಲಿ ಮಾಡಿಸೋ ಅವಕಾಶ ಅದನ್ನು ತರೋಕ್ಕೆ ಸಾಧ್ಯ ರಂಗದಲ್ಲಿ ಅಂತ ಅನ್ನೋದಕ್ಕೆ ಅವಕಾಶ ತಂದುಕೊಂಡು ಅನಾರ್ಕಲಿ ಕೈನಲ್ಲಿ ಕಥಕ್ ನೃತ್ಯ ಮತ್ತು ಅವಳೇ ಈ ಭರತ ನೃತ್ಯವನ್ನು ಅಂದರೆ ಭರತನಾಟ್ಯವನ್ನು ಮಾಡೋ ತರಹ ಪಂಡ್ರಿಕ್ ವಿಟ್ಲಂತ ಅಭ್ಯಾಸ ಮಾಡಿ ಅಂತ ಮಾಡಿಸಿ ಮಗಳಿಗೆ ತಮ್ಮ ಮಗಳಿಗೆ ಕಥಕ್ ಬರ್ತಾ ಇರಲಿಲ್ವಲ್ಲ ಅದಕ್ಕೆ ಈ ನೃತ್ಯವನ್ನು ಮಾಡಿಸೋದಕ್ಕೆ ಪಂಡ್ರೀಕ್ ವಿಟ್ಲಂತ ಕರ್ಕೊಂಡು ಬಂದಿದ್ದಾರೆ ಪ್ರತಿಭಾಶಾಲಿಗಳು ವಿದ್ವಾಂಸರು ಆಗಿದ್ದರಿಂದ ಯಾವುದನ್ನು ಮಾಡೋದಕ್ಕಾಯಿತು ಅವರಿಗಿದ್ದ ಸಾಮಗ್ರಿ ಅದನ್ನು ಬಳಸ್ಕೋಬೇಕು ಅಲ್ಲಿ ಕಥಕ್ ನರ್ತಕರು ಯಾರೂ ಇಲ್ಲ ಆದರೆ ಅಕ್ಬರ್ನ ಆಸ್ಥಾನದಲ್ಲಿ ಕಥಕ್ ನರ್ತನವೇ ಇದ್ದದ್ದು ಆಗ ಆದರೆ ಅನಾರ್ಕಲಿಗೆ ಪಂಡ್ರಿಕ ವಿಟ್ಲನ ಪರಿಚಯವಾಗಿ ಅವನ ಮೂಲಕ ಆಕೆ ಭರತನಾಟ್ಯ ನಾಟ್ಯವನ್ನು ಕರತ ಕಲಿತಂತೆ ಮಾಡಿಸಿ ರಂಗಪ್ರಯೋಗ ಮಾಡಿಸಿದ್ದಾರೆ ಅಲ್ಲಿ ಹಾಡು ಎಲ್ಲ ಬರೀತಾರೆ ಅಂದರೆ ಚೆನ್ನಾಗಿ ತಿಳಿದ ವ್ಯಕ್ತಿ ಆದರೆ ವಿದ್ವಾಂಸರಾದರೆ ಯಾವುದಕ್ಕೂ ಏನನ್ನೂ ತರೋಕ್ಕೆ ಸಾಧ್ಯ ಇದೆ ನನಗೆ ನೆನಪಾಗುತ್ತೆ ಬಿ ಎನ್ ರೆಡ್ಡಿ ಅಂತ ದೊಡ್ಡ ಚಲನಚಿತ್ರ ನಿರ್ದೇಶಕರಿದ್ದರು ದಕ್ಷಿಣ ಭಾರತಕ್ಕೆ ಮೊದಲ ಬಾರಿ ದಾದಾ ಫಾಲ್ಕೆ ಅವಾರ್ಡ್ ಬಂದಿದ್ದು ಅವರಿಂದಲೇ ಅವರು ಮಲ್ಲೇಶ್ವರಿಂತ ಅಜರಾಮರವಾದ ಒಂದು ಚಲ ಚಿತ್ರ ತಂದಿದ್ದರು ತೆಲುಗುನಲ್ಲಿ ಅಲ್ಲಿ ಭಾನುಮತಿ ಅಂತ ದೊಡ್ಡ ನಟಿ ನಾಯಿಕೆ ಆಕೆಗೆ ಸೀಬೆಹಣ್ಣು ಅಂದರೆ ಬಹಳ ಇಷ್ಟ ಅದಕ್ಕಾಗಿ ಯಾವುದೋ ಶೂಟಿಂಗ್ ಟೈಮ್ನಲ್ಲಿ ಸೀಬೆಹಣ್ಣು ಹುಡ್ಕೊಂಡು ಒದ್ದಾಡ್ತಿದ್ದಾಗ ಏನೂ ಯೋಚನೆ ಮಾಡಬೇಡಮ್ಮ ನಿನ್ನ ಇಷ್ಟವಾದ ಸೀಬೆಹಣ್ಣನ್ನೇ ಒಂದು ಸೀನಲ್ಲಿ ತರೋಣ ಅಂದ್ರಂತೆ ಅದು ಹೇಗೆ ತರ್ತೀರಾ ಅಂತಂದರೆ ಇವರು ಬಹಳ ಚಮತ್ಕಾರ ಮಾಡಿದ್ರು ಕೃಷ್ಣದೇವರಾಯ ಮಾರುವೇಷದಲ್ಲಿ ಓಡಾಡ್ತಾ ಇದ್ದಾಗ ಒಂದು ಮಳೆಗಾಲದ ದಿವಸ ಒಂದು ಹಾಳು ಬಿದ್ದ ಛತ್ರದಲ್ಲಿ ನಿಂತಿರ್ತಾನೆ ಆಗ ಈ ನಾಯಿಕೆ ನಾಯಕ ಎನ್ ಟಿ ರಾಮರಾವ್ ಭಾನುಮತಿ ಇಬ್ಬರು ಕೂಡ ಊರಿನ ಜಾತ್ರೆಗೆ ಹೋಗಿ ಬರ್ತಾರೆ ಬಂದಾಗ ಅವರು ಕೃಷ್ಣದೇವರಾಯ ಅಂತ ಗೊತ್ತಿರೋಲ್ಲ ಯಾರೋ ಬಂದಿದ್ದಾರೆ ಅಂತ ಅಂದ್ಕೊಂಡು ಮಳೆ ನಿಲ್ಲೋವರೆಗೂ ಅಲ್ಲಿ ಆಶ್ರಯ ಇಟ್ಟುಕೊಂಡು ಮಾತಾಡ್ತಾ ನೋಡಿ ಈ ಜಾತ್ರೆಯಲ್ಲಿ ಕೊಂಡುಕೊಂಡು ಬಂದಿದ್ದು ಹಣ್ಣು ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ನೀವು ವಿಜಯನಗರದವ್ರು ನಿಂತಿರಲ್ಲ ನಿಮ್ಮ ಊರಲ್ಲಿ ಇಷ್ಟು ಒಳ್ಳೆಯ ಹಣ್ಣು ಸಿಗೋದಿಲ್ಲ ಅಂತ ಕೊಡೋದು ಆಮೇಲೆ ಆತ ಅದನ್ನು ರತ್ನ ಸಂಪುಟದಲ್ಲಿ ತಗೊಂಡು ಹೋಗ್ತಾನೆ ಕೃಷ್ಣದೇವರಾಯ ಅರಮನೆ ತಲುಪಿದ ಮೇಲೆ ಮಹಾರಾಣಿ ತಿರುಮಲ ದೇವಿ ನೀವು ನನಗೇನು ತಂದ್ರಿ ಈ ಪ್ರವಾಸದಲ್ಲಿ ಹುಡುಗೋರೇನ ಅಂತ ಆ ರತ್ನ ಕರಂಡಕ ತೆಗೆದು ನೋಡಿದ್ರೆ ಈ ದಿವ್ಯವಾದಂಥ ರತ್ನ ಕರಂಡಕದಲ್ಲಿ ಈ ಬಡಪಾಯಿ ಸೀಬೆಹಣ್ಣ ಅಂತಂದರೆ ಇಲ್ಲ ಇದು ನಿಷ್ಕಪಟವಾದಂಥ ಒಬ್ಬ ಹಳ್ಳಿಯ ಮಗಳು ಕೊಟ್ಟದ್ದು ನಿಮ್ಮ ಊರಲ್ಲಿ ಸಿಗೋದಿಲ್ಲ ನಿಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಕೊಡಿ ಅಂತ ಕೊಟ್ಟಿರೋದು ಆ ಪ್ರೀತಿಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಅಂತ ಅಂದರೆ ಒಂದು ವಿನೋದವಾಗಿ ತೆಗೆದುಕೊಂಡು ಬಂದದ್ದು ಕೃಷ್ಣದೇವರಾಯರ ಉದಾತ್ತತೆ ಮುಂದೆ ಆ ಚಲನಚಿತ್ರದಲ್ಲಿ ಅವಳು ಪ್ರಾಣವನ್ನೂ ಕಡೆಗೆ ಬಳಸ್ತಾನೆ ಕೃಷ್ಣದೇವರಾಯ ಆ ಥರ ಬರುತ್ತದೆ ಅಂದರೆ ಆತನ ಔದಾರಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಈ ಸಣ್ಣ ಸಣ್ಣ ವಸ್ತುವು ಪೂರಕವಾಗುವಂತೆ ಅಂದರೆ ಆಕಸ್ಮಿಕವಾಗಿ ಬಂದದ್ದನ್ನು ಇಟ್ಟುಕೊಂಡು ಹೇಗೆ ಮಾಡೋದು ಅಂತೀವಲ್ಲ ಅದು ಪ್ರತಿಭೆ ರಾಘವನ್ನವರು ತಮ್ಮ ಪಾಂಡಿತ್ಯವನ್ನು ಅಷ್ಟು ಚೆನ್ನಾಗಿ ಬಳಸ್ಕೊಂಡಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅವನು ಪಂಡ್ರಿಕ್ ವಿಟ್ಲ ಹೇಳ್ಕೊಳ್ತಾನೆ ಯದ್ಯಪ್ಯಹಂ ಕರ್ನಾಟೇಶು ಪ್ರಸೂತಃ ಅದ್ಯ ಕಚಿತ್ ಕತಿಚಿತ್ ವರ್ಷಾನ್ ತತ್ರತ್ರ ಉತ್ತರಾಪತ ಇವ ಸಂಚರಾಮಿ ಪ್ರಥಮಂ ಕರ್ನಾಟ ಮಾರ್ಗೇ ವಿದುಷಾ ಸತಾ ಮಯ ಅಧುನಾ ಹಿಂದೂಸ್ತಾನೀಯಂ ಗೀತಂ ಸಮ್ಯಕ್ ಅಭೀಕ್ಷ್ಣಂಚ ಅಶ್ರಾವಿ ಅಭ್ಯಸ್ತಂಚ ಶಾಸ್ತ್ರ ಪರಿಶೀಲನೇನ ಚ ವಿಷಯೇವ ವಿಚಾರಿತ ಮಮತು ಭಾತಿ ಭೇದ ಏತಯೋರೇವಂ ವರ್ತತೆ ಇತಿ ಅಂತ ಹಿಂದೂಸ್ತಾನಿ ಕರ್ನಾಟಕೀಯ ಸಂಗೀತಗಳಿಗೆ ಭೇದ ಏನಿದೆ ಅಂತ ಹೇಳ್ತಾರೆ ಗಮಕಭೇದೇಶು ಕೇಚನ ಕೇಚನಾತ್ರ ಉಪಯುಜ್ಯಂತೆ ನೋಡಿ ಇವರು ಮ್ಯೂಸಿಕ್ ಅಕಾಡೆಮಿ ಸೆಕ್ರೆಟರಿ ಅಲ್ವಾ ಗಮಕ ಭೇದಗಳಿವೆ ಎರಡಕ್ಕೂ ಕೂಡ ಅಪರೇ ದಾಕ್ಷಿಣಾಸ್ಯಾಂ ದಿಶಿ ರಾಗನಾಮಸು ಪರಸ್ಪರ ವ್ಯಾಮೋಹ ಸಂಜಾತ ರಾಗಗಳಲ್ಲಿ ಕೆಲವು ಹೆಸರು ವ್ಯತ್ಯಾಸ ಆಗಿದೆ ಚ ನ ತಾವಾನ್ <clears throat> ನಿಯಮ ಇಲ್ಲಿ ರಾಗಸ್ವರೂಪದಲ್ಲಿ ಅಷ್ಟು ಕಠೋರ ನಿಯಮ ಇಲ್ಲ ಹಿಂದೂಸ್ತಾನಿಲಿ ಕಸ್ಯಾಪಿ ಮಹತೋ ಗಾಯಕಸ್ಯ ವಿಷಯ ಸ್ವಾತಂತ್ರ್ಯ ಅವಸರ ಅತ್ರ ಅನುಮತಃ ಗಾಯಕರು ಸ್ವಾತಂತ್ರ್ಯ ತಗೋಬಹುದು ಹಿಂದೂಸ್ತಾನಿಲಿ ಉಂಟು ಯೇನ ಕೇಶುಚಿತ್ ರಾಗೇಶು ತತ್ತದ್ ಗುರುಶಿಷ್ಯ ಸಂಪ್ರದಾಯೇಶು ಮಿತೋ ಭೇದೋ ದೃಶ್ಯತೆ ತಾನಸೇನವತ್ ನಾಯಕಭೂತ ಗಾಯಕೋಪಜ್ಞಂಚ ಪ್ರತಂತೆ ಏಕಸ್ಯಾಪಿ ರಾಗಸ್ಯ ಭಿನ್ನತೆಯ ಉಲ್ಲಿಖಿತ ಉಲ್ಲಿಖ್ಯಮಾನ ಅವಾಂತರ ರೂಪಭೇದ ಕೆ ಕೆ ರಾಗಾ ಕಸ್ಮಿನ್ ಕಸ್ಮಿನ್ ದಿವಸಭಾಗೆ ಗಾತವ್ಯಾ ಇತ್ಯಪಿ ಇಲ್ಲಿ ಹಿಂದೂಸ್ತಾನಿನಲ್ಲಿ ದಿವಸಕ್ಕೆ ಅನುಸಾರವಾಗಿ ಅನುಸಾರವಾಗಿ ರಾಗಗಳನ್ನು ಹಾಡಬೇಕು ಅಂತ ನಿಯಮ ಮಾಡಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ ಹಾಗೆಲ್ಲ ಇಲ್ಲ ಅಂತ ಈ ರೀತಿಯಾಗಿ ಎಷ್ಟೋ ವಿದ್ವದ್ ವಿಷಯಗಳನ್ನೆಲ್ಲ ರಸೋಚಿತವಾಗಿ ಸಂದರ್ಭ ಶುದ್ಧಿಯಿಂದ ತರ್ತಾರೆ ಈ ಥರದ್ದು ಉಂಟು ಹೀಗಾಗಿ ಇಲ್ಲಿ ಅಕ್ಬರ್ ಸಲೀಮರ ಒಂದು ಸಲೀಮ್ ಅನಾರ್ಕಲಿಯರ ಪ್ರಣಯಕ್ಕೆ ಅಂಥ ದೊಡ್ಡ ಅವಕಾಶ ಇಲ್ಲ ಆಮೇಲೆ ಅದು ಸುಖಾಂತವಾಗಿ ಕೂಡ ನಡೆಯುತ್ತದೆ ಇದು ಸಾಮಾನ್ಯವಾಗಿ ಈ ರೂಪಕದ ವಿಷಯವಾಗಿ ನೋಡಬಹುದು ಇನ್ನು ನಾವು ನೋಡಬಹುದಾದದ್ದು ಅವರ ಪ್ರೇಕ್ಷಕ ತ್ರಯಿ ಅಲ್ಲಿ ವಿಜ್ಜಿಕೆ ನಮ್ಮ ಇಮ್ಮಡಿ ಪುಲಿಕೇಶಿಯ ಸೊಸೆ ಆ ಸೊಸೆಯನ್ನು ಕುರಿತು ಕೆಲವು ಕೆಲವು ಸುಭಾಷಿತಗಳಿವೆ ಅವಳೇ ಮಾ ಬರೆದಂಥ ಕೆಲವು ಕೆಲವು ಕವಿತೆಗಳಿದೆ ಒಟ್ಟು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಪದ್ಯಗಳು ನಮಗೆ ಸಿಗುತ್ತವೆ ಇನ್ನು ಆಕೆಯೇ ಬರೆದದ್ದು ಅಂತ ಹೇಳುವ ಒಂದು ರೂಪಕ ಅದು ಕೌಮುದಿಯ ಮಹೋತ್ಸವ ಅಂತ ಕರೀತಾರೆ ಮಾನವಲ್ಲಿ ರಾಮಕೃಷ್ಣ ಕವಿಗಳು ಸಂಪಾದನೆ ಮಾಡಿದ್ದು ಅದು ಆಕೆಯದೇ ಅಲ್ಲವಾ ಅಂತ ಸ್ವಲ್ಪ ಸಂದಿಗ್ಧತೆ ಒಟ್ಟಿನಲ್ಲಿ ಇಷ್ಟು ಅವಳ ಸಾಹಿತ್ಯ ರಾಘವನ್ನವರು ಆ ರೂಪಕ ಈಕೆಯದಲ್ಲ ಅಂತ ನಂಬಿಕೊಂಡವರು ಅದಕ್ಕೆ ಅವರ ಕಾರಣಗಳು ಉಂಟು ಹೀಗಾಗಿ ಅವರು ಇಷ್ಟನ್ನೇ ಇಟ್ಟುಕೊಂಡು ಕವಯಿತ್ರಿ ಬಗ್ಗೆ ಒಂದು ರೂಪಕ ಮಾಡಿದ್ದಾರೆ ಅದೇ ಥರ ವಿಕಟನೆ ತಂಬೆ ಅವಳದು ಯಾವ ಕೃತಿಯೂ ಸಿಕ್ಕಿಲ್ಲ ಕೆಲವೊಂದು ಮುಕ್ತಕಗಳು ಒಂದು ಎಂಟತ್ತು ಮುಕ್ತಕ ಸಿಕ್ಕಿದೆ ಅದರ ಮೇಲೆ ಆಕೆಯನ್ನು ಕುರಿತು ಒಂದು ಎಂಟು ಪುಟಗಳ ಏಕಾಂಕ ಅದೇ ರೀತಿ ಮತ್ತೊಬ್ಬ ವಿದುಷಿ ಕವಯಿತ್ರಿ ಅಲ್ಲ ಪ್ರಾಯಶಃ ಅವಂತಿ ಸುಂದರಿ ಅಂತ ಸಂಸ್ಕೃತದ ಸಾಹಿತ್ಯಾಕಾಶದಲ್ಲಿ ತುಂಬ ಗಣನೀಯವಾದ ಹೆಸರು ಮಾಡಿದ ಅಲಂಕಾರಿಕರಲ್ಲೂ ಒಬ್ಬನಾದ ನಾಟಕಕಾರ ಕವಿ ವಿದ್ವಾಂಸನಾಗಿದ್ದ ರಾಜಶೇಖರ್ನ ಪತ್ನಿ ಅವಳು ಆಕೆ ರಾಜಶೇಖರ ತನ್ನ ಗ್ರಂಥದಲ್ಲಿ ಒಂದು ಮೂರ್ನಾಲ್ಕು ಕಡೆ ಅವಂತಿ ಸುಂದರಿಯ ಅಭಿಪ್ರಾಯ ಅಂತ ವ್ಯಕ್ತಪಡಿಸ್ತಾನೆ ಗಂಡ ತನ್ನ ಹೆಂಡತಿಯ ವೈದಗ್ಧ್ಯವನ್ನು ಪಾಂಡಿತ್ಯವನ್ನು ಮೆಚ್ಚಿ ಅದನ್ನು ಉಲ್ಲೇಖಿಸಿ ಅದು ಸರಿ ಅಂತ ಹೇಳುವಂಥದ್ದು ತುಂಬ ವಿರಳ ಏವಂ ಅವಂತಿ ಸುಂದರಿ ಓಮಿತಿ ಯಾಯಾವರೀಯ ಅಂತೆಲ್ಲ ಬರೀತಾನೆ ಹೀಗೆ ಅವಂತಿ ಸುಂದರಿ ಹೇಳ್ತಾಳೆ that is okay all right ಅಂತ ನಾನು ಹೇಳ್ತೀನಿ ಅಂತ ಈ ರೀತಿಯಾದ ಅಭಿಪ್ರಾಯ ಅನ್ನೋದು ಆ ಗಂಡ ಹೆಂಡಿರ ಸಾಹಿತ್ಯ ಜೀವನ ರಸಿಕ ಜೀವನ ಎಂಥದ್ದು ಅನ್ನೋದನ್ನು ಅದನ್ನು ಒಂದು ಎಂಟತ್ತು ಪುಟಗಳ ಸಣ್ಣ ರೂಪಕವಾಗಿ ಮಾಡಿದ್ದಾರೆ ಈ ಮೂವರಲ್ಲಿಯೂ ಒಂದು ಕಾಮನ್ ಫ್ಯಾಕ್ಟರ್ ಏನೆಂದರೆ ಸಂಸ್ಕೃತ ಭಾಷೆ ಉಚ್ಛ್ರಾಯದಲ್ಲಿದ್ದಾಗ ಹೆಣ್ಣು ಮಕ್ಕಳು ಹೇಗೆ ಕುಶಲತೆಯನ್ನು ಪಡೆದಿದ್ರು ಯಾವ ರೀತಿ ಕವಿ ವಿದುಷಿಯರಿದ್ದರು ಅವರೆಲ್ಲ ಕವಿಯತ್ರಿಯರಾಗಿ ವಿದುಷಿಯರಾಗಿ ಇದ್ದರು ಅವರ ಜೀವನ ಅವರ ಉಲ್ಲಾಸ ಅವರ ಆತ್ಮವಿಶ್ವಾಸ ಎಂಥದ್ದಾಗಿತ್ತು ಅಂತ ವಿಜ್ಜಿಕೆ ಚಂದ್ರಾದಿತ್ಯ ಅಂತನ್ನುವ ಇಮ್ಮಡಿ ಪುಲಿಕೇಶಿ ಎರಡನೇ ಮಗನ ಹೆಂಡತಿ ಅಂತೂ ಗೊತ್ತಾಗುತ್ತದೆ ಅವಳಿಗೆ ಎಷ್ಟು ಕೆಚ್ಚು ಅಂತಂದರೆ ದಂಡಿ ಸರಸ್ವತಿ ಸರ್ವಶುಕ್ಲ ಅಂತ ಹೇಳಿದ್ರೆ ಮೈಯೆಲ್ಲ ಬೆಳ್ಳಗಿದೆ ಸರಸ್ವತಿಗೆ ಅಂತ ಚತುರ್ಮುಖ ಮುಖಾಂಭೋಜ ವನಹಂಸ ವಧುರ್ಮಮ ಮಾನಸೇ ರಮತಾ ನಿತ್ಯಂ ನಿತ್ಯಂ ಸರ್ವಶುಕ್ಲ ಸರಸ್ವತಿ ಅಂತ ಹೇಳಿದ್ರೆ ಇವಳು ಅದೆಲ್ಲ ತಪ್ಪು ಅಂತಂತಾಳೆ ಅಲ್ಲಿ ಅವಳ ಗುರು ಹೇಳ್ತಾರೆ ನೋಡಮ್ಮ ತನ್ ಕಾಂಚೀಪುರದಿಂದ ಒಂದು ಗ್ರಂಥ ಬಂದಿದೆ ಈ ಗ್ರಂಥ ದಂಡಿ ಮಹಾಕವಿ ಬರೆದದ್ದು ಅಂದರೆ ಇದೇನಿದು ನೀವು ಇನ್ನೂ ಪೂರ್ತಿ ಓದೋಕ್ಕೆ ಮುಂಚೆನೇ ಇದನ್ನೆಲ್ಲ ಹೇಳ್ಬಿಡ್ತೀರಲ್ಲ ಇಷ್ಟು ದೊಡ್ಡದಾಗಿ ಅಂತೆಲ್ಲ ಅವಳು ಅಂತಾಳೆ ಇವ ಮಹಾಕವಿನ ಅಹೋ ಕ್ಷಿಪ್ರಸಂತುಷ್ಟ ಆಚಾರ್ಯ ಅಯ್ಯೋ ನಮ್ಮ ಗುರುಗಳಿಗೆ ಅಲ್ಪ ಸಂತೋಷವೇ ಅವನು ಎಲ್ಲಿ ಮಹಾವಿಕವಿ ಅಂತ ಇಲ್ಲ ಇಲ್ಲಮ್ಮ ಹಾಗಲ್ಲ ಮೈವಂಬಣ ಕಾವ್ಯಾಲಂಕಾರ ಶಾಸ್ತ್ರಂ ಏತತ್ ನಿರ್ಮಿತವಾನ್ ದಂಡಿ ಸಮ್ಯಗಲಂಕರೋತಿ ಆಚಾರ್ಯ ದಂಡೀತಿ ವಿಶೇಷಣಂ ಅವನು ಅಲ್ಪ ಸ್ವಲ್ಪಕ್ಕೆಲ್ಲ ಆಗಿಲ್ಲ ಆಚಾರ್ಯ ನಿಜವಾಗಿಯೂ ಅಂತ ಭವತು ಪಠಿತಾಂ ಶ್ಲೋಕ ಮಂಗಳ ಶ್ಲೋಕ ಅಂತಾಳೆ ಈ ಮಂಗಳ ಶ್ಲೋಕ ಹೇಳಿದಾಗ ಪುಚ್ಚೈ ಹಸತಿ ಗಹಗಹಿಸಿ ನಗುತ್ತಾಳೆ ಅಯ್ಯಿ ಕಿಮಿತ ಮಕಾಂಡೆ ಮಹಾನ್ ಪ್ರಹಾಸ ಯಾಕಮ್ಮ ಸುಮ್ ಸುಮ್ಮನೆ ನಗುತ್ತೀಯ ಒಳ್ಳೆ ಸಂಸ್ಕೃತ ಭಾಷೆ ಈ ಮೂರು ರೂಪಕಗಳಲ್ಲಂತೂ ಉಚ್ಚತರವಾದ ಉದಾತ್ತ ಮನೋಹರವಾದ ಸಂಸ್ಕೃತ ಬಳಸಿದ್ದಾರೆ ಅವಳು ಅಯ್ಯಯ್ಯೋ ಏನಿದು ಕಿವಿ ಚುಚ್ಚುತ್ತಾ ಇದೆಯಲ್ಲ ಈ ತಪ್ಪು ಕರ್ಣಾರುಂತದೋ ಭವತಿ ದೋಷ ಅಂತ ಏನು ಅಂತಂದರೆ ಪ್ರತ್ಯಕ್ಷರ ವಿರೋಧ ಪ್ರತ್ಯಕ್ಷ ವಿರೋಧ ಪ್ರತ್ಯಕ್ಷರಿಗೂ ವಿರೋಧ ಪ್ರತ್ಯಕ್ಷವೂ ವಿರೋಧ ಇಲ್ಲಿ ಯಾಕೆ ಅಂದರೆ ನಾನಿದ್ದೀನಿ ನೀಲೋತ್ಪಲ ದಲಶ್ಯಾಮಾಂ ವಿಜ್ಜಿಕಾಂ ಮಾಮ ಜಾನತ ಮೃತೈವ ದಂಡಿನಾಪ್ರೋಕ್ತ ಸರ್ವಶುಕ್ಲಾ ಸರಸ್ವತಿ ಕನ್ನೈದಿಲಿ ಹಾಗೆ ಕಪ್ಪಿಗೆ ಇರುವ ನಾನು ವಿಜ್ಜಿಕೆ ಇರುವಾಗ ಸರಸ್ವತಿ ಬೆಳ್ಳಗಿದ್ದಾಳೆ ಅಂತ ಹೇಳ್ತಾಳಲ್ಲ ಏನಾದರೂ ಬುದ್ಧಿ ಇದೆಯಾ ಅವನಿಗೆ ಅಂತ ಅಂದರೆ ತಾನೇ ಸರಸ್ವತಿ ಎನ್ನುವ ಭಾವ ಹೌದು ಸಿದ್ಧವಾಚಾ ದೇವ್ಯ ನಿಜವಾಗಲೂ ನೀನು ಸಿದ್ಧವಾಕೊಳ್ಳಮ್ಮ ಅಲಂ ಅತಿಸ್ತುತ್ಯ ನನ್ನನ್ನು ಹೊಗಳಬೇಡಿ ನನಗಂತೂ ಅನಿಸೋದಿಷ್ಟೇ ದ್ವಿತ್ರ ಏವ ಕವಯ ಇಬ್ರೋ ಮೂರೋ ಕವಿಗಳಷ್ಟೇ ಏಕೋಭೂಂದಲಿನಾಥ್ ತತಶ್ಚ ಪುಲಿನಾಥ್ ವಲ್ಮೀಕಾಪರ ತೇ ಸರ್ವೇ ಕವಯ ಪ್ರಸನ್ನ ಮತಯ ತೇಭ್ಯೋ ಮಹದ್ಭ್ಯೋ ನಮಃ ಒಬ್ಬ ಕಮಲದಿಂದ ಹುಟ್ಟಿದ ಬ್ರಹ್ಮಕವಿ ವೇದ ಕೊಟ್ಟವನು ಮತ್ತೊಬ್ಬ ಹುತ್ತದಿಂದ ಹುಟ್ಟಿದ ಕವಿ ವಾಲ್ಮೀಕಿ ರಾಮಾಯಣ ಕೊಟ್ಟವನು ಮತ್ತೊಬ್ಬ ದ್ವೀಪದಲ್ಲಿ ಹುಟ್ಟಿದ ಕವಿ ಮಹಾಭಾರತ ಕೊಟ್ಟವನು ವ್ಯಾಸ ಇವರೇ ಕವಿಗಳು ಅರ್ವಂಚೋ ಇದು ಗದ್ಯ ಪದ್ಯ ರಚನಾ ಚಾತುರ್ಯ ಮಾತನ್ವತೆ ತೇಷಾಂ ಮೂರ್ಧಿ ವಾಮಚರಣಂ ಕರ್ನಾಟ ರಾಜಪ್ರಿಯ ಇವರು ಆದಮೇಲೆ ಯಾರಾದರೂ ನಾನು ಕವಿ ಅಂತ ಬಂದರೆ ಅವ್ರ ತಲೆ ಮೇಲೆ ನಾನು ಎಡಗಾಲಿಡ್ತೀನಿ ಅಂತ ಇನ್ನೂ ಒಂದು ಅರ್ಥ ಇದೆ ಇವರು ಆದಮೇಲೂ ಒಳ್ಳೆಯ ಕವಿತ್ವ ಮಾಡಿದ್ರೆ ಅವರು ಎಡಗಾಲನ್ನು ನನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಅದನ್ನು ತುಂಬ ಮೆಚ್ಚುಕೋತಾನೆ ಅವರ ಗುರು ಆಮೇಲೆ ನೀನು ಒಂದು ಧಾನ್ಯ ಕುಟ್ಟುವ ಪದ್ಯ ಬರೆದಿದ್ಯಲ್ಲ ಅದು ತುಂಬ ಚೆನ್ನಾಗಿದೆ ಅದನ್ನು ಹೇಳು ಸಗೀತಕಂ ಧಾನ್ಯ ಕಂಡನಂ ಕ್ರಿಯಮಾಣಂ ದೃಷ್ಟ ಶ್ಲೋಕೋಯಂ ಸಂದೃಬ್ಧೋ ಮಯ ಅಂತ ಹೇಳ್ತಾಳೆ ಸಂವಿಭಕ್ತರ ಸ್ವಯಂ ಸ್ವತತೇ ತರಾಮಿತಿ ನೀನು ಅದನ್ನು ನಾಲ್ಕು ಜನರ ಜೊತೆಗೆ ಹಂಚಿಕೊಂಡ್ರೆ ಮತ್ತೂ ಚೆನ್ನಾಗತ್ತಮ್ಮ ಹೇಳು ಅಂತಂದಾಗ ಆ ವಿಲಾಸ ಮಸರಣೋಲ್ಲಸನ್ ಮುಸಲೋಲ ದೊಕ್ಕಂದಲಿ ಪರಸ್ಪರ ಪರಿಸ್ಖಲತ್ ವಲಯ ನಿಸ್ವನೋದ್ಬಂಧುರಾಹ ಲಸಂತಿ ಕಲಹಂಕೃತಿ ತ್ರುಟಿತ ಕಂಪಿತೋರಸ್ಥಲ ಪ್ರ ತೃಟದ್ಗಮಕ ಸಂಕುಲಾಹ ಕಲಮಖಂಡನೀ ಗೀತೆಯ ಅಂತ ಆ ಬಳೆ ಮೇಲಿಂದ ಕೆಳಕ್ಕೆ ಜಣ ಜಣ ಅಂತ ಶಬ್ದ ಮಾಡ್ತಾ ಇರುತ್ತೆ ಒನಕೆಯ ಮೇಲಿಂದ ಕೆಳಕ್ಕೆ ಕೈ ಆಡ್ತಾ ಇರುತ್ತೆ ಈಗ ಕೈ ಒನಕೆ ಮೇಲಿಂದ ಕೈಗೆ ಇಳಿದು ಬಂದು ಬಂದು ಒನಕೆಯೆಲ್ಲ ನುಣುಪಾಗಿ ಬಿಟ್ಟಿರುತ್ತೆ ಹಾಗೆ ಎತ್ತಿ ಹಾಕುವಾಗ ಎತ್ತಿ ಹಾಕುವಾಗ ತ್ರಿಪದಿಗಳನ್ನು ಎಲ್ಲ ಹಾಡ್ಕೋತಾರೆ ಒನಕೆ ಬಾಡು ಅಂತ ಹಾಗೆ ಹಾಡುವಾಗ ಉಸಿರು ತಗೊಳ್ಳುವಾಗ ಅದರ ಹಾಡು ತುಂಡಾಗುತ್ತೆ ಗಮಕ ಸಂಕುಲಾಹ ಹಾಗೆ ಅವರು ಏದುಸಿರು ತಗೊಳ್ಳುವಾಗ ಹಾಡಿನ ಗಮಕ ತುಂಡಾದರೂ ಚೆನ್ನಾಗಿರುತ್ತಲ್ಲ ಆ ಒನಕೆ ಹಾಡು ಬಹಳ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂತ ದೃಶ್ಯತಾ ಮಾತ್ರ ವರ್ಣಚಾತುರಿ ಚಾತುರಿ ಚ ಈ ಶಬ್ದ ಎಷ್ಟು ಚೆನ್ನಾಗಿದೆ ವರ್ಣನೆ ಎಷ್ಟು ಚೆನ್ನಾಗಿದೆ ಎಲ್ಲ ಕಾವ್ಯದ ದಶಪ್ರಾಣಗಳು ಅಂತ ಹೇಳುವ ಓಜಸ್ಸು ಪ್ರಸಾದ ಮಾಧುರ್ಯ ಕಾಂತಿ ಸಮಾಧಿ ಅಂತ ಹೇಳುವ ಅಷ್ಟು ಗುಣಗಳು ಇದರೊಳಗಿದೆ ಅಂತ ಕೊಂಡಾಡ್ತಾರೆ ಹೀಗೆ ಇವಳನ್ನು ಕುರಿತು ಹೇಳುವಂಥ ಮಾತು ಈ ರೀತಿಯಾದ ಮಾತುಗಳಿಂದಲೇ ಒಂದು ಒಳ್ಳೆಯ ಸಂವಾದವನ್ನು ಮತ್ತು ಒಂದು ಒಳ್ಳೆಯ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾರೆ ಇದು ಏಳನೇ ಶತಮಾನದ ಕವಿಯತ್ರಿ ಇದು ಹೆಚ್ಚು ಕಡಿಮೆ ಆ ಆಸುಪಾಸಿನಲ್ಲೇ ಬಂದವಳು ವಿಕಟನಿತಂಬೆ ಕಾಶ್ಮೀರದವಳು ಅವಳು ಗುರು ಗೋವಿಂದ ಸ್ವಾಮಿ ಅಂತ ಗೊತ್ತಾಗುತ್ತೆ ಮತ್ತಿನ್ನೇನು ಗೊತ್ತಾಗೋಲ್ಲ ಆ ಗುರುವಿನ ಜೊತೆ ಇವಳು ಮಾತಾಡ್ತಿರ್ತಾಳೆ ಇವಳು ವಿಜ್ಜಿಕೆ ಥರ ಹೆಮ್ಮೆಯವಳು ವಿದ್ಯಾಪ್ರಕಾಶ ತ್ವಾಂ ಆಚಾರ್ಯೋಪ್ಯಹಂ ಸಖೀಂ ಭಾವಯಾಮಿ ಅಂತಾನೆ ನಿನ್ನ ವಿದ್ಯೆ ದೊಡ್ಡದಾಗಿದ್ದರಿಂದ ನಾನು ನಿನ್ನನ್ನು ನನ್ನ ಸ್ನೇಹಿತೆಯ ಥರ ನೋಡ್ತೀನಮ್ಮ ಅಂತ ನೂ ನಮ್ಮ ಲಜ್ಜಾಪಯತಿ ಮಾಮ ಆಚಾರ್ಯ ಗುಣದೋಷ ಪ್ರಕಾಶಾಯ ಸಮುಚಿತೋ ನಿಕಷಾಶ್ಮೇತಿ ಕೃತ್ವ ಭವಾನೇವ ಅಹಂ ಮತ್ಕಾವ್ಯಂ ಪಠಾಮಿ ನೀನೇ ನನ್ನ ಗುಣದೋಷಗಳಿಗೆ ಹೊರಗಲ್ಲು ಅಂತ ಭಾವಿಸಿ ನಿಮ್ಮ ಹತ್ರ ನನ್ನ ಪದ್ಯ ಹೇಳ್ತೀನಿ ಅಂತ ವಿಕಟನಿಂಬೆ ನನ್ನ ಪದ್ಯ ಹೇಳ್ತಾಳೆ ಗೊಪ್ರಸ್ಥಿತಾಸಿ ಕರಭೋರು ಘನೆ ನಿಶೀತೆ ಇದು ಅಮರಕನ ಪದ್ಯ ಅಂತಲೂ ಕೆಲವರು ಹೇಳ್ತಾರೆ ಒಬ್ಬಳು ಅಭಿಸಾರಿಕೆ ಪ್ರಿಯನ ಹತ್ರಕ್ಕೆ ಕಗ್ಗತ್ತಲಲ್ಲಿ ಹೊರಟಿದ್ದಾಳೆ ಏನಮ್ಮ ಕತ್ಲಲ್ಲಿ ಹೊರಟಿದ್ದೀಯಲ್ಲ ಉಂಟಿಯಾಗಿ ಏಕಾಕಿನಿ ಬತ ಕಥನ್ನ ಬಿಬೇಶಿ ಬಾಲೆ ಉಂಟಿ ನಿನಗೆ ಭಯವಾಗೊಲ್ಲವ ಅಂದರೆ ನನ್ವಸ್ತಿ ಪುಂಕಿತಶರೋ ಶರೋ ಮದನ ಸಹಾಯ ಹೊರಟಿರುವುದು ಪ್ರಿಯನ ಹತ್ರಕ್ಕೆ ಪ್ರಾಣಪ್ರಿಯೋ ವಸತಿ ಎತ್ತಿರ ಮನಃಪ್ರಿಯೋ ಪ್ರಾಣಾಧಿಕೋ ವಸತಿ ಎತ್ತ ಮನಃಪ್ರಿಯೋಮೆ ಅಂತ ಅವಳು ಹೇಳ್ತಾಳೆ ಪ್ರಿಯ ಇದ್ದಲ್ಲಿ ಹೊರಟಿದ್ದೀನಿ ಒಂಟಿಯಾಗಿ ಹೊರಟಿದ್ದೀನಿ ಭಯ ಇಲ್ವಾ ಅಂತ ಕೇಳ್ತೀರಾ ಮನ್ಮಥನೇ ಬೆಂಗಾವಲಿಗಿದ್ದಾನೆ ಇನ್ಯಾಕೆ ಭಯ ಅಂತ ಅಂದರೆ ಅವಳಿಗಷ್ಟು ಕೆಚ್ಚು ಮನ್ಮಥನೇ ಆಗಿದ್ದಾನೆ ಅಂತ ಅಸ್ತಿ ಸ ಮಹಾಸಹಾಯ ಏನ ಅಬಲಾಪಿ ಸಬಲಾ ಪ್ರಗಲ್ಭಂತೆ ನಿಜ ಇಂತಹ ಸಹಾಯ ಮನ್ಮಥ ಇದ್ದಾಗ ಅಬಲೇರು ಪ್ರಬಲೆಯರಾಗ್ತಾರೆ ಅಂಥೇಳಿ ಹೀಗೆ ಮಾತಾಡ್ತಾ ಇರುವಾಗ ಅವಳು ಮಾತಾಡ್ತಿದ್ದಂತೆಯೇ ಒಂದು ಪ್ರಸ್ತಾವ ಬರುತ್ತೆ ಪಂಡಿತೆಯರಾದ ಹೆಂಡ ಹೆಂಗಸರಿಗೆ ಮೂರ್ಖರಾದವರು ಗಂಡಸರಾಗ್ಬಿಟ್ರೆ ಗತಿ ಏನು ಅಂತ ಆಗ ಸಾತವಾಹನ ಮಹಾರಾಜನಿಗೆ ಸಂಸ್ಕೃತವೇ ಬರ್ತಾ ಇರಲಿಲ್ಲ ಅವನಿಗೆ ಸಂಸ್ಕೃತ ಬಲ್ಲಂಥ ವಿದ್ಯಾವತಿ ರಾಣಿ ಆಗಿಬಿಟ್ಟು ಗತಿಯೇನಾಯಿತು ಅಂತ ಆಗ ಇವಳು ನಿಜ ಏನು ಮಾಡೋದು ಏನು ಮಾಡೋಕ್ಕಾಗೋಲ್ಲ ಅಂತ ಹಣೆ ಬರಹ ಅಂತ ಅಷ್ಟು ಹೊತ್ತಿಗೆ ಅವಳ ಗಂಡ ಅವಳ ಗಂಡನ ನಿಶ್ಚಯವನ್ನು ಅವಳ ಮದುವೆ ನಿಶ್ಚಯವನ್ನು ಅವರು ತಂದೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇವಳು ಮತ್ತು ಇವಳ ಗುರು ತಂದೆ ನೋಡೋಕೆ ಹೋಗ್ತಾರೆ ಆಗ ಗೆಳತಿಯರು ಮಾತಾಡ್ತಾ ಇದ್ದಂತೆ ಇವಳು ಗಂಡನಾಗೋನು ಬರ್ತಾನೆ ಅವನಿಗೇನೂ ಗೊತ್ತಿರೋಲ್ಲ ಶುದ್ಧ ಶುಂಠ ಓ ಅಂದರೆ ಟೋನ್ನಾಗಿ ಬರೋಲ್ಲ ಸಂಸ್ಕೃತವೇ ಗೊತ್ತಿಲ್ಲ ಇದು ಒಂದು ದಂತಕಥೆ ಆಧಾರದ ಮೇಲೆ ಈ ಇಡೀ ರೂಪಕ ಮಾಡಿದ್ದಾರೆ ಅದು ಒಂದು ಶ್ಲೋಕ ಆಗಿದೆ ಕಾಲೇ ಮಾಷಂ ಸಸ್ಯೇ ಮಾಸಂ ವದತಿ ಶಕಾಸಂ ಎಷ್ಟ ಸಕಾಶೆ ಉಷ್ಟ್ರೇ ಲುಂಪತಿ ಶಂವಾರಂ ತಸ್ಮೈ ದತ್ತ ವಿಕಟ ನಿತಂಬ ಅಂತ ಮಾಸ ಅಂತ ಕಾಲಾರ್ಥದಲ್ಲಿ ಹೇಳೋದಕ್ಕೆ ಮಾಷ ಅಂತ ಧಾನ್ಯಾರ್ಥದಲ್ಲಿ ಹೇಳ್ತಾನೆ ಉದ್ದಿನ ಬೇಳೆ ಅನ್ನೋ ಅರ್ಥದಲ್ಲಿ ಮಾಸ ಅಂತ ಹೇಳೋಕ್ಕೆ ಬರದೆ ಮಾಷ ಅಂತಾನೆ ಉದ್ದಿನ ಬೇಳೆ ಮಾಷ ಅಂತ ಅಂದರೆ ಮಾಸ ಅಂತಾನೆ ಯಾರೋ ಒಬ್ಬ ಹಾಸನ ಅನ್ನೋ ಜಾಗದಲ್ಲಿ ಆಸನ ಅಂತಿದ್ದ ಅಂತ ಅವನನ್ನು ಅರಸೀಕೆರೆಗೆ ಟ್ರಾನ್ಸ್ಫರ್ ಮಾಡಿದ್ರಂತೆ ಅಲ್ಲಿ ಅವನು ಹರಸೀಕೆರೆ ಅನ್ನೋಕ್ಕೆ ಶುರು ಮಾಡಿದ್ರಂತೆ ಈ ಥರ ಆಯಿತು ಈ ಸ್ಪೂನರಿಸಮ್ಮು ಉಷ್ಟ್ರ ಅಂತ ಹೇಳಬೇಕು ಅಂದರೆ ಇಲ್ಲ ಉಷ್ಟ ಅಂತಾನೆ ಇಲ್ಲ ಉಟ್ರ ಅಂತಾನೆ ಶ ಅಥವಾ ರ ಎರಡನ್ನು ಬಿಟ್ಬಿಡ್ತಾನೆ ಈ ರೀತಿಯಾದದ್ದು ಇವನ ವಿವೇಕ ಸಕಾಶ ಅನ್ನೋದಕ್ಕೆ ಸಕಾಶ ಅನ್ನೋದಕ್ಕೆ ಶಕಾಸ ಅಂತಾನೆ ಹೀಗೆ ಅಲ್ಲಲ್ಲೇ ಉಲ್ಟಾ ಪಲ್ಟಾ ಮಾಡ್ತಾನೆ ಇಂಥ ವಿವೇಕಿಗೆ ವಿಕಟ ನಿತಂಬೆಯನ್ನು ಕೊಟ್ಟು ಮದುವೆ ಮಾಡಿದ್ದು ಅಂತ ಈ ಕಥಾನಕವನ್ನು ಈ ದಂತಕಥೆಯ ಆಧಾರದ ಮೇಲೆ ಅವರು ಬರೆದರು ಹೀಗೆ ಅವಂತಿ ಸುಂದರಿಯಲ್ಲೂ ಅಲಂಕಾರ ಶಾಸ್ತ್ರ ಸಂಬಂಧಿಯಾದ ಚರ್ಚೆ ಬರ್ತದೆ ರಾಜಶೇಖರ ಅವಂತಿ ಸುಂದರಿಯ ಮೇಲೆ ಎಷ್ಟು ಅಭಿಮಾನ ಅಂದರೆ ತನ್ನ ಹೆಂಡತಿಯ ಸಂತೋಷಕ್ಕಾಗಿಯೇ ಒಂದು ನಾಟಕ ಬರೆದ ಪ್ರಾಕೃತ ಭಾಷೆಯಲ್ಲಿ ಬರೆದ ಅದನ್ನು ಸಟ್ಟಕ ಅಂತ ಕರೀತಾರೆ ಕರ್ಪೂರ ಮಂಜರಿ ಅಂತ ಅದರ ಒಂದು ಪ್ರಸ್ತಾವ ಮತ್ತು ಅವನು ಈ ಒಂದು ಮಾತಿನ ಸಂದರ್ಭದಲ್ಲಿ ಹೇಗೆ ಕವಿರಾಜ ಆದವನು ಎಲ್ಲ ಭಾಷೆಗಳನ್ನು ತಿಳ್ಕೊಂಡಿರಬೇಕು ಅನ್ನುವ ಆ ಪ್ರಸ್ತಾವ ಬರುತ್ತದೆ ಮತ್ತು ಅಲಂಕಾರಶಾಸ್ತ್ರ ಗ್ರಂಥಗಳಲ್ಲಿ ಒಂದಾದ ಅನ್ಯತಮವಾದ ಕಾವ್ಯ ಮೀಮಾಂಸೆಯಲ್ಲಿ ನಾನು ಮೊದಲೇ ಹೇಳಿದಂತೆ ಅವನ ಪತ್ನಿಯ ಅಭಿಪ್ರಾಯಗಳನ್ನು ಹೇಳ್ತಾನೆ ಅದರೊಳಗೆ ಪದಪಾಕ ಅಂತಕ್ಕಂಥದ್ದೊಂದು ಯಾವ ಪದ ಹೇಗೆ ಜೋಡಿಸಬೇಕು ಅಂತ ಅದಕ್ಕೆ ಪದನಿವೇಶ ನಿಷ್ಕಂಪತಾ ಪಾಕ ಯಾವ ಪದ ಇಟ್ಟ ಮೇಲೆ ಅದನ್ನು ಅಲ್ಲಾಡಿಸ್ಬೇಕಿಲ್ಲ ಅಂತ ಅನಿಸುತ್ತಲ್ಲ ದೃಢತೆ ಇರುತ್ತಲ್ಲ ಅದೇ ಪದಪಾಕ ಅಂತ ಆ ಅಭಿಪ್ರಾಯವನ್ನು ಅವಂತಿ ಸುಂದರಿ ಗುಣಾಲಂಕಾರ ರೀತ್ಯುಕ್ತಿ ಶಬ್ದಾರ್ಥ ಗ್ರಥನಕ್ರಮ ಸ್ವದತೆ ಸುಧಿಯಾಂಬ್ಯೇನ ವಾಕ್ಯಪಾಕ ಸಮಾಂ ಪ್ರತಿ ಸತಿ ಭಕ್ತರಿ ಸತ್ಯರ್ಥೆ ಶಬ್ದೇ ಸತಿ ರಸೇತಸಿ ಅಸ್ತಿ ತನ್ನ ವಿನಾ ಏನ ಪರಿಸ್ರವತಿ ವಾಂಗ್ಮಧು ಯಾವ ರೀತಿ ಇಲ್ಲದೇ ಇದ್ದರೆ ಸ್ವಾರಸ್ಯ ಉಂಟಾಗಲ್ವೋ ಅದೇ ಪದಪಾಕ ಅಂತ ಯಾವುದನ್ನು ಶೆಲ್ಲಿ ಹೇಳ್ತಾನೆ the best words in the best order is poetry ಅಂತ ಆ ತರಹ ಅಂತಕ್ಕಂಥದ್ದು ಹೀಗೆ ವರ್ಣನೆ ಯಾವ ಥರ ಮಾಡಬೇಕು ಅನ್ನುವಂಥದ್ದು ವಸ್ತು ಸ್ವಭಾವ ಮುಖ್ಯವಾ ಕವಿಯ ಉಕ್ತಿ ಮುಖ್ಯವಾ ಅಂತನ್ನುವ ಅಭಿಪ್ರಾಯ ಬಂದಾಗ ವಸ್ತು ಸ್ವಭಾವೋತ್ರ ಕವೇ ರತಂತ್ರಂ ಗುಣಾಗುಣ ಉಕ್ತಿ ವಶೇನ ಕಾವ್ಯೆ ತುವನ್ ನಿಬತ್ನಾತ್ಯಮೃತಾಂಶು ಬಿಂದುಂ ನಿಂದಂತು ಮಾಹ ಧೂರ್ತಃ ಹೀಗಾಗಿ ಚಂದ್ರನನ್ನು ದೋಷಾಕರ ಅಂತ ಹಳಿದರೆ ಏನು ಪ್ರಯೋಜನವಿಲ್ಲ ಒಳ್ಳೆಯ ವಸ್ತುವನ್ನು ಹೇಗೂ ವರ್ಣಿಸಬಹುದು ಅದು ಚೆನ್ನಾಗತ್ತೆ ಆದರೆ ಒಳ್ಳೆಯ ವಸ್ತುವನ್ನು ಕುರಿತು ಮುಖ ಮುರಿಕೊಳ್ಳತಕ್ಕಂಥ ರೀತಿಯಲ್ಲಿ ಮಾಡುವುದು ಸರಿಯಾಗೋದಿಲ್ಲ ಅಂತನ್ನುವ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾಳೆ ಈ ರೀತಿಯಲ್ಲಿ ಬರ್ತದೆ ಮತ್ತು ಕಾವ್ಯದಲ್ಲಿ ಹರಣ ಅಂದರೆ ಒಬ್ಬರಿಂದ ಇನ್ನೊಬ್ಬರು ಪಡ್ಕೊಳ್ಳೋದು ಕದ್ದು ಬಿಡೋದು ಪ್ರಭಾವಿತರಾಗೋದು ಅದು ಹೇಗೆ ಅಂತ ಪರಕಾವ್ಯ ಹರಣೆ ಪ್ರಕಟ ಸೂಕ್ಷ್ಮಶ್ಚ ಪ್ರಕಟಾ ಸೂಕ್ಷ್ಮಶ್ಚ ಲಘವೋ ಮಹಾಂತಶ್ಚ ಭೇದ ವಿಶೇಷ ಸೂಕ್ಷ್ಮವಾಗಿ ಪ್ರಕಟವಾಗಿ ಎಷ್ಟೆಷ್ಟೋ ರೀತಿ ಕದ್ದುಕೊಳ್ಬಹುದು ಅದು ಏನು ಅಂತಂದಾಗ ನಾಸ್ತ್ಯಚೋರ ಕವಿಜನಃ ನಾಸ್ತ್ಯಚೋರೋ ವಣಿಗ್ಜನಃ ಸನಂದತಿ ವಿನಾ ವಾಚ್ಯಂ ಯೋಜಾನಾತಿ ನಿಗೂಹಿತು ಕಳ್ಳನಲ್ಲದ ಕವಿಯಲ್ಲ ಇಲ್ಲ ಕಳ್ಳನಲ್ಲದ ವರ್ತಕ ಇಲ್ಲ ಆದರೆ ಯಾರು ತನ್ನ ಕಳ್ಳತನವನ್ನು ಮರೆಮಾಡಲು ಬಲ್ಲನೋ ಅವನೇ ನಿಜವಾಗಿ ದೊಡ್ಡವನು ಅಂತ ಈ ರೀತಿಯಾದ ಅಭಿಪ್ರಾಯಗಳನ್ನು ಅವಂತಿ ಸುಂದರಿ ರಾಜಶೇಖರ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅದನ್ನೇ ಸೇರಿಸಿ ಒಳ್ಳೆಯ ಒಂದು ಸಂಕ್ಷಿಪ್ತವಾದ ರೂಪಕ ಮಾಡಿದ್ದಾರೆ ಹೀಗೆ ನೋಡಿದಾಗ ರಾಘವನ್ನವರ ಸಾಹಿತ್ಯದಲ್ಲಿ ನಾವು ಕಾಣುವುದು ಒಳ್ಳೆ ವ್ಯಾಸಂಗ ಪಾಂಡಿತ್ಯ ಎಷ್ಟು ದೊಡ್ಡ ಸಹಕಾರಿಯಾಗುತ್ತದೆ ಅಂತ ರಾಘವನ್ನವರಿಂದ ನಾವು ಕಾಣಬಹುದಾದದ್ದು ಅದೇನೆ ತುಂಬ ಒಳ್ಳೆಯ ಗದ್ಯ ಬರೆಯುವುದು ಹೇಗೆ ಅಂತ ಕಾಣ್ಕೊಳ್ತಕ್ಕಂಥದ್ದು ಆಧುನಿಕ ಸಂಸ್ಕೃತಕ್ಕೆ ಮುಖ್ಯವಾಗಿ ಇವೆರಡು ಬೇಕು ಉದ್ದಾಮ ಪಾಂಡಿತ್ಯ ಆದದ್ದು ಬೇಕು ತುಂಬ ಕೂಪಮಂಡೂಕ ಪಾಂಡಿತ್ಯ ಸಾಲದು ತುಂಬ ಕವಿಗಳಿಗೆ ಅದೇ ಇರತಕ್ಕಂಥದ್ದು ಪಾಠಶಾಲೆಯಿಂದ ಆಚೆಗೆ ಹೋಗಿಲ್ಲ ಅವರ ಪಾಂಡಿತ್ಯ ಪ್ರಪಂಚ ವಿಶ್ರುತವಾದಂಥದ್ದು ಪ್ರಪಂಚ ವ್ಯಾಪ್ತವಾದದ್ದಾಗಿರಬೇಕು ಬಹುಮುಖೀನವಾಗಿರಬೇಕು ಪಾಂಡಿತ್ಯ ಮತ್ತು ಒಳ್ಳೆಯ ಗದ್ಯ ಚೆನ್ನಾಗಿ ಬರೀಬೇಕು ಒಳ್ಳೆ ಗದ್ಯ ಬರೆಯೋದು ಅಂದರೆ ಸುಲಭವಾದ ಗದ್ಯ ಬರೀಬೇಕು ಅಂತ ನೀರಸವಾಗಿ ಬರೀತಕ್ಕಂಥದ್ದಲ್ಲ ತುಂಬ ಕೃತಕವಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಂಧಿಗಳನ್ನೆಲ್ಲ ಬಿಡಿಸ್ತಕ್ಕಂಥದ್ದು ಎಲ್ಲ ಆ ಥರದ್ದು ಸರಿ ಆಗೋಲ್ಲ ಅದು ಬಾಲಪಾಠ ಅಷ್ಟೇ ಅದನ್ನು ಮೀರಿ ಬರಬೇಕು ಹೀಗಾಗಿ ಈ ಎರಡು ಅಂಶಗಳು ಬಹಳ ಮುಖ್ಯ ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರಾಗಿ ರಾಘವನ್ನವರು ಕವಿಯಾಗಿ ನಮ್ಮ ಮನಸ್ಸಲ್ಲಿ ಸದಾ ನಿಲ್ತಾರೆ ನಾಳೆ ದಿವಸ ನಾವು ಮಹಾರಾಷ್ಟ್ರದ ಮಹಾಕವಿ ತುಂಬ ದೊಡ್ಡ ಕವಿ ಶ್ರೀಧರ್ ಭಾಸ್ಕರ್ ವರ್ಣೇಕರ್ ಅವರನ್ನು ಕುರಿತು ನೋಡೋಣ ನಮಸ್ಕಾರ ಧನ್ಯವಾದ